टीकाकृतिम् आधारम् सर्वविद्यानाम् हयग्रीवमुपास्महे व्यासम् वसिष्ठनप्तारम् शक्तेः पौत्रमकल्मषम् पराशरात्मजम् वन्दे शुकतातन्तपोनिधिम् व्यासाय विष्णुरूपाय व्यासरूपाय विष्णवे नमो वै ब्रह्मनिधे वासिष्ठाय नमो नमः सम्यङ्न्यायकलापेर्महता भारतेन च उपबृंहितवेदाय नमो व्यासाय विष्णवे नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडान्दबधिरोन्मत्तम् तमोभूतम् जगद्भवे यदि ज्ञानहुताशेन त्वया नोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणामि निहतन्तमः प्रपन्नपारिजाताय वेत्ततोत्रैकपाणये ज्ञानमुद्राय कृष्णाय गीतामृतदे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगद्योनिम् नवमि नारायणम् हरिम् ಕೃಷ್ಣಾಯ ಜ್ಞಾನಮೂ ಯೋಗಿ ನಮೀಶಾ ನಮೋ ವೇದಂತ ವೇದಿ ಪಾರಾಶರ್ಯವಚಸ್ಸರೋಜಕೋತ್ಕಟಂ ನಖ್ಯಾಕೇಸರ ಹರಿಕಾ ಸೋಧನಾ ಬೋಧಿತೋಕೆ ಸಜ್ಜನಷಟ್ಪದೈರೇ ಪೀಯಮೂ ಕಲಿಮಲ ಪ್ರಧ್ವಂಸನ ಶ್ರೇಯಸೆ पुण्यम् पवित्रमथ पापहरम् शिवम् च यो भारतम् समधिगच्छति वाच्यमानम् किन्तस्य पुष्करजलैरभिषेचनेन यो कोशतम् कनकशृङ्गमयम् ददाति विप्राय वेदविदुषे सुबहुश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य ततस्य चैव धर्मे च अर्थे च कामे च मोक्षे च परदर्शव यदि हास्ति तदन्यत्र यन्नेहास्ति न कुत्रचित् महत्वात् भारवत्वाच्च महाभारतमुच्यते निरुक्तमस्य यो वेदा सर्वपापैः प्रमुच्यते युधिष्ठिरो धर्ममयो महाद्रुमः स्कन्दोऽर्जुनो भीमसेरोऽस्य शाखाः माद्रीसुतौ पुष्पफले समृद्धे मूलम् कृष्णो ब्रह्म च ब्राह्मणाश्च ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾತೃಸುತೌ ಕಥಯತಾಂ ನ ಭವಂತಿ ರೋಗಾ ಭೀಷ್ಮದ್ರೋಣತಟ ಜಯದ್ರಥ ಜಲ ಗಾಂಧಾರ ನೀಲೋಪಲ ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇನ ಮೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರಮಕರಾ ದುರ್ಯೋಧನಾವರ್ತಿನಿ खलु पाण्डवैर्नदी कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य నడంచైవ నరోత్తమం దేవీం సరస్వతీం వ్యాసం తతో జయముదీరయేత్ శ్రీకృష్ణాయ పరబ్రహ్మణే నమ తమగెల్లరిగూ ಪ್ರಣಾಮಗಳು సభాపర్వద ಒಂದು ಮುಖ್ಯ ಘಟನೆಯನ್ನು ಕುರಿತು ನಿನ್ನೆ ತಾವೆಲ್ಲ ಕೇಳಿದ್ದೀರಿ ಶಿಶುಪಾಲನ ಪ್ರಸಂಗ ಇದೊಂದನ್ನೇ ಕುರಿತು ಅನೇಕ ಕವಿಗಳು ಕಾವ್ಯಗಳನ್ನು ಬರೆದಿದ್ದಾರೆ ತುಂಬ ತತ್ವಾರ್ಥಗಳು ರಹಸ್ಯಗಳು ರಹಸ್ಯಗಳು ಇರತಕ್ಕಂತಹ ಭಾಗ ಶ್ರೀಮದ್ ಭಾಗವತದ ಮೂರನೇ ಸ್ಕಂಧದ ಜಯವಿಜಯರ ಕಥೆಯನ್ನು ತಿಳ್ಕೊಳ್ಳದೇ ಇದ್ರೆ ಈ ಶಿಶುಪಾಲನ ಕಥೆಯ ಮರ್ಮ ಅರ್ಥ ಆಗೋದಿಲ್ಲ ರಾಮಾಯಣದಲ್ಲಿಯೂ ಅಷ್ಟೇ ರಾವಣ ಕುಂಭಕರ್ಣರ ಪಾತ್ರವನ್ನು ತಿಳ್ಕೊಳ್ಳಬೇಕಾದರೆ ಶ್ರೀಮದ್ ಭಾಗವತವನ್ನು ಮೊದಲು ಓದಿರಬೇಕು ಹದಿನೆಂಟು ಪುರಾಣಗಳು ರಾಮಾಯಣ ಮಹಾಭಾರತ ಭಾಗವತಾದಿಗಳು ಎಲ್ಲವೂ ಒಂದೇ ಭಾರತೀಯ ಸಂಸ್ಕೃತಿಯ ಮೂಲ ಸ್ರೋತದ ಮೌಲ್ಯಗಳನ್ನು ಕಥೆಗಳನ್ನು ಒಳಗೊಂಡಿರುವುದರಿಂದ ಒಂದಕ್ಕೊಂದಕ್ಕೆ ವಿರೋಧ ಬರದಂತೆ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಬೇಕು ಶಿಶುಪಾಲನಿಗೆ ಇದು ಆಸುರಿ ಜನ್ಮ ಮೂರನೇ ಜನ್ಮ ಅದಕ್ಕೆ ಮುಕ್ತಿಯಾಗಬೇಕಾದ್ದರಿಂದ ಅವನಿಗೆ ಜ್ಞಾನ ಚೆನ್ನಾಗಿದೆ ಭಗವಂತ ಯಾರು ಎಂಬ ವಿಷಯದಲ್ಲಿ ಹಿರಣ್ಯಕಶುಪವಾಗಿದ್ದಾಗ ಅವನಿಗೆ ತನ್ನ ಮನೆಯಲ್ಲಿಯೇ ನರಸಿಂಹಾವತಾರವಾದರೆ ಇದು ಅರ್ಥವಾಗಲಿಲ್ಲ ಇದು ಯವ್ವುರುವೆನ್ರಿ ಆಂಗೋರಾಳರಿಯಾಯಿ ಇದು ಯವ್ವುರುವೆ ಎನ್ರಿ ಇದೇನು ರೂಪೋ ಅಂದ ಬ್ರಹ್ಮಸೃಷ್ಟಿಯಲ್ಲಿ ಮೇಲೆ ನೋಡಿದರೆ ಸಿಂಹ ಕೆಳಗೆ ನೋಡಿದರೆ ಮನುಷ್ಯ ಇದನ್ನ ಕಂಡೇ ಇಲ್ವಲ್ಲ ಯಾವ ರೂಪ ಯಾವ ರೂಪ ಇತಿ ಮೀಮಾಂಸಮಾನಸ್ಯ ಅದನ್ನು ಯೋಚನೆ ಮಾಡುವುದರಲ್ಲಿ ಅವನ ಜನ್ಮ ಮುಗಿದು ಹೋಯಿತು ಭಗವಂತ ಇದ್ದಾನೆ ಅನ್ನೋದ್ರ ನಂಬಿಕೆ ಇಲ್ಲದೆ ಇರುವಂತಹ ನಾಸ್ತಿಕ ಅವತಾರ ನಾಸ್ತಿಕ ರೂಪ ಹಿರಣ್ಯ ಕಶುಪುವಿನದು ರಾವಣಂದು ಅಂತ ಕೇಳಿದ್ರೆ ಇವನು ವಿಷ್ಣು ಇರಬಹುದೇ ಅಂತ ಸಂಶಯದಲ್ಲಿ ಸತ್ತ ತನ್ನ ಮಗ ಹೋದಾಗ ಯುದ್ಧದಲ್ಲಿ ಅಪರ ಕುಂಭಕರ್ಣನ ಅವತಾರ ಅತಿಕಾಯ ಅವನು ಸತ್ತ ಸಂದರ್ಭದಲ್ಲಿ ತಮ್ಮನ್ಯೇ ರಾಘವಂ ವೀರಂ ನಾರಾಯಣಂ ಅನಾಮಯಂ ತಂ ಮನ್ಯೇ ತಂ ಶಂಕೆ ಸಕಲ ದೋಷ ದೂರನಾದ ಶ್ರೀಮನ್ನಾರಾಯಣ ರಾಮ ಇರಬಹುದೇ ಆ ವಿಭೀಷಣನ ಮಾತು ಕೇಳಲಿಲ್ಲ ಧರ್ಮಜ್ಞನನ್ನು ಹಿಂಸೆ ಮಾಡಿದ್ರೆ ಫಲ ಹೀಗಾಯಿತು ಅಂತ ಕಿಂಚಿತ್ ಶಂಕೆ ರೂಪದಲ್ಲಿ ಜ್ಞಾನ ಉಂಟಾಯಿತು ಆದರೆ ಶಿಶುಪಾಲನಿಗೆ ಬಾಲ್ಯಾತ್ ಪ್ರಭೃತಿ ಕಲಹಂಸ ಭಾಷಣಾದಾರಭ್ಯ ವಿಷ್ಣು ಪುರಾಣಕಾರರು ಈ ಮಗುವಿಗೆ ವಿಕೃತಿ ಉಂಟಾಗಿದ್ದು ಹುಟ್ಟುವಾಗ ಅಶರೀರವಾಣಿಯಾಗಿದ್ದು ಆಮೇಲೆ ಸ್ವರೂಪ ಬಂದದ್ದು ಕೃಷ್ಣನ ಮಡಿಯಲ್ಲಿ ಮಲಗಿಸಿದಾಗ ಇದನ್ನೆಲ್ಲ ಕಥೆ ಕಟ್ಟಿ ಅವನ ತಾಯಿ ಶ್ರುತಶ್ರವೆ ಈ ಮಗುವನ್ನ ಶಿಶುಪಾಲನನ್ನ ತೊಟ್ಟಲಲ್ಲಿ ಹಾಕಿ ಆಡಿಸುವಾಗ ಜೋಗುಳಾಪಾಡುವಾಗಲಿಂದ ಅಯ್ಯೋ ಈ ಮಗು ಕೃಷ್ಣನ ಕೈಲಿ ಸತ್ತು ಹೋಗ್ತದಲ್ಲ ಆ ಕೃಷ್ಣ ಇಂಥವನು ಅಂಥವನು ಇಂಥ ಗುಣವುಳ್ಳವನು ಇಂಥ ರೂಪವುಳ್ಳವನು ಎಂಬುದಾಗಿ ಆ ಗುಣಗಳನ್ನು ವರ್ಣನೆ ಮಾಡಿ ಮಾಡಿ ಶಿಶುಪಾಲ ಕಂಡು ಬಿಡುವ ಹೊತ್ತಿಗೆ ಕಲಭಾಷಣಾದಾರಭ್ಯ ತೊದಲು ಮಾತನಾಡುವಾಗಲಿಂದ ಅವನಿಗೆ ಕೃಷ್ಣನ ಜ್ಞಾನ ಚೆನ್ನಾಗಿತ್ತು ಇದು ಮೂರು ರೂಪಗಳಲ್ಲಿ ಇವನು ಸ್ವಲ್ಪ ಜ್ಞಾನದಲ್ಲಿ ಪ್ರೋಗ್ರೆಸ್ ಇದೆ ಪರ್ವರ್ಷನ್ ಇದೆ ಇವತ್ತು ಅನೇಕರಿಗೆ ಜ್ಞಾನ ಇದೆ ಭಾರತೀಯ ಸಾಹಿತ್ಯ ತತ್ವಜ್ಞಾನದ ಬಗೆಗೆ ಮೇಲ್ವರ್ಗದ ಜನಗಳು ಆದರೆ ಪರ್ವರ್ಟೆಡ್ ಫೆಲೋಸ್ ವಿಕೃತವಾದ ದೃಷ್ಟಿ ಇರ್ತದೆ ಅದಕ್ಕೇನು ಕಾರಣ ಆಸುರಿ ಅಂಶ ಎಲ್ಲೋ ಸಹವಾಸದಲ್ಲಿಯೋ ಆಹಾರದಲ್ಲಿಯೋ ವಿಹಾರದಲ್ಲಿಯೋ what you call high society is inimical to culture ಯಾವುದನ್ನು high society five star hotel culture ಹೇಳ್ತೀರಿ ಅದು ಪ್ರಾಯಶಃ ಅಪರೂಪಕ್ಕೆ ಯಾರೋ ಅದರಿಂದ ಪಾರಾಗಿ ಬರಬಹುದು ಭಾರತೀಯ ಸಂಸ್ಕೃತಿಗೆ ಆ ಜೀವನ ಕ್ರಮ ಮುಳುವಾಗ್ತದೆ ವ್ಯತ್ಯಾಸವಾಗ್ತದೆ ಆದ್ದರಿಂದ ಇವನಿಗೆ ಅದು ಆ ವಾಸನೆ ಕೃಷ್ಣನ ಗುಣ ತಾಯಿ ಕೊಂಡಾಡಿದ್ರಿಂದ ಮಕ್ಕಳಿಗೆ ಜ್ಞಾನ ಎಲ್ಲಿಂದ ಬರುತ್ತದೆ ತಾಯಿ ಜೋಗುಳ ಪಾಡುವಾಗಲಿಂದ ಬರ್ತದೆ mother is the first and the greatest teacher ಭೂಮೇರ್ ಗುರುತರ ಮಾತ ಅದಕ್ಕೆ ನಾವು ಕೇಳಿಕೊಳ್ತೇವೆ ತಾಯಂದರು ಅದರಲ್ಲಿ ಗರ್ಭವತಿಯರು ವಿಶೇಷವಾಗಿ ಮಕ್ಕಳನ್ನು ಬೆಳೆಸುವಾಗ ಭಗವದ್ಗುಣಾನುಭವನ ಮಾಡಬೇಕು ಮನೆಯಲ್ಲಿ ಬೇಕಾಗ್ಲಿ ಬೇಡವಾಗಲಿ ಮನೆಯಲ್ಲಿ ಯಾರಾದರೂ ಹಿರಿಯರು ರಾಮಾಯಣ ಭಾರತ ಭಾಗವತ ಹೇಳ್ತಾ ಇದ್ರು ನಾವೆಲ್ಲ ಬೆಳೆದಿದ್ದೇ ಹಾಗೆ ಬುದ್ಧಿ ಬಂದ ಮೇಲೆ ಯಾವತ್ತೋ ಹರಿಕೀರ್ತನೆ ಪ್ರವಚನ ಕೇಳಿದಿವೆ ಹೊರತು ನಮಗೆ ಈ ಕಥೆಗಳಲ್ಲಿ ತಿಳಿದದ್ದು ತಾಯಿಯಿಂದ ತಂದೆಯಿಂದ ಮನೆಯಲ್ಲಿ ವಾತಾವರಣ ಅದನ್ನು ಮೊದಲು ಸೃಷ್ಟಿ ಮಾಡಿ Shishupala was saved because of that ಅವ್ರಿಗೆ ಆ ಸಂಸ್ಕೃತಿ ಇತ್ತು ಆದರೆ ಆ ಜನ್ಮ ಶಾಪ ಇದ್ದದ್ರಿಂದ ಮುನಿಶಾಪ ಮೂರು ಜನ್ಮಕ್ಕೆ ಅಟ್ಟಿಸಿಕೊಂಡು ಬಂದದ್ದರಿಂದ ಭಗವಂತನ ಗುಣಗಳಲ್ಲಿ ನಂಬಿಕೆ ಇದ್ದರೂ ಮಾತ್ಸರ್ಯವೆಂಬುದುಂಟಾಯಿತು ಅವನಿಗಷ್ಟೆಲ್ಲ ಯಾತಕ್ಕೆ ಬೇಕಾ ಗುಣಗಳು ನಮಗೊಂದೆರಡು ಯಾತಕ್ಕೆ ಇರಬಾರದು ಎಲ್ಲ ಒಡವೆ ವಸ್ತ್ರ ವೆಂಕಟೇಶ್ವರನ ಏರಬೇಕೆ ನನಗೊಂದೆರಡು ಕಿರೀಟ ಕೊಡಬಾರದೆ ವೆಂಕಟೇಶ್ವರನ ಹತ್ರ ನಿಂತರೂ ಈ ದುರ್ಬುದ್ಧಿ ಬಂದವ್ರಿಗೆ ಏನು ಮಾಡಬೇಕು ಎಷ್ಟೊಂದು ಪೊಂಗಲ್ ಮಾಡ್ತಾರೆ ಪುಳಿಯೋಗರೆ ಮಾಡ್ತಾರೆ ಎಷ್ಟೊಂದು ವಡೆ ಮಾಡ್ತಾರೆ ಲಡ್ಡು ಮಾಡ್ತಾರೆ ನಮಗೆ ಮಾತ್ರ ಇಷ್ಟು ಯಾರೋ ಚೂರು ಕೊಟ್ಟದ್ದು ಕೊಡ್ತಾರಲ್ಲ ಇದು ಅಸೂಯ ಬುದ್ಧಿ ಅನೇಕ ಬಾಹೂದರ ಭಕ್ತರ ನೇತ್ರಂ ದೊಡ್ಡ ಹೊಟ್ಟೆ ಇದೆ ಭಗವಂತನಿಗೆ ದೊಡ್ಡ ತೋಳುಗಳಿದೆ ಅಷ್ಟೊಂದು ತಿಂತಾರೆ ನೀವು ನಿಂತ್ಕೊಂಡು ನೋಡಿ ವೆಂಕಟೇಶ್ವರನ ಜಾಗದಲ್ಲಿ ನಿಮ್ಮ ಕೈಲಾಗತ್ತೆ ನೋಡಿ ಎಲ್ಲ ಕೊಡಲಿಯಿಂದ ಕತ್ತರಿಸಿದ ಚೂರಾಗದೇ ಇರುವಂತಹ ಒಡೆಯನ್ನು ತಿಂತಾನೆ ಸ್ವಾಮಿ ವಜ್ರ ವಜ್ರದಂಷ್ಟ್ರ ಶುದ್ಧವಾದದ್ದು ವಡೆ ಒಂದೇ ಅಲ್ಲಿ ಲಾಡು ಯಾರ್ಯಾರೋ ಮುಟ್ಟಿರ್ತಾರೆ ಅಂತ ಕೆಲವರು ಬೇಕಂತ ವಡೆ ತಂದು ಕೊಡ್ತಾರೆ ಹಲ್ಲಿರದ ಮುದುಕರಿಗೆ ತಿನ್ನಿ ಎಂಬುದಾಗಿ ಅವನಿಗೆ ಮಾತ್ರ ಇಂಥ ಅಡಿಗೆ ನಮಗೆ ಹೀಗೋ ಅಂತ ಕೇಳಿದ್ರೆ ನಿನ್ನ ಕರ್ಮ ಆಗಿದೆ ಅವನನ್ನು ಯಾತಕ್ಕೆ ದೋಷಣೆ ಮಾಡ್ತೀರಿ ಯಾವನಿಗೆ ತನ್ನ ಕರ್ಮದಲ್ಲಿ ವಿಶ್ವಾಸವಿಲ್ಲ ಅವನಿಗೆ ಆಸುರಿ ಭಾವ ತಪ್ಪುವುದಿಲ್ಲ ಬೌದ್ಧರು ಜೈನರು ದೇವರಲ್ಲಿಲ್ಲ ಅಂದರು ಕರ್ಮವನ್ನು ಒಪ್ಪಿದರು ಕರ್ಮ ಏನು ಹೇಳ್ತದೆ ನೀನೇನು ಮಾಡ್ತೀಯೇ ಅದೇ ನಿನಗೆ ಬರ್ತದೆ law of causation law and cause and effect ಹಿಂದೆ ಮಾಡಿದ್ದು ಈಗ ಬರ್ತದೆ ಈಗ ಮಾಡಿದ್ದು ಮುಂದೆ ಬರ್ತದೆ ಒಳ್ಳೆ ಕರ್ಮಾನುಷ್ಠಾನವನ್ನು ನೀನು ಈಗ ಮಾಡಿದರೆ ಮುಂದಕ್ಕಾದರೂ ಒಳ್ಳೆಯದಾಗ್ತದೆ ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿದೆ ಕ್ಯಾರೆಕ್ಟರ್ ಈಸ್ ಡೆಸ್ಟಿನಿ ಅದನ್ನು ಹೇಳುವುದು ಕರ್ಮ ಸಿದ್ಧಾಂತ ಹಣೆ ಬರಹ ಎಲ್ಲ ಮುಗದೇ ಹೋಯಿತು ಸೀಲ್ಡ್ ಅದು ಫೇಟ್ ಹೇಳುವುದು ಬೇರೆ ಗ್ರೀಕರ ತತ್ವ ಅದನ್ನು ಫೇಟ್ ಹೇಳೋದಿಲ್ಲ ಮನುಷ್ಯನಿಗೆ ಆಶಾಕಿರಣ ಉಂಟು ಸತ್ಕರ್ಮಾನುಷ್ಠಾನವನ್ನು ಮಾಡು ಸತ್ಯಂವದ ಧರ್ಮಂಚರ ವೇದೋಕ್ತ ಆಚರಣೆಗಳು ಇದನ್ನೆಲ್ಲ ಯಾಕೆ ಕೇಳ್ತೇವೆ ಅಂದರೆ ಮನುಷ್ಯನಿಗೆ ಇದರಲ್ಲಿ ವಿಶ್ವಾಸವಿದ್ದರೆ ಜೀವನದಲ್ಲಿ ಭವಿತವ್ಯ ಅನ್ನೋದರ ಜ್ಞಾನವಿದ್ದರೆ ಆಸುರಿ ಭಾವ ಇರೋದಿಲ್ಲ ನನ್ನ ಕರ್ಮಕ್ಕೆ ನಾನು ಅನುಭವಿಸ್ತಾ ಇದ್ದೇನೆ ತಿಳುವಳಿಕೆ ಬಂದರೆ ಮೊದಲನೇ ಸದ್ಗುಣ ಇತರರನ್ನು ದೂಷಣೆ ಮಾಡುವುದು ತಪ್ಪಿ ಹೋಗ್ತದೆ ಪರದೂಷಣೆಯಿಂದಲೇ ವಿಪರೀತ ನಮಗೆ ದುರಾಚಾರಗಳು ನಾವು ಮಾತ್ರ ಸರಿ ಇದ್ದೇವೆ ಇನ್ನೊಬ್ಬರು ಮಾಡಿದ್ರಿಂದಲೇ ನನಗೆ ಹೀಗಾಗ್ತಾ ಇದೆ ಅಂತ ಇನ್ನೊಬ್ಬರನ್ನೇ ಸರ್ವದಾ ದೂರುವುದು ಇದರಿಂದ ಕಾಲಹರಣ ಮತ್ತಿನ್ನಷ್ಟು ಪಾಪರಾಶಿ ಕಟ್ಟಿಕೊಳ್ತೇವೆ ಏನು ಪ್ರಯೋಜನ ಆಗೋದಿಲ್ಲ ಅಲ್ಲಿ ಶಿಶುಪಾಲ ಸಿಕ್ಕಾಕೊಂಡ ತಾನು ಸಾಚಾ ಇದ್ದೇನೆ ವಿನಾಕಾರಣ ಕೃಷ್ಣ ತನ್ನನ್ನು ಕೊಲ್ತಾ ಇದ್ದಾನೆ ದುಷ್ಟರ ಸಹವಾಸ ಮಾಡಿದ ಜರಾಸಂಧನನ್ನು ನಂಬಿಕೊಂಡ ಕಂಸನನ್ನು ಹೊಗಳುತ್ತಾನೆ ವಿಲ್ಲಿ ಭಾರತ ತೋರಿಸಿದ್ದೇನೆ ನಿನ್ನೆ ಯಾರ್ಯಾರೆಲ್ಲ ಕೃಷ್ಣನ ಕೈಯಲ್ಲಿ ಹತರಾದರೂ ಅವರನ್ನೆಲ್ಲ ಸ್ತೋತ್ರ ಮಾಡ್ತಾನೆ ಪಾಂಡವರನ್ನ ದ್ವೇಷ ಮಾಡ್ತಾನೆ ಇದು ವಿನಾಕಾರಣ ಪಾರ್ಟಿ ಕಟ್ಟಿ ಪಾರ್ಟಿ ಲಾಯಲ್ಟಿ ಅಂತ ಮಾಡೋರೆಲ್ಲ ಶಿಶುಪಾಲನ ಬುದ್ಧಿಯಲ್ಲಿ ಬೀಳ್ತಾರೆ ನೋಡಿ ಇವತ್ತು ಹಿಂದೆ ಮುಂದೆ ವಿಚಾರ ಮಾಡಿದೆ ನಮ್ಮ party high command high command low command ಎಲ್ಲಿ ತಬ್ಲಿ ಶಬ್ದಗಳಿವು ಡೆಮಾಕ್ರಸಿ ನಾಚಿಕೆ ಆಗೋದಿಲ್ಲ ಅಂತ ಕೇಳ್ತೇನೆ you talk of democracy and still you talk of high command ಅದು ಕಮ್ಯುನಿಸ್ಟ್ ಪರಿಭಾಷೆ ಅದು ಡೆಮಾಕ್ರಸಿ ಇದ್ದಲ್ಲಿ ಹೈ ಕಮಾಂಡ್ ಲೋ ಕಮಾಂಡ್ ಇರೋದಿಲ್ಲ ಜನರಿಗೆ ತಲೆ ಗೊಂದಲವನ್ನು ಹಿಡಿಸ್ತಾರೆ ಅವರು ಮಾಡಿದ್ದೇ ಸರಿ ಅಂತ ಅವರ ಬಾಲವನ್ನು ಹಿಡ್ಕೊಂಡು ಹೋಗುವ ಪ್ರವೃತ್ತಿ ಇದು ಶಾಡೋ ಗವರ್ನಮೆಂಟ್ ತಯಾರು ಮಾಡಿದ್ದ ಜರಾಸಂಧ ಬಹಳ ದೊಡ್ಡ ರಾಜಕೀಯ ಜಾಲ ಕೆಲವು ಭಕ್ತರು ಮಾತನಾಡಿಕೊಳ್ತಿದ್ರಂತೆ ನಿನ್ನೆ ಮೊನ್ನೆ ಇದು ಶ್ರೀಮದ್ ಭಾಗವತದ ರುಚಿ ಬರ್ತಾ ಇಲ್ವಲ್ಲ ಮಹಾಭಾರತದಲ್ಲಿ ಪಾಲಿಟಿಕ್ಸ್ ಬಹಳ ಬರ್ತದಲ್ಲ ಅಂತ ನಾನೇನು ಮಾಡಲಿ ನನ್ನ ಕರ್ಮ ಇದು ಭಾಗವತದ ರುಚಿ ಇದರಲ್ಲಿ ಹೇಗೆ ಬರಬೇಕು ಇದರಲ್ಲಿರೋದೆಲ್ಲ ಪಾಲಿಟಿಕ್ಸೇ ಕೌರವ ಪಾಂಡವ ಇವತ್ತು ಇನ್ನೂ ಮುಂದೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಬರೀ ಪಾಲಿಟಿಕ್ಸ್ ರಾಜಕೀಯ ನಿಮಗೊಂದು ವಿನಂತಿ ಮಾಡಿಕೊಳ್ತೇನೆ ಬರೀ ಮೋಕ್ಷ ಶಾಸ್ತ್ರವನ್ನು ಕೇಳುವುದರಿಂದ ಈ ದೇಶ ಉದ್ದಾರ ಆಗೋದಿಲ್ಲ ಬರೀ ಉಪನಿಷತ್ತು ಗೀತೆ ಹರಿದಾಸರ ವಾಣಿ ಆಳ್ವಾರದ ಪ್ರಬಂಧ ಬರೀ ಇದಿಷ್ಟನ್ನೇ ಕೇಳ್ತಾ ಇದ್ರೆ ಇನ್ನಷ್ಟು ಪ್ರಾಣಾಯಾಮ ಮಾಡಿ ಮೂಲೆ ಹೋಗಿಬಿಡ್ತೀರಿ ನೀವು ಮೈನ್ ಸ್ಟ್ರೀಮ್ ಕಲ್ಚರ್ ಭಾರತೀಯರ ಸಂಸ್ಕೃತಿಯ ಮುಖ್ಯವಾಹಿನಿ ಇರುವುದು ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಭಾಗವತದಲ್ಲಿ ಎಲ್ಲ ಇದು ಬದುಕುವುದಕ್ಕೆ ಬೇಕು ಸಾಯುವುದಕ್ಕಲ್ಲ what values to cultivate how to live ಹ್ಯಾಕ್ ಬದುಕಬೇಕು ಮನುಷ್ಯ ಯಾವ ಧ್ಯೇಯ ಯಾವ ಗುರಿಗಾಗಿ ಬದುಕಬೇಕು ಆ ಸಮಗ್ರ ಚಿತ್ರವನ್ನು ಕೊಡತಕ್ಕಂತಹ ಈ ಗ್ರಂಥಗಳು ಅದನ್ನು ತಾವು ಬಹಳ ಶ್ರದ್ಧೆಯಿಂದ ಸ್ವೀಕಾರ ಮಾಡ್ತಾ ಇದ್ದೀರಿ ನನಗೆ ತುಂಬ ಮನಸ್ಸಿಗೆ ಆಶೆ ಆಗ್ತದೆ ಪ್ರತಿಯೊಂದು ಊರಿನಲ್ಲಿ ಪ್ರತಿಯೊಂದು ಎಕ್ಸ್ಟೆನ್ಷನ್ನಲ್ಲಿ ಮಹಾಭಾರತ ರಾಮಾಯಣ ಪ್ರವಚನ ನಡೆಯಬೇಕು ಅವತ್ತು ಹರ್ಷಾನಂದರು ಹೇಳಿದರು ಇದು ಹೀಗಾಗಬೇಕು ಸಮರ್ಥವಾದ ಪ್ರವಚನಗಳು ಬೇಕು ಇದರಿಂದ ಸಂಸ್ಕೃತಿ ಉದ್ಧಾರವಾಗ್ತದೆ ಸಲ ಜಗದಾತ್ಮಾನಂದರು ಇದೇ ಮಾತನ್ನ ಒತ್ತಿ ಹೇಳಿದರು ಆದರೆ ಪ್ರವಚನ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಬರೀ ಉಪನಿಷತ್ತು ಹೇಳ್ತಾರೆ ಬರೀ ಭಗವದ್ಗೀತೆ ಹೇಳ್ತಾರೆ ಭಗವದ್ಗೀತೆ ಬೇಡ ಅನ್ನಲ್ಲ ಭಗವದ್ಗೀತೆಯಲ್ಲಿಯೂ ಬರೀ ವೇದಾಂತ ನೀವು ಹೇಳಿದ್ರೆ ಏನು ಪ್ರಯೋಜನ ಬದುಕೋದಕ್ಕೆ ಹೇಳ್ರಿ ಬದುಕೋದಕ್ಕೆ ವ್ಯವಸಾಯಾತ್ಮಕ ಬುದ್ಧಿ ಅಂದ್ರೆ ಏನು ಹೇಳಿ ಲೀಡರ್ಶಿಪ್ ಫೇಲ್ಯೂರ್ ಆಯ್ತು ಅರ್ಜುನನಿಗೆ ದಯವಿಟ್ಟು ಹೇಳಿ ಅರ್ಜುನನ ದುರ್ಗುಣಗಳನ್ನು ಹೇಳಿ ಕೃಷ್ಣ ಹೇಳಿದ್ಯಾ ಎಂಫೆಸಿಸ್ ಯಾವುದು ಸನ್ಯಾಸ ಬೇಡವೋ ಮಹಾರಾಯ ನೀ ಕರ್ಮಯೋಗವನ್ನು ಮಾಡು ಕರ್ಮದಲ್ಲಿಯೇ ಜ್ಞಾನವಿದೆ ಕರ್ಮದಲ್ಲಿಯೇ ಭಕ್ತಿ ಇದೆ ಅದು ಟ್ರಯಾಂಗಲ್ ಆ ಎಂಫಸಿಸ್ ಏನು ಕೊಟ್ಟಿದ್ದಾನೆ ಭಾರತೀಯರು ಗ್ರಂಥ ಇಟ್ಕೊಂಡಿದ್ದೇವೆ we have miss totally the meanings ಬಹಳ ದುಃಖವಾಗುತ್ತೆ ನನಗೆ ಆದ್ದರಿಂದ ಇವತ್ತು ನಾವು ಒಂದೊಂದೇ ಒಂದೊಂದು ಪಂಗಡಕ್ಕೆ ಅಂತ ಏನು ಬಾಗಿಲು ಹಾಕೊಂಡು ದ್ವೈತ ಅದ್ವೈತ ವಿಶಿಷ್ಟಾದ್ವೈತಗಳ ರೀತಿಯಲ್ಲಿ ಪ್ರವಚನವನ್ನು ಮಾಡ್ತೇವೆ ಅದು ಹೆಚ್ಚು ಪ್ರಯೋಜನ ಆಗೋದಿಲ್ಲ ಹತ್ತು ಜನ ಐದು ಜನ ಎಂಟು ಜನ ಕೂತಿರ್ತಾರೆ ಅವ್ರಿಗೂ ಬೇರೆ ಕೆಲಸ ಇರೋದಿಲ್ಲ ನಮ್ಮ ಸಿದ್ಧಾಂತ ಹೇಳಿದ್ರು ಅಂತ ಬೆನ್ನು ತಟ್ಕೋತಾ ಕೂತಿರ್ತಾರೆ ಪ್ರಯೋಜನ ಆಗೋದು you have to take the masses with ಜನ ನಿಮ್ಮ ಹಿಂದೆ ಬರಬೇಕು ಇಲ್ಲಿ ನಾವು ಕೊಡ್ತಾ ಇರುವಂತಹ ಅಮೃತ ಸೇವಧ್ವಮೇ ತದಮೃತಂ ಪ್ರಣಿಪತ್ಯಯಾಚೆ ಮಧ್ಯಸ್ಥ ಮತ್ಸರಿ ಜನ ಹ್ಯಮಾಚಭೂವನ್ನೇ ಪರಾಶರ ಭಟ್ಟರು ವಿಷ್ಣು ಸಹಸ್ರನಾಮದ ಭಾಷ್ಯದ ಭಗವದ್ಗುಣದರ್ಪಣದ ಆರಂಭದಲ್ಲಿ ಹೇಳ್ತಾರೆ ಸೇವಧ್ವಮೇತದಮೃತಂ ವಿಷ್ಣು ಸಹಸ್ರನಾಮ ಯಾರು ಕುಡಿಯೋದಕ್ಕೆ ಅರ್ಹತೆ ಇದೆ ಈ ಅಮೃತವನ್ನ ದೇವತೆಗಳಂತಿರೋ ಯಾರು ಬೇಕಾದರೂ ಪಾನ ಮಾಡಬಹುದು ಭಗವಂತನ ದ್ವೇಷವಿಲ್ಲದೆ ಇರುವವರು ಸೇವಧ್ವಮೇ ತದ ಅಮೃತಂ ಪ್ರಣಿಪತ್ಯಯಾಚೆ ಪ್ರಣಾಮ ಮಾಡಿ ಕೇಳ್ಕೊಳ್ತೇನೆ ಮಧ್ಯಸ್ಥ ಮತ್ಸರಿ ಜನ ಇಹಮಾಚ ಭೂವನ್ನೇ ಸಭೆಯಲ್ಲಿ ಇರಬಾರದು ಎರಡು ವರ್ಗದ ಜನಗಳು ಯಾರು ಹೇಳ್ತಾರೆ ಮಧ್ಯಸ್ಥ ಸರಿ ಜನಾ ಮಧ್ಯಸ್ಥರು ದೇವರಷ್ಟು ದೊಡ್ಡವನು ಮುಕ್ತಾನಾಂ ಪರಮಾಗತಿಯೋ ಎಲ್ಲ ಕೇಳಿ ಇರಬಹುದು ಇಲ್ಲದೆಯೂ ಇರಬಹುದು ಈಗ ಹೇಳಿದೇನು ಪ್ರಯೋಜನ ನಾನು ಪುಸ್ತಕ ಪರಿಚಯ ಒಂದು ಸಂದರ್ಭದಲ್ಲಿ ರಾಮಾಯಣ ಪಾತ್ರ ಪ್ರಪಂಚವನ್ನು ಶ್ರೀನಿವಾಸಯ್ಯನವರು ಈ ಊರಿನ ಪ್ರಸಿದ್ಧ ವೇದಿಕೆ ಒಂದರಲ್ಲಿ ಒಬ್ಬರು ಸನ್ಯಾಸಿಗಳ ಕೈಯಲ್ಲಿ ಬಿಡುಗಡೆ ಮಾಡಿಸಿದರು ಅವತ್ತವರು ಸನ್ಯಾಸಿಯಾಗಿದ್ದರು ಅವರು ನೆನಪಿದೆಯೋ ಇಲ್ಲೋ ಆ ಪುಸ್ತಕ ಬಿಡುಗಡೆ ಮಾಡಿದವರು ಆ ಪುಸ್ತಕ ಓದೇ ಇರಲಿಲ್ಲ ಏನು ಹೇಳಿದರು ಬೇರೆ ಬೇರೆ ರಾಮಾಯಣಗಳಲ್ಲಿರುವ ಕೊರತೆಗಳನ್ನು ಇಲ್ಲಿ ಆಚಾರ್ಯರು ಎತ್ತಿ ತೋರಿಸಿದಂತೆ ಇವರ ಗ್ರಂಥಗಳಲ್ಲಿಯೂ ಇರಬಹುದು ಅದೇನು ಅಂತ ನನಗೆ ಗೊತ್ತಿಲ್ಲ ಬೇರೆಯವರು ಹೇಳಬೇಕು ಅಂತ ಹೇಳಿ ಕೂತುಬಿಟ್ರು ಪುಸ್ತಕ ಪರಿಚಯ ಹೀಗೆ ಮಾಡುವುದು ನಾವು ಯಾತಕಪ್ಪ ಅವರನ್ನು ಕರೆದು ತುಂಬಾ ಅವಲಕ್ಷಣವಾಗಿ ಹೋಯಿತು ನನ್ನ ಪುಸ್ತಕದಲ್ಲಿ ಲೋಪ ದೋಷ ಇದ್ರೆ ಮೋಸ್ಟ್ ವೆಲ್ಕಮ್ ಹೇಳಬೇಕು ನೀವಲ್ಲಿ ಏನು ತಪ್ಪಿದೆ ಹೇಳಬೇಕು ಟೀಕೆ ಮಾಡುವುದು ಇವರು ಸುಮ್ಮನೆ ಹವ್ಯಾಸವಾಗಿದೆ ಅದಕ್ಕೋಸ್ಕರ ಟೀಕೆ ಮಾಡ್ತಾ ಇದ್ದಾರೆ ಹಾಗಲ್ಲ ಭಾರತ ಕೇಳಿ ತುಂಬಾ ಚೆನ್ನಾಗಿದೆ ಅಥವಾ ಹೀಗಿಲ್ಲದೆಯೂ ಇರಬಹುದು ನೀವು ಹೇಳ್ಕೋತಾ ಹೋದರೆ ನನ್ನನ್ನು ಸುಡಬೇಕಾ ಹೇಳಿ ಏನು ಪ್ರಯೋಜನ ಮಹಾಭಾರತವನ್ನು ಕೇಳಿ ದುರ್ಯೋಧನ ಚಿತ್ರ ಧೃತರಾಷ್ಟ್ರನ ಚಿತ್ರ ಧರ್ಮರಾಜನ ಚಿತ್ರ ದ್ರೌಪದಿ ಹೊರಳುವುದು ಇವತ್ತು ಕೇಳ್ತೀರಿ ಅಳ್ತೀರಿ ಇದನ್ನು ಕೇಳಿ ಮರುಗಿದ ಮೇಲೆಯೂ ಒಂದು ವೇಳೆ ದ್ರೌಪದಿ ತಪ್ಪಿರಬಹುದು ಅಂತ ನೀವು ಹೇಳ್ಕೊಂಡು ಹೋದ್ರೆ ಮಹಾಭಾರತ ಕೇಳಿ ನಿಮಗೆ ಪ್ರಯೋಜನವೇನು ಸರಿ ತಪ್ಪು ತಿಳುವಳಿಕೆ ಬರಲಿಲ್ಲ ಅಂದ್ರೆ ನಾವು ಕೊಟ್ಟ ಪ್ರಯೋಜನ ಏನು ನಿಮಗೆ ರಾಮಾಯಣದಲ್ಲಿಯೂ ಅಷ್ಟೇ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಮಾರೀಚನ ಪ್ರಯೋಜನ ಆಗುವುದಿಲ್ಲ ಕಾಜಿ ನ್ಯಾಯದಿಂದ ಸರಿ ತಪ್ಪನ್ನು ತಿಳಿಸುವ ಗ್ರಂಥಗಳಲ್ಲಿ ಅಳತೆಗೋಲನ್ನೇ ನೀವು ತಪ್ಪಾಗಿ ಗ್ರಹಿಸಿದರೆ ಧೃತರಾಷ್ಟ್ರನೇ ನಾನು ಮಹಾಭಾರತ ಹೇಳಿದಾಗತ್ತೆ ಮಾರೀಚನ ರಾಮಾಯಣ ಹೇಳಿದಾಗತ್ತೆ ಆವಾಗ ರಾಷ್ಟ್ರವನ್ನು ಎಬ್ಬಿಸುವುದು ಹೇಗೆ ಉತ್ಕೃಷ್ಟತ ಜಾಗೃತ ಪ್ರಾಪ್ಯವರಾನ್ನಿಬೋಧತ ಈ ಮಾತಿಗೆ ವಿವೇಕಾನಂದರು ಏನರ್ಥವನ್ನು ಕೊಟ್ಟರು ಇಡೀ ದೇಶಕ್ಕೆ ಕೊಟ್ಟರು ಉಪನಿಷತ್ ಕೇಳೋ ನಾಲ್ಕು ಜನಕ್ಕೆ ಹೇಳಲಿಲ್ಲ ಅವರು we are inheritance of a very great culture ಹತ್ತು ಇಪ್ಪತ್ತು ಸಾವಿರ ವರ್ಷಗಳ ಸಂಸ್ಕೃತಿಯನ್ನು ನಾವು ಪಡ್ಕೊಂಡಿದ್ದೇವೆ ಇವತ್ತು ಬದುಕುವ ಪ್ರಯತ್ನವನ್ನು ಮಾಡಬೇಕಾದ್ರಿಂದ ಶಿಶುಪಾಲನಲ್ಲಿ ಒಂದು ದೈವಿ ಅಂಶ ಇತ್ತು ಅನ್ನುವುದು ಅದು ಇನ್ನೊಂದು ದೃಷ್ಟಿ ಅವನಿಗೆ ಮೋಕ್ಷ ಆಗಬೇಕಾಗಿತ್ತು ಅದಕ್ಕೋಸ್ಕರ ಆಯಿತು ಅನ್ನೋದು ದೈವಿ ದೃಷ್ಟಿ ಅದು ಭಾಗವತ ದೃಷ್ಟಿ ಮನುಷ್ಯ ದೃಷ್ಟಿಯಲ್ಲಿ ಇಷ್ಟೊಂದು ಮಾತ್ಸರ್ಯವನ್ನು ಒಬ್ಬ ವ್ಯಕ್ತಿ ಮಾಡಬಹುದೇ ಗುಣ ಇರುವ ಗುಣನಿಧಿಯಾದ ಭಗವಂತನಲ್ಲಿ ಒಂದೊಂದು ಗುಣವನ್ನು ದೋಷವೆಂಬುದಾಗಿ ಭಾವಿಸಿ ಭಾವಿಸಿ ಹೇಳ್ತಾನೆ ಒಬ್ಬ ಮನುಷ್ಯನ ತಲೆ ಅಷ್ಟು ಕೆಟ್ಟಿರಬಹುದೇ ನಮಗೆ ಬಹಳ ದುಃಖವಾಗುತ್ತೆ ಅವನನ್ನು ಸಂಹಾರ ಮಾಡಿದ ಕೃಷ್ಣ ನಿನ್ನೆ ಕತೆ ಹೇಳಿದ್ದೇನೆ ಅದಾದ ಮೇಲೆ ಧರ್ಮರಾಜ ತತ್ತರಿಸಿ ಹೋದ ಮೊದಲೇ ರಾಜಸೂಯ ಬೇಡ ಅಂತ ಹೇಳ್ತಿದ್ದ ಅರ್ಧವಾದ ಆದರೆ ಅಪ್ಪನಿಗೆ ಸ್ವರ್ಗಗಮನ ಆಗಬೇಕಲ್ಲ ಅಂತ ನಾರದರು ಹೇಳಿದ್ದಕ್ಕೋಸ್ಕರ ಮಾಡಿದ ಇಷ್ಟವಿಲ್ಲದೆ ಮಾಡಿದ ಭೀಮಾರ್ಜುನ ಕೃಷ್ಣ ಇಲ್ಲದೆ ಇದ್ದ ಧರ್ಮರಾಜ ಎಲ್ಲಿ ಕೂತಿರ್ತಿದ್ದ ಬಿಲದಲ್ಲಿ ಇಲಿ ಹಾಕಿ ಕೂತಿರ್ತಿದ್ದ ಧರ್ಮೋ ವಿವರ್ಧತೆ ಯುಧಿಷ್ಠಿರ ಕೀರ್ತನೇನ ದಿವಸ ಹೇಳ್ತೇವೆ ಧರ್ಮದ ಅಂಶ ಇತ್ತು ಅವನಲ್ಲಿ ಆದರೆ ಆ ಧರ್ಮವನ್ನು ಅತೀ ಮಾಡಿದೆ ಇವತ್ತು ನೋಡ್ತೀರಿ ದ್ರೌಪದಿ ಮಾನಭಂಗ ಪ್ರಸಂಗದಲ್ಲಿ ಹೇಗೆ ಬಾಯಿ ಕಚ್ಚಿಕೊಂಡು ಹಲ್ಲು ಕಚ್ಚಿಕೊಂಡು ಕೂತಿದ್ದ ಧರ್ಮ ತಿಳಿಯದೆ ಮೂಡಾಗಿ ಹೋದ ಅರ್ಜುನನಿಗೆ ಮೌಢ್ಯ ಬಂತು ಕೃಷ್ಣ ಸರಿ ಮಾಡಿದ ಧರ್ಮರಾಜನಿಗೆ ಮೌಢ್ಯ ಬಂತು ಕೊನೆ ತನಕ ಸರಿ ಹೋಗಲಿಲ್ಲ ಆಳುವವರಿಗೆ ಮೌಢ್ಯ ಬಂದರೆ ಇಡೀ ದೇಶ ಹಾಳಾಗಿ ಹೋಗ್ತದೆ ಅಪರೂಪಕ್ಕೊಬ್ಬ ಭೀಮ ಅರ್ಜುನ ಕೃಷ್ಣ ಇದ್ದದ್ರಿಂದ ಧರ್ಮರಾಜನ ಅಂತ ವೇದಕ್ಕೆತ್ತು ವ್ಯಾಸರೇ ಜಾತಿ ಹೀಗಾಯಿತು ಸರ್ವಜ್ಞರು ನೀವು ಮುಹೂರ್ತ ಇಟ್ಟಿದ್ದೀರಿ ರಕ್ತಪಾತದಲ್ಲಾಯಿತಲ್ಲ ಅವರು ಹೇಳಿದರು ಕೋ ಮಮಾರ್ಥೋಸ್ತಿ ಜೀವತಃ ಅವರು ವ್ಯಾಸರು ಹೇಳಿದರು ಅದ್ಯ ಹದಿಮೂರು ವರ್ಷಕ್ಕೆ ಸರಿಯಾಗಿ ನಿನ್ನನ್ನು ಮುಂದೆ ಮಾಡಿಕೊಂಡು ನಿನ್ನ ನೆಪದಲ್ಲಿ ನಿನ್ನನ್ನು ಕಾರಣವಾಗಿಟ್ಟುಕೊಂಡು ಭೂಮಂಡಲದ ಅಚಿರಥ ಮಹಾರಥರು ದೊರೆಗಳೆಲ್ಲ ಸಾಯ್ತಾರೆ ಅದಕ್ಕೆ ನೀನು ಕಾರಣವಾಗುತ್ತೆ ಏನು ಬಿಟ್ಟರು ವ್ಯಾಸರು ಅವರು ಹೀಗೆ ಚುಚ್ಚದೆ ಹೇಳಬಹುದಾಗಿತ್ತಲ್ಲ ಅಂದ್ರೆ ಅದರಲ್ಲೂ ಒಂದು ಅಂಶವಿದೆ ಅವರು ಭಗವಂತನ ಅವತಾರ ತಾನೆ ವೇದವ್ಯಾಸರು ನಿನ್ನನ್ನು ಮುಂದೆ ಮಾಡಿಕೊಂಡು ಅಂತ ಹೇಳಿದ್ರಿಂದ ಮಹಾರಾಜನ್ ಕಶ್ಮಲಂ ಘೋರಂ ಪ್ರವಿಶೋ ಬುದ್ಧಿನಾಶನಂ ಬುದ್ಧಿಯನ್ನು ನಾಶ ಮಾಡತಕ್ಕಂಥ ಈ ಮೂರ್ಛೆ ಬುದ್ಧಿಗೆ ಮೂರ್ಛೆ ಬರ್ತದಲ್ಲ ಅಜ್ಞಾನ ಅದನ್ನು ಪ್ರವೇಶ ಮಾಡಬೇಡ ಹದಿಮೂರು ವರ್ಷಕ್ಕೆ ಆಗ್ತದೆ ಏನು ಮಾಡೋಕ್ಕೆ ಬರೋದಿಲ್ಲ ಸರ್ವಕ್ಷಯಸ್ಯ ನಿಧನೇ ಲೋಕವೆಲ್ಲ ಹಾಳಾಗ್ತದೆ ಗಂಡಸರೆಲ್ಲ ಕ್ಷತ್ರಿಯರು ಮುಖ್ಯ ಆ ಕಾಲದಲ್ಲಿ ಪ್ರಧಾನವಾಗಿದ್ದವರೇ ಕ್ಷತ್ರಿಯರು ಬ್ರಾಹ್ಮಣರಿಗಿಂತ ಕ್ಷತ್ರಿಯರ ಸಂಖ್ಯೆ ಹೆಚ್ಚಿತ್ತು ಅವರೆಲ್ಲ ಹೋಗಿಬಿಟ್ಟ ಮೇಲೆ ನಾನಿದ್ದೇನು ಪ್ರಯೋಜನ ಅಂದ ಧರ್ಮ ರಾಜ್ಯವನ್ನು ಆಳಿಯೇನು ಪ್ರಯೋಜನ ಅದಕ್ಕಾಗಿ ಇದೋ ಈಗ ಲೋಕವೆಲ್ಲ ಕೇಳುವಂತೆ ಇಕೋ ಪ್ರತಿಜ್ಞೆಯನ್ನು ಮಾಡ್ತೇನೆ ಅಂತ ಏಳು ಪ್ರತಿಜ್ಞೆ ಮಾಡ್ತಾನೆ ಅದೇ ಸಭೆಯಲ್ಲಿ ನ ಪ್ರವಕ್ಷ್ಯಾಮಿ ಪರುಷಂ ನಾನಿನ್ ಮೇಲೆ ಹೊರಟು ಮಾತನ್ನೇ ಆಡುವುದಿಲ್ಲ ಮಾತಿಗೆ ಮಾತು ಮತಿ ಸಲ್ಕೆ ವಿಧಿ ಬಂದು ಆತುಕೊಂಡಿಹುದು ಸರ್ವಜ್ಞ ಜಗಳ ಬರೋ ಜಾತ್ರೆಯಿಂದ ಮಾತು ಬಲ್ಲವನಿಗೆ ಜಗಳವಿಲ್ಲ ಒರಟು ಮಾತನ್ನ ನಾನು ದೊರೆಯಾದವನಾಡಿದರೆ ಅಷ್ಟಕ್ಕೆ ಜಗಳ ಬರಬಹುದು ಒಂದು ರಾಷ್ಟ್ರದ ಪ್ರಧಾನಿ ಇನ್ನೊಂದು ರಾಷ್ಟ್ರದ ಪ್ರಧಾನಿ ಜೊತೆಯಲ್ಲಿ ಮಾತನಾಡುವಾಗ ಒಂದು ಸ್ವಲ್ಪ ಸಿಡುಕು ಏನಾದರೂ ಮಾತು ಬಂದರೆ it will block into an international conflict ಪತ್ರಿಕೆಯವರು ಇಷ್ಟಿದ್ರೆ ಅಷ್ಟು ಮಾಡ್ತಾರೆ ಮೊದಲೇ ಕೂತಿರ್ತಾರೆ ದೊಡ್ಡದು ಮಾಡಿ ಅಂತಾರಾಷ್ಟ್ರೀಯ ಜಗಳ ಹಬ್ಬಿ ಬಾಯಿ ತಪ್ಪಿ ಬುಷ್ ಸಾಹೇಬರು ಇರಾಕಿನ ಮೇಲೆ ಬಾಂಬ್ ಹಾಕೋದಕ್ಕೆ ಮೊದಲು ಕ್ರೂಸೇಡ್ಸ್ ಅಂದುಬಿಟ್ರು ಕ್ರುಸೇಡ್ಸ್ ಅಂದರೆ ಬಹಳ ಶತಮಾನಗಳ ಹಿಂದೆ ಮುಸಲ್ಮಾನರನ್ನೆಲ್ಲ ಕೊಲ್ಲುವುದಕ್ಕೆ ಕ್ರೈಸ್ತರು ಹೂಡಿದ ಮಹಾಯುದ್ಧದ ಒಂದು ನೆನಪು ಆಮೇಲೆ ಆ ಶಬ್ದವನ್ನು ಅವರು ವಾಪಸ್ ತಗೊಂಡ್ರು ಅಡ್ವೈಸರ್ಸ್ ಹೇಳಿದ ನಂತರ ಬಾಯಿ ತಪ್ಪಿ ಒಂದು ಶಬ್ದ ಬಂದರೆ ಅಂತಾರಾಷ್ಟ್ರೀಯ ಕೊಲೆಗಡುಕತನ ಏರ್ಪಡದಾದ್ರಿಂದ ನಾನು ಒರಟು ಮಾತನ್ನೇ ಆಡುವುದಿಲ್ಲ ನ ಪ್ರವಕ್ಷಾಮಿ ಪುರುಷಂ ಭ್ರಾತೃನ್ ಅನ್ಯಾಂಶ ಪಾರ್ಥಿವಾನ್ ತಮ್ಮಂದ್ರಿಗಾಗಲಿ ಬೇರೆ ದೊರೆಗಳಿಗಾಗಲಿ ಯಾಕೆ ಇವನು ಚಕ್ರವರ್ತಿ ಯಾರಿಗೂ ಹೊರಟು ಮಾತನಾಡೋದಿಲ್ಲ ಅದು ಹಾಳಾಗಿ ಹೋಗಲಿ ಎರಡನೇ ಪ್ರತಿಜ್ಞೆ ಕೇಳಿ ಇದು ಭಯಂಕರವಾದದ್ದು ಸ್ಥಿತೋ ನಿದೇಶೇ ಜ್ಞಾತೀನ ನಮ್ಮ ದಾಯಾದಿಗಳು ದುರ್ಯೋಧನ ಧೃತರಾಷ್ಟ್ರಾದಿಗಳು ಹೇಳಿದಂತೆ ಕೇಳ್ತೇನೆ ಈ ಪ್ರತಿಜ್ಞೆಯನ್ನು ಮಾಡಬಹುದೇ ಅವನು ಯೋಚನೆ ಮಾಡಿ ಇದನ್ನು ಹೇಳಿದ ಮರುದಿವಸವೇ ಆಹ್ವಾನ ಬಂತು ಜೂಜಾಡುವುದಕ್ಕೆ ಬಾ ಅಂತ ಹೋಗದೇ ಇದ್ರೆ ಅದೇ ನಿಮಿತ್ತ ಎಲ್ಲಿ ಜಗಳ ಬರುತ್ತೋ ಅಂತ ಅದಕ್ಕೆ ಹೋದ ಅಂಜು ತಲೆ ಹೋದ ಬೇಡ ಬೇಡ ಬೇಡ ಅಂತ ಹೇಳಿದ ಕೆಲವರನ್ನ ಬಲಾತ್ಕಾರವಾಗಿ ಕಡ್ಕೊಂಡು ಹೋಗ್ತಾರೆ ಬಾರ್ಗೆ ಬಾಟ್ಲಿ ಇಡ್ತಾರೆ ಎದುರುಗಡೆ ಅಯ್ಯೋ ಬೇಡ ನಾ ಬ್ರಾಹ್ಮಣ ನಾ ಶ್ರೀವೈಷ್ಣವ ಕುಡಿಬಾರದು ಥೂ ಹೆಂಡ ಇದು ಅವ್ರು ಹೇಳ್ತಾರೆ ಇದು ಶ್ರೀವೈಷ್ಣವರೇ ತಯಾರು ಮಾಡಿದೆ ಹೆಂಡ ಬಾಟ್ಲಿ ಮೇಲೆ ನಾಮ ಹಾಕಿದ್ದೇವೆ ನೋಡಿ ಬೇಕಾದ್ರೆ ಚಕ್ರ ಹಾಕಿದ್ದೇವೆ ಹಾಗಿದ್ರೆ ಪರವಾಗಿಲ್ಲ ಧರ್ಮ ಸಂಕಟ ಉಂಟಾಯಿತು ಶ್ರೀ ತಯಾರು ಮಾಡಿದ್ದು ತಗೋಬೇಕೋ ಬೇಡವೋ ಎಷ್ಟು ಗೊಂದಲ ಬರ್ತದೆ ನೋಡಿ ನಾವು ಸಿ ಅಪ್ಲೈ ಮಾಡಿದೆ ಇದನ್ನ ನಮ್ಮ ಧಾರವಾಡದಲ್ಲಿ ಹೇಳ್ತಿದ್ರು ಒಬ್ರು ಸಿಂಡಿಕೇಟ್ ಮೆಂಬರ್ ಮಹಾ ಕೆಟ್ಟ ವ್ಯಕ್ತಿ ವಿಭೂತಿ ಮಾತ್ರ ಜೋರಾಗಿ ಹಾಕೋರು ಮಾಡಬಾರದು ಕೆಲಸ ಎಲ್ಲ ಮಾಡೋರು ಏನ್ರಿ ಇವರು ಹೀಗಿದ್ದಾರಲ್ಲ ಅಂದ್ರೆ ಬಾಟ್ಲಿಗೆ ಅವರು ವಿಭೂತಿ ಹಾಕಿ ಕುಡಿತಾರೆ ಸ್ವಾಮಿ ನಮ್ಮ ಸ್ನೇಹಿತರೆಂದು ಹೇಳಿದ್ರು ಅದನ್ನು ರೂಪಾಂತರ ಮಾಡಿದ್ದೇನೆ Basaveshwara wines Raghavendra wines Padmavati wines Venkateshwara wines ಹೆಂಡ ಅನ್ನೋದಿಲ್ಲ ವೈನ್ ಅನ್ನಬೇಕು ಚಪ್ಪಲಿ ಹೊಲಿತಾರೆ ಏನ್ಬಾರ್ದು ಲೆದರ್ ಟೆಕ್ನಾಲಜಿ ಮಾಡ್ತಾ ಇದ್ದಾರೆ ಬೇಕು ಇದು ವಿಚಿತ್ರ ಲೋಕ ಎಷ್ಟು ಭಾಷೆಯಲ್ಲಿ ವ್ಯಭಿಚಾರ ಮಾಡಿಕೊಂಡು ಆತ್ಮವಂಚನೆ ಮಾಡಿಕೊಳ್ತಾ ಇದ್ದೇವೆ ಈ ಪ್ರತಿಜ್ಞೆ ಯಾರು ಮಾಡ್ತಾರೆ ನೋಡಿ ಜ್ಞಾತಿಗಳು ಹೇಳಿದಂತೆ ಕೇಳ್ತೇನೆ ಅವರ ಮಾತನ್ನೇ ಎತ್ತಿ ಹಿಡಿಯುತ್ತೇನೆ ಯೋಕ್ಷೆ ನಿಯೋಕ್ಷೆ ತತ್ ಸಮುದಾಹರನ್ ನಮ್ಮ ಜ್ಞಾತಿಗಳು ದಾಯಾದರೂ ಹೇಳಿದ್ದನ್ನ ನೊಗದಂತೆ ಹೊತ್ತು ನಡೆಯುತ್ತೇನೆ ಏವಂ ಮೇ ವರ್ತಮಾನಸ್ಯ ಸ್ವಸುತೇಶು ಇತರೇಶು ಚ ನನ್ನ ಮಕ್ಕಳ ವಿಷಯದಲ್ಲಿ ಇತರರ ವಿಷಯದಲ್ಲಿ ನಾನು ನಮ್ಮ ಒಂದೇ ಕುಟುಂಬದ ಮಕ್ಕಳೆಂಬುದಾಗಿ ಕಾಣ್ತೇನೆ ಭೇದವಿಲ್ಲದಂತ ನಡೆಯುತ್ತೇನೆ ಈ ಹದಿಮೂರು ವರ್ಷ ಕಾಲ ಯುದ್ಧವನ್ನೇ ಮಾಡುವುದಿಲ್ಲ ವಿಗ್ರಹಂ ದೂರತೋ ರಕ್ಷನ್ ವಿಗ್ರಹ ಅಂದ್ರೆ ಯುದ್ಧ ಹದಿಮೂರು ವರ್ಷ ಯುದ್ಧನೇ ಮಾಡುವುದಿಲ್ಲ ಅಂದ ಸೀಸ್ ಫೈರ್ ಅಂದ ಹಾಗೆ ಅರವತ್ತು ವರ್ಷ ಆಯಿತು ಕಾಶ್ಮೀರದ ಭಾಗ ಆಕ್ರಮಿಸಿಕೊಂಡಿದ್ದಾರೆ ವಾಪಸ್ ತಗೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ ನಮ್ಮ ಸರ್ಕಾರಕ್ಕೆ ಯಾಕೆ ಮಾತು ಕೊಟ್ಟಿದ್ದೇವೆ ಯುನೈಟೆಡ್ ನೇಷನ್ಸ್ಗೆ ಯುದ್ಧ ಮಾಡುವುದಿಲ್ಲ ಅವರು ಅವರು ಹಿಡ್ಕೊಂಡು ಕಾಶ್ಮೀರದಲ್ಲಿ ಎಲೆಕ್ಷನ್ನೇ ಮಾಡಿಲ್ಲ ರೆಸೊಲ್ಯೂಷನ್ಸ್ ಎಲ್ಲ ನಮಗೆ ಎಂಥ ಮೂರ್ಖ ಸರ್ಕಾರಗಳು ಅರವತ್ತು ವರ್ಷ ನಮ್ಮ ದೇಶದಲ್ಲಿ ಧರ್ಮರಾಜ ಮಾಡಿ ತಪ್ಪನ್ನೇ ಮಾಡ್ತಾ ಇದ್ದಾರೆ I may not entitled to point out these things you today ಮೂಲ ಇದು ಇರುವ ಜಾತಿಗೆ ಕನ್ನಡಿ ಸ್ವಾಮಿ ಮಹಾಭಾರತ ಸ್ವಲ್ಪ ಮೋಕ್ಷವನ್ನು ದೂರ ಇಡಿ ಮೋಕ್ಷ ಅಲ್ಲಿ ಹೋಗೋದಿಲ್ಲ ಪ್ರವಚನದ ಕೊನೆಯಲ್ಲಿ ಕೊಡ್ತೇನೆ ನಾ ಬೇಕಾದ್ರೆ ಮೋಕ್ಷವನ್ನ ಇವತ್ತು ಯಾರೋ ಬೆಳಿಗ್ಗೆ ರೇಗಿಸಿಬಿಟ್ರು ಅದಕ್ಕೆ ಇಷ್ಟು ಸಿಟ್ಟಿಂದ ಮಾತಾಡ್ತಾ ಇದ್ದೇನೆ ಬರೀ ಮೋಕ್ಷ ಗ್ರಂಥ ಹೋಗಬೇಕು ಕೇಳಬೇಕಾದ್ರೆ ಎಂಟು ಜನ ಹತ್ತು ಜನ ಕೂಚಿರೋ ಕಾಲಕ್ಷೇಪ ಗೋಷ್ಠಿಗೆ ಹೋಗಿ ನಾ ಬೇಡವನ್ನಿಲ್ಲ ಇದು ರಾಷ್ಟ್ರವನ್ನೆಬ್ಬಿಸುವ ಮಹಾಕೈಂಕರ್ಯ ಎಲ್ಲೋ ಒಂದು ಮುದುಕನನ್ನು ದೇವರು ಒಂದು ಉಪಕರಣ ಊದಿನ ಕಡ್ಡಿ ಅಂತ ಹಚ್ಕೊಂಡಿದ್ದಾನೆ ಇದು ಉರಿಯೋದಕ್ಕೆ ಮುಂಚೆ ಏನಾಗಬೇಕು ಮೂಲ ಗ್ರಂಥ ನಿಮ್ಮ ಮೆದುರಿಗಿಡ್ತೇನೆ ಪ್ರತಿಯೊಬ್ಬರ ಮನೆಯಲ್ಲಿ ಮಹಾಭಾರತ ಗ್ರಂಥ ಇರಬೇಕು ಹಿಂದಿ ಭಾಷಾಂತರ ಮಾಡಿದ್ದಾರೆ ಇಂಗ್ಲಿಷಲ್ಲಿ ಮಾಡಿದ್ದಾರೆ ಕನ್ನಡದಲ್ಲಿ ಮಾಡಿದ್ದಾರೆ ದಯವಿಟ್ಟು ಮೂಲ ಗ್ರಂಥಗಳನ್ನು ಓದಿ ನಿಮ್ಮ ಮಕ್ಕಳನ್ನು ಓದುವಂತೆ ಮಾಡಿ ಇದರಿಂದ ಇವತ್ತಿನ ಜೀವನಕ್ಕೆ ಏನು ಅನ್ನುವ ಸೂತ್ರಗಳನ್ನು ಈ ಕನೆಕ್ಟಿವ್ಸ್ ನಮ್ಮಲ್ಲೇನು ಪಡಿತೀರಿ ಪ್ರವಚನದಲ್ಲಿ ಸಿಡಿ ಗಿಡಿ ಮಾಡಿದ ಮೇಲೆ ತಗೊಳ್ಳಿ ಕೇಳಿ ಎಲ್ಲರೂ ಸಂತೋಷಪಡಿ ಇದರಿಂದ ರಾಷ್ಟ್ರೋದ್ಧಾರವಾಗಲಿ ಸ್ಥಿತೋ ನಿದೇಶ ಜ್ಞಾತೀನಾಂ ಅದು ಒಂದು ಭೇದೋನು ಭವಿತಾಲೋಕೆ ಭೇದ ಮೂಲೋಹಿ ವಿಗ್ರಹ ವಿಗ್ರಹಂ ದೂರತೋ ರಕ್ಷನ್ ಪ್ರಿಯಾಣ್ಯೇವ ಸಮಾಚರನ್ ನಮ್ಮ ದಾಯಾದಿಗಳಿಗೆ ಅತ್ಯಂತ ಪ್ರಿಯವಾದದ್ದನ್ನೇ ಮಾಡ್ತೇನೆ ಅವ್ರು ಹೇಳಿದಂತೆ ಕೇಳ್ತೇನೆ ಅವ್ರಿಗೆ ಯಾವುದು ಪ್ರಿಯ ಧರ್ಮರಾಜ ದಯವಿಟ್ಟು ಕಾಡಿಗೆ ಹೋಗು ಬಹಳ ಸಂತೋಷ ಹುಜು ಇದು ಮೂರ್ಖ ಪ್ರತಿಜ್ಞೆ ಇದು ಅದೇ ಪಾಲಿಸಿ ಅನುಸರಣೆ ಮಾಡಿಯೇ ಮಹಾತ್ಮ ಗಾಂಧಿಯವರು ದೇಶವನ್ನು ಒಡೆದರು ಅದನ್ನೆಲ್ಲ ಕುಲದೀಪ್ ನಯ ಆ ಚರಿತ್ರೆಯನ್ನೆಲ್ಲ ಎತ್ತಿ ಕೆದರಿ ಕೆದಕಿ ಒದರಿ ಸ್ಕೂಪ್ ಅಂತ ಒಂದು ಗ್ರಂಥ ಬರೆದಿದ್ದಾರೆ ಮೊನ್ನೆ ಯಾರೋ ಗೋಕರ್ಣದಲ್ಲಿ ಕೊಟ್ಟರು ಆ ಪುಸ್ತಕ ಸ್ಕೂಪ್ ಅಂತ it's a collection of ten fifteen ಎಸ್ ಅದರಲ್ಲಿ ನೆಹರು ಅಮಾಂತರದಿಂದ ಭಾರತ ವಿಭಜನೆಯ ಸಮಿತಿ ರ್ಯಾಡ್ ಕ್ಲಿಫ್ ಕಮಿಟಿ ಅವನು ಯಾವನೋ ಸುಪ್ರೀಂ ಕೋರ್ಟ್ ಜಡ್ಜ್ ಬ್ರಿಟನ್ನಲ್ಲಿ ಅವನು ಇಂಡಿಯಾನೇ ನೋಡಿರಲಿಲ್ಲ ಅವನು ಬಂದವನು ಪಾಕಿಸ್ತಾನದ ಕಡೆ ಒಂದೂ ದೊಡ್ಡ ಊರಿಲ್ಲದೆ ಹೋಗ್ತದಲ್ಲ ಅಂತ ಇಂಡಿಯಾಕ್ಕೆ ಕೊಡಬೇಕಾಗಿದ್ದ ಲಾಹೋರ್ ಪಟ್ಟಣವನ್ನ ಪಾಣಿನಿ ಹುಟ್ಟಿದ ಊರನ್ನ ಪಾಕಿಸ್ತಾನಕ್ಕೆ ಹೇಗೆ ಸೇರಿಸ ಎಂಬುವ ಕಥೆಯನ್ನ ಅವನು ಮೋಸ್ಟ್ ಟಿಮಿಟ್ ಫಲೋ ಅವನಯ ಅಂಥ ಒಳ್ಳೆ ವ್ಯಕ್ತಿ ಏನಲ್ಲ ಅವನಂತಹ ಪಾಪಿ ಕೂಡ ಆ ವಿಷಯಗಳನ್ನು ಬರೆದಿದ್ದಾನೆ ದಯವಿಟ್ಟು ಪುಸ್ತಕಗಳನ್ನು ಓದಿ ರಾಷ್ಟ್ರ ವಿಭಜನೆ ದುರಂತ ಎಷ್ಟು ಕೋಟಿ ಜನರ ಮಾನಭಂಗವಾಯಿತು ಎಷ್ಟು ಜನ ಸತ್ತರು ನಿರಾಶ್ರಿತರು ಎಷ್ಟು ಬಂದರು ಅದಾದ ಮೇಲೆ ಸಮಸ್ಯೆಗಳನ್ನೇ ಸೃಷ್ಟಿ ಮಾಡಿದ್ರು ಧರ್ಮರಾಯರಿವರು ಧರ್ಮರಾಯನ ಚರಿತ್ರೆ ಇಲ್ಲಿಂದ ಆರಂಭವಾಯಿತು ಅರ್ಥವಿಲ್ಲದ ಪ್ರತಿಜ್ಞೆಯನ್ನು ಮಾಡಿದ ಪ್ರಿಯವಾದನ್ನು ಆಚರಿಸ್ತೇನೆ ಇದು ಏಳು ಪಾಯಿಂಟ್ ಸೆವೆನ್ ಪಾಯಿಂಟ್ ಪ್ರೋಗ್ರಾಮ್ ಅದು ಬಹಿರಂಗವಾಗಿ ಬೇರೆ ಹೇಳಿದ ಸಭೆಯಲ್ಲಿ ಹೇಳಿದ ಇದನ್ನ ಹಿಡ್ಕೊಂಡ್ರು ಕೌರವರು ಅಲ್ಲಿಂದ ಆಚೆಗೆ ಮತ್ತೊಂದೆರಡು ದಿವಸ ಆಯಿತು ದುರ್ಯೋಧನ ಶಕುನಿ ದುಶ್ಯಾಸನ ಕಾರಣ ಇವರೆಲ್ಲರೂ ಗಂಟು ಮೂಟೆ ಕಟ್ಟಿ ಧರ್ಮರಾಯನಿಗೆ ವಿದಾಯವನ್ನು ಹೇಳಿ ನಾವು ಊರಿಗೆ ಹೋಗ್ತೇವೆ ಅಂತ ಬಂದರು ಅಲ್ಲಿಗೆ ಬಂದ ಮೇಲೆ ಒಂದು ಒಂದು ತಿಂಗಳ ಕಾಲ ದುರ್ಯೋಧನನಿಗೆ ಮನಸ್ಸು ನೆಮ್ಮದಿ ಇಲ್ಲ ಹೊಟ್ಟೆಯಲ್ಲಿ ಅಸಿಡಿಟಿ ಹೆಚ್ಚಾಯಿತು ಸಂಕಟ ಶುರುವಾಯಿತು ಶಕುನಿ ಬಂದ ಕೇಳಿದ ಯಾಕೋ ಏನಾಗಿದೆಯೋ ನಿನಗೆ ನಾನೇನು ಹೇಳಿ ಮಾಮ ನನಗೇನು ಆಗಿಲ್ಲ ಪಾಂಡವರಿಗೆಲ್ಲ ಆಗಿದೆ ಅವರ ಐಶ್ವರ್ಯ ತೈರ್ಲಬ್ಧ ದ್ರೌಪದಿ ದ್ರೌಪದಿ ಸಿಕ್ಕಿದ್ದರಿಂದ ಶುರು ಮಾಡಿಕೊಂಡ ಕಥೆ ಎಲ್ಲಿಂದ ನೋಡಿ ಬೇಟಿಗೆ ಆ ದ್ರೌಪದಿ ನಮಗೆ ಸಿಕ್ಕಿಬಿಟ್ಟಿದ್ರೆ ಚೆನ್ನಾಗಿತ್ತು ಸೈನ್ಯ ಬರ್ತಿತ್ತು ನಮ್ಮ ಕಡೆಗೆ ಅವರಿಗೆ ದ್ರೌಪದಿ ಸಿಕ್ಕಿದಳು ಅವರಿಗೆ ಕೃಷ್ಣ ಸಹಾಯಕ ನಿಂತ ಅಯ್ಯೋ ಭೀಮನ ತೋಳಿನ ಶಕ್ತಿ ಅರ್ಜುನನ ಕಾಂಡಿವದ ಶಕ್ತಿ ನಾಲ್ಕು ದಿಕ್ಕಿಗೆ ಹೋಗಿ ಒಂದು ತಂದಿದ್ದಾರೆ ತಂದಿದ್ದಾರೆ ತಂದಿದ್ದಾರೆ ಐಶ್ವರ್ಯ ರಾಶಿ ಹಾಕಿದರು ಅಷ್ಟು ಸಾಲದು ಅಂತ ನನ್ನ ಕೈಯಲ್ಲಿ ಬೇರೆ ಬರೆಸಿದರು ಅಕೌಂಟ್ಸ್ ಅನ್ನ ಎಷ್ಟೊಂದು ಬರೆಸಿದ್ದಾರೆ ಭೀಮಾರ್ಜುನ ಸೇರಿದರೆ ಶುಚಿ ಶುಕ್ರಾಗಮೇ ಕಾಲೇ ಶುಷ್ಯೇತಿತೋಯವಿವಾಲ್ಪಗಂ ವೇದದ ಕಾಲದಲ್ಲಿ ಶುಚಿ ಶುಕ್ರ ಮಾಧವ ಇದು ಹನ್ನೆರಡು ತಿಂಗಳಿಗೆ ಬೇರೆ ಬೇರೆ ಹೆಸರನ್ನು ಕೊಡ್ತಿದ್ರು ಮಹಾಭಾರತ ಕಾಲದಲ್ಲಿ ಕೇಶವ ಮಾಧವ ಗೋವಿಂದ ಇದು ಹನ್ನೆರಡು ನಾಮಗಳು ಶುಚಿ ಶುಕ್ರಾಗಮೇ ಜ್ಯೇಷ್ಠ ಆಷಾಢ ಮಾಸದಲ್ಲಿ ಬಿಸಿಲು ಜೋರಾಗಿ ಬಂದರೆ ನದಿ ಕೆರೆ ನೀರುಗಳು ಒಣಗಿ ಹೋಗುವಂತೆ ಈ ಭೀಮಾರ್ಜುನರೆಂಬ ಬಿಸಿಲಿನಿಂದ ಕೌರವರ ರಾಜ್ಯಶ್ರೀ ಎಲ್ಲ ಒಣಗಿ ಹೋಗ್ತಾ ಇದೆ ನಾನೇನ್ ಮಾಡಲಿ ಸಂಕಟವಾಗ್ತಾ ಇದೆ ಅವ್ರಿಗೆ ಐಶ್ವರ್ಯ ಬಂದು ನೀನ್ಯಾಕೆ ಸಂಕಟ ಪಡ್ತೀಯ ಅಂದರೆ ಅವ್ರ ಐಶ್ವರ್ಯ ಎಷ್ಟು ಬೆಳೀತಾ ಇದ್ರೆ ನಮ್ಮ ಐಶ್ವರ್ಯವನ್ನು ಅವರು ತಗೊಂಡು ಹೋಗಿಬಿಡ್ತಾರೆ ಹಾಗೆ ಅಂದರೆ ಉದಾಹರಣೆ ಕೊಡ್ತಾನೆ ಕಡಿಕ ನೀತಿ ಒಂದು ದೊಡ್ಡ ಮರ ತೆಂಗಿನ ಮರ ಇಟ್ಕೊಳ್ಳಿ ಆಲದ ಮರ ಇಟ್ಕೊಳ್ಳಿ ಬೇವಿನ ಮರ ಇಟ್ಕೊಳ್ಳಿ ಹಣ್ಣು ಕೊಡುವ ವೃಕ್ಷ ಇಟ್ಕೊಳ್ಳಿ ಅದರ ಸುತ್ತ ಇರುವೆ ಗೂಡು ಉಂಟಾದರೆ ಏನಾಗುತ್ತೆ ಯೋಚನೆ ಮಾಡಿ ಇರುವೆ ಎಂಬುದು ಒಂದು ಮರವನ್ನು ಹೊರಡಿಸಬಲ್ಲದೆ ಆಶ್ಚರ್ಯಪಡ್ತೀರಿ ಸಾವಿರಾರು ಇರುವೆಗಳು ಸೇರಿಕೊಂಡು ಸೇರಿಕೊಂಡು ಸೇರಿಕೊಂಡು ಭೂಮಿಯಿಂದ ಮಣ್ಣನ್ನು ತೆಗೀತಾ ತೆಗೀತಾ ತೆಗೀತಾ ಹೊರಗೆ ಬಂದರೆ ಎಂತ ಗಟ್ಟಿ ಮರದ ಬುಡವೂ ಸಡಿಲವಾಗಿ ಅಕಸ್ಮಾತ್ ಬಿಸಿಲು ಗಾಳಿ ಮಳೆಗೆ ತಾನೇ ಬಿದ್ದು ಹೋಗುವಂತೆ ಇರುವೆ ಬೀಳಿಸ್ತು ಅಂದ್ರೆ ಯಾರೂ ನಂಬುವುದಿಲ್ಲ ಪಾಂಡವರು ನಮ್ಮ ಬಿಲವನ್ನೇ ಮೂಲವನ್ನೇ ಕೊರಿತಾ ಇದ್ದಾರೆ ಆದ್ರಿಂದ ಏನು ಮಾಡಬೇಕು ನನಗೆ ತುಂಬ ದುಃಖವಾಗಿದೆ ಅಗ್ನೇರ ಪತ್ಯಮಿತಿ ಹೇ ಚಂಪು ಭಾರತ ಅಗ್ನೇರ ಪತ್ಯಮಿತಿ ಇದ್ರ ಹಿಂದೆ ವೇದದ ಕಥೆ ಇದೆ ಇವತ್ತು ಇದನ್ನು ಹೇಳಬಾರದು ಅಂತ ತೀರ್ಮಾನ ಮಾಡಿದ್ದೆ ಇದು ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ಇದು ಹೇಳಿದರೆ ಬೆಳ್ಳಿ ಬಂಗಾರಗಳು ಎಲ್ಲಿ ಹುಟ್ಟಿದವು ಅಗ್ನೇಯರ ಪತ್ಯಂ ಅಗ್ನಿಯಿಂದ ಉಂಟಾದವು ಭೂಮಿಯ ಒಳಗಡೆ ಇನ್ನೂ ಬಿಸಿ ಇದೆ ಬೆಂಕಿಯ ಉಂಡೆ ಇದೆ ಅದರೊಳಗಿಂದ ಲಾವಾರೂಪದಲ್ಲಿ ರೂಪದಲ್ಲಿ ಹೊರಗೆ ಬರ್ತದೆ ಲೋಹಗಳೆಲ್ಲ ಪಂಚಲೋಹಗಳು ಸರ್ವರತ್ನ ವಸುಂಧರ ಭೂಮಿಯ ಗರ್ಭದಲ್ಲಿ ಎಲ್ಲ ಕೂತಿದೆ ಅಂತ ಹೇಳ್ತೇವೆ ಅಗ್ನಿಯಿಂದ ಬಂತು ಬೆಳ್ಳಿ ಬಂಗಾರ ಯದಾಹುರೇ ತತಿ ಬ್ರಾಹ್ಮಣರು ಹೇಳ್ತಾರೆ ಮಿಥ್ಯಾ ನಮ ತೊಲವಿದೋ ಜಿಮಖೇದವಭೂತಂ ಸೋದರ ಮಾತುಲ ಶಕುನಿ ಇದು ಸುಳ್ಳಲ್ಲ ವಿರೋಧಿ ಮಖೆ ಅನುಭೂತಂ ರಾಜಸೂಯಾಗ ನಮ್ಮ ಶತ್ರುಗಳೇನು ಮಾಡಿದ್ರು ಅದರಲ್ಲಿ ನನಗಿದು ಮನವರಿಕೆ ಆಯಿತು ವೇದದ ತತ್ವ ಯಾಕೆ ತತ್ಸ್ಮರಿಯಮಾಣಂ ಅಖಿಲ ಕ್ಷಿತಿಪೋಪನೀತಂ ಅದನ್ನು ನೆನೆಸುವಂತೆ ಅಖಿಲ ಕ್ಷಿತಿಪ ಉಪನೀತಂ ಭೂಮಂಡಲದ ಎಲ್ಲ ದೊರೆಗಳೂ ತಂದುಕೊಟ್ಟ ಆ ಬೆಳ್ಳಿ ಬಂಗಾರದ ರಾಶಿಯನ್ನು ನೋಡಿ ನಕ್ತಂ ದಿವಂ ದಹತಿ ಚಿತ್ತಮಿದಂ ಯತೋಮೇ ಅಗ್ನಿಯಿಂದ ಉಂಟಾದ್ರು ಬೆಳ್ಳಿ ಬಂಗಾರ ಐಶ್ವರ್ಯ ರತ್ನ ಮುತ್ತು ಅದನ್ನೆಲ್ಲ ನೋಡಿ ನೋಡಿ ನೋಡಿ ಮತ್ತೆ ಅಗ್ನಿ ಉಂಟಾಯಿತು ನನ್ನ ಹೃದಯದಲ್ಲಿ ಇದು ಹೇಗಯ್ಯ ಸಂಬಂಧ ಅಂತ ಕೇಳಿದ್ರೆ ನಮ್ಮ ತೈತ್ರಿಯ ಸಂಹಿತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಕತೆ ಹೇಳ್ತಾರೆ ಇದು ಋಗ್ವೇದದಲ್ಲಿಲ್ಲ ಆದ್ರೆ ಋಗ್ವೇದಿಗಳಿಗೆ ಒಪ್ಪಿಗೆ ಎರಡನೇ ಕಾಂಡದಲ್ಲಿ ಬರುತ್ತೆ ಇದು ದೇವಾಸುರ ಸಂಯತ್ತ ಸಂತೆ ದೇವಾಭಿ ಜಯಮುಪಯುಂತೋಗ್ನೌ ವಾಮಂ ವಸು ಸನ್ಯದದತ ಇದಮುನೋ ಭವಿಷ್ಯತಿ ಅಂತ ಮುಂದೆ ಹೋಗುತ್ತೆ ಇದು ದೇವತೆಗಳು ಅಸುರರು ಸಂಯತ್ತ ಆಸನ್ ಯುದ್ಧ ಮಾಡ್ತಾ ಇದ್ರು ಪಯಂತೋ ದೇವತೆಗಳಿಗೆ ವಿಜಯ ಪ್ರಾಪ್ತವಾಗಬೇಕು ಅಂತ ಆಸೆಯಾಯಿತು ಅದಕ್ಕೆ ಯುದ್ಧಕ್ಕೆ ಹೋಗೋದಕ್ಕೆ ಮುಂಚೆ ಏನ್ ಮಾಡಿದ್ರು ಸುಸನ್ಯ ದತ ಅಗ್ನಿಯಲ್ಲಿ ಆ ದೇವತೆಗಳು ತಮ್ಮದು ಅಂತಿದ್ದ ಐಶ್ವರ್ಯವನ್ನೆಲ್ಲ ಹಾಕಿ ಕಾಪಾಡಿಕೊಂಡಿರು ಬ್ಯಾಂಕ್ ಇದ್ದ ಹಾಗೆ ಅಂತ ಇಟ್ಟು ಹೋದರು ತಪ್ಪೇನಿಲ್ವಲ್ಲ ಯಾತ್ರೆ ಹೋಗುವಾಗ ಬ್ಯಾಂಕಲ್ಲಿ ಐಶ್ವರ್ಯ ಇಡುವಂತೆ ಅದಕ್ಕೆ ಅವನಿಗೆ ಧನಂಜಯ ಅಂತ ಹೆಸರು ವಿಶ್ವಾವಸು ಅಂತ ಹೆಸರು ನಮಗೆ ಹೋತ ಆರಂ ರತ್ನಧಾತಮಂ ರತ್ನವನ್ನು ಕೊಡುವವನು ಅಂತ ಹೆಸರು ಅಗ್ನಿಯನ್ನು ಧ್ಯಾನ ಮಾಡಿದ ಐಶ್ವರ್ಯ ಪ್ರಾಪ್ತಿ ಅಂತ ಹೇಳ್ತೇವೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಐಶ್ವರ್ಯವನ್ನು ಅಗ್ನಿಯಲ್ಲಿ ಹಾಕಿದರು ಸನ್ಯದತ ಇದಮುನೋ ಭವಿಷ್ಯತಿ ಎದನೋ ಜಯಷ್ಯಂತೀತಿ ಗೆಲ್ತೇವೋ ಇಲ್ಲೋ ಅಂತ ಅನುಮಾನ ಪಟ್ಟು ಹಾಕಿದ್ರು ಗೆದ್ದು ಬಂದಾಗ ನೀವು ವಾಪಸ್ ಕೊಡಬೇಕು ತದಗ್ನಿರ್ನ ಕಾಮಯತ ಅಗ್ನಿಗೇನಾಯಿತು ನನಗೆ ಕೊಟ್ಟದ್ ನಂದೇ ಅಂದ ೇನಾಪ ಆಕ್ರಾವ ತದ್ದೇವ ವಿಜಿತ್ಯ ಬರುತ್ಸಮಾನ ಅನ್ವಾಯಂತದಸ್ಯ ಸಾಧಿತ್ಸಂತ ದೇವತೆಗಳು ಹಸುರರನ್ನು ನಿಗ್ರಹ ಮಾಡಿದ್ರು ವಾಪಸ್ ಬಂದರು ಅಗ್ನಿಯನ್ನು ಹಿಡ್ಕೊಂಡ್ರು ಅರೆಸ್ಟ್ ಮಾಡಿದ್ರು ಲೇ ನಾವೆಲ್ಲ ಕೊಟ್ಟಿದ್ದ ಐಶ್ವರ್ಯ ವಾಪಸ್ ಕೊಡು ಕೊಡೋದಿಲ್ಲ ಅಂದ ಎರಡು ಬಿಗಿದ್ರು ಕಪಾಳಕ್ಕೆ ಸೋರೋದಿ ಬಳೋ ಅಗ್ನಿ ರೋದನ ಮಾಡಿದ್ರಿಂದ ಅವನಿಗೆ ರುದ್ರ ಅಂತ ಹೆಸರಾಯಿತು ರೋದನಾದ್ ರುದ್ರ ಸೋರೋದಿ ತದ್ರುದ್ರಸ್ಯ ರುದ್ರತ್ವಂ ಆಮೇಲೆ ಏನು ಮಾಡಿದ್ರು ಬಲಾತ್ಕಾರವಾಗಿ ಕಿತ್ಕೊಂಡ್ರು ಅಳುತಾ ಕೊಟ್ಟನಾದ್ರಿಂದ ಒಂದು ಕಣ್ಣಿನಲ್ಲಿ ಬಂಗಾರವು ಒಂದು ಕಣ್ಣಿನಲ್ಲಿ ಬೆಳ್ಳಿಯೂ ಸುರಿಯಿತು ಅಗ್ನಿಗೆ ಆದ್ದರಿಂದಲೇ ಹೋಮ ಕಾಲದಲ್ಲಿ ಬೆಳ್ಳಿ ಬಂಗಾರ ದಕ್ಷಿಣೆ ಕೊಟ್ಟರೆ ವೈದಿಕರು ಬಟ್ಟೆಯಿಂದ ಮುಟ್ಟುತ್ತಾರೆಯೇ ಹೊರತು ಕೈಯಿಂದ ಮುಟ್ಟೋದಿಲ್ಲ ಮುಟ್ಟಿದರೆ ಅವರ ಮನೆಯಲ್ಲಿ ಒಂದು ತಿಂಗಳೊಳಗೆ ಅಳು ಧ್ವನಿ ಕೇಳಿಸ್ತದೆ ಯಾರು ಸಾಯ್ತಾರೆ ಅಂತ ಹೇಳಿದ್ದಾರೆ ಈ ಕಥೆ ಹೇಳೋದಕ್ಕೆ ಆತಕ್ಕೆ ಭಯ ಅಂದ್ರೆ ಪುರೋಹಿತರು ಯಾಕ್ರಿ ಹೇಳಿದ್ರಿ ಇದನ್ನು ನೀವು ನಮ್ಮ ಪ್ರಾಣ ತೆಗೆಯೋದಕ್ಕೆ ಎಂದು ಅವರು ಇದು ಹೇಳಿ ಬಯಸ್ಕೊಂಡೆ ಧಾರವಾಡದಲ್ಲಿ ಇದು ಹೇಳಬಾರ್ದಾಗಿತ್ತು ನೀವು ಅಂತ ಇದು ಅನಂತ ಭಟ್ಟ ಚಂಪು ಭಾರತವನ್ನು ಬರೆಯುವಾಗ ಎಷ್ಟು ತಮಾಷೆಯಲ್ಲಿ ಬರೆದಿದ್ದಾರೆ ಅಂದ್ರೆ ಅಗ್ನಿಯಲ್ಲಿ ಹುಟ್ಟಿ ಬಂದ ಪದಾರ್ಥ ಅಗ್ನಿ ಗುಣ ಬಿಡೋದಿಲ್ಲ ಈರುಳ್ಳಿ ಹಚ್ಚೋರು ಕಣ್ಣಲ್ಲಿ ಹೇಗೆ ಬರ್ತದೆಯೋ ಅದೇ ರೀತಿಯಲ್ಲಿ ಧರ್ಮರಾಜನ ಬೆಳ್ಳಿ ಬಂಗಾರ ಐಶ್ವರ್ಯ ನೋಡಿ ನೋಡಿ ನನಗೆ ಹೊಟ್ಟೆ ಉರಿ ಬೆಂಕಿ ಉಂಟಾಯಿತು ಇದರಿಂದ ಏನು ತಿಳಿಯಿತು ಅಗ್ನಿಯಲ್ಲಿಯೇ ಉಂಟಾಗಿದ್ದು ಬೆಳ್ಳಿ ಬಂಗಾರ ನಾನೇನ್ ಮಾಡಲಿ ಸೋದರ ಮಾಮ ನೀನು ಬದುಕಿದ್ದೀಯೇ ನಾನು ಬದುಕಿದ್ದೀನಿ ಭೂಮಿಗೆ ದಂಡವಾಗಿ ಪ್ರಯೋಜನವಿಲ್ಲ ಅದಕ್ಕೆ ಉಪಾಯ ಮಾಡಬೇಕು ಏನು ಹೀಗೆ ಮಾತಾಡ್ತೀಯಲ್ಲೋ ನೀನು ಗಂಡೋ ಹೆಣ್ಣು ಅಂತ ಕೇಳಿದ ಶಕುನಿ ಸೋಹಂ ನ ಸ್ತ್ರೀನ ಚಾಪ್ಯ ಸ್ತ್ರೀ ನ ಪುಮಾನ್ನ ಅಪಮಾನಪಿ ನಾನು ಸ್ತ್ರೀಯೂ ಅಲ್ಲ ಸ್ತ್ರೀ ಅಲ್ಲದೆಯೂ ಅಲ್ಲ ಗಂಡಸೂ ಅಲ್ಲ ಅಲ್ಲದೆಯೂ ಅಲ್ಲ ಮತ್ತೇನಿವನು ಹಾಗಿದ್ರೆ ಗಂಡಸಾಗಿದ್ರೆ ಯುದ್ಧ ಮಾಡಿ ಗೆಲ್ಲಬೇಕು ಹೆಂಗಸಾಗಿದ್ರೆ ಸರೆಂಡರ್ ಆಗಬೇಕು ಪಾಂಡವರೇಶ್ವರಿ ಇಷ್ಟೊಂದಿದೆ ಅಂತ ಕಣ್ಣಿನ ನೋಡಿ ಇನ್ನೂ ಬದುಕಿದ್ದೇನಲ್ಲ ಮಾಮ ನಾನು ಅಶಕ್ತಶ್ಚೇಹಯೇವಾಹಂ ಹರ್ತುಂಡ್ರಪಶ್ರಯಂ ಧರ್ಮರಾಜನೈಶ್ವರ್ಯವೆಲ್ಲ ನಾನೊಬ್ಬನೇ ಕಸಿಯುವುದಕ್ಕೆ ನನಗೆ ಶಕ್ತಿ ಇಲ್ಲ ಅಯ್ಯೋ ಇಷ್ಟೆಲ್ಲ ದಿಕ್ಕುಗಳಿಗೆ ಹೋಗಿ ಬಂದು ಭೀಮಾರ್ಜುನರು ನಾನು ಪಾಂಡವರ ಮೇಲೆ ಯುದ್ಧಕ್ಕೆ ಹೋದರೆ ಜೀವನೂ ಹೋಗಿಬಿಡುತ್ತೆ ನನ್ನ ಕೊಂದು ಹಾಕಿಬಿಡ್ತಾರೆ ಆದರೆ ಐಶ್ವರ್ಯ ನನಗೆ ಬೇಕಾಗಿದೆ ಅದಕ್ಕೇನಾದರೂ ಉಪಾಯವನ್ನು ಮಾಡು ಇಲ್ಲದೆ ಇದ್ರೆ ಹೊಟ್ಟ ಉರಿಯಿಂದಲೇ ಸತ್ತು ಹೋಗಿಬಿಡ್ತೇನೆ ನಾನು ಸತ್ತು ಹೋಗಿದ್ದು ತುಂಬಾ ಕ್ಷೇಮವಾಗಿತ್ತು ಆದರೆ ಶಕುನಿ ಬಿಡುವವನಲ್ಲ ಅವನು ದ್ವಾಪರ ಪುರುಷ ಇವನು ಕಲಿ ಪುರುಷ ವೇದದಲ್ಲಿ ಕಲಿ ದ್ವಾಪರ ಕೃತ ತ್ರೇತ ಈ ನಾಲ್ಕು ಶಬ್ದಗಳು ನಮ್ಮ ತೈತ್ರಿಯ ಸಂಹಿತೆ ಆರನೇ ಕಾಂಡದಲ್ಲಿ ಬರ್ತವೆ ಆ ನಾಲ್ಕು ಈ ಯುಗಗಳ ಹೆಸರಿಗೆ ನಾಲ್ಕು ಅಂಕೆಗಳನ್ನು ಕೊಡ್ತಾರೆ ಕೃತ ಅಂದ್ರೆ ನಾಲ್ಕು ತ್ರೇತ ನೋಡಿ ತ್ರೇ ಅಂದ್ರೆ ಮೂರು ದ್ವಾ ಅಂದ್ರೆ ಎರಡು ಕಲಿ ಅಂದ್ರೆ ಒಂದು ಒಂದು ಎರಡು ಮೂರು ನಾಲ್ಕು ಏನು ಅಂಕೆ ಅಂತ ಕೇಳಿದ್ರೆ ಆಗಿನ ಕಾಲದ ಪಗಡೆ ದಾಳದ ಮೇಲೆ ಅಂಕೆಗಳು ಒಂದೇ ದಾಳ ಈಗಿನ ಪಗಡೆಕಾಯಿ ಆಟದಲ್ಲಿ ಎರಡೆರಡು ದಾಳ ಬಿಡುವುದು ನಾವು ನೋಡಿದ್ದೇವೆ ಮಹಾಭಾರತ ಕಾಲದಲ್ಲಿ ಒಂದು ಪಣ ಒಡ್ತಾನೆ ಜಿತಮಿತ್ಯಾಹ ಶಕುನಿಹಿ ಗೆದ್ದೆ ಅಂತ ಒಂದೇ ದಾಳ ಬಿಟ್ಟ ಗೆದ್ದೆ ಅಂತ ಗೆದ್ದ ಪಗಡೆಕಾಯಿ ಹಸಿರು ಬಣ್ಣ ಕೆಂಪು ಬಣ್ಣ ಕರಿ ಬಣ್ಣ ಹಳದಿ ಬಣ್ಣ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಆಡಿದ್ದೇವೆ ಕಾಯೇ ಇಲ್ಲ ಇಬ್ಬರು ಕೂತಿದ್ದಾರೆ ಅವನೊಂದು ಇವನೊಂದು ಪದಾರ್ಥ ಒಟ್ಟಿದ್ದಾರೆ ಜೂಜಲ್ಲಿ ಬಿಡಬೇಕು ಇವನ ಕೈಯಲ್ಲೇ ಕೂತಿದೆ ದಾಳ ಒಂದೇ ದಾಳ ಅದಕ್ಕೆ ಹಗ್ಗವನ್ನು ಬಿಗಿದು ಆ ಹಗ್ಗದಿಂದ ಎಸಿಬೇಕು ಅಕ್ಷಯ್ ಈರ್ ದೇವ್ಯ ಅಂತ ಋಗ್ವೇದದಲ್ಲಿ ಬರುತ್ತೆ ಅದನ್ನು ಹೀಗೆ ಎಸೆದ್ರೆ ಎಷ್ಟು ಅಂಕಿ ಬಿಡ್ತೀಯ ನಿನಗೆಷ್ಟು ಬೇಕು ಅಂತ ಕೇಳಿ ಧರ್ಮರಾಜ ಪಾಪ ಬಹಳ ಸಾತ್ವಿಕ ಮನುಷ್ಯ ಅವನು ಏನಿದ್ರು ಎರಡರ ಮೇಲೆ ಮಾತಾಡು ಮೂರು ನಾಲ್ಕು ಮೂರು ನಾಲ್ಕು ಹೇಳಿ ಹೇಳಿ ಹೇಳಿ ಹೇಳಿ ಸೋತ್ ಹೋದ ಶಕುನಿ ಮಾತ್ರ ಒಂದು ಅಂತ ಹೇಳಿದ್ರೆ ಒಂದೇ ಬೀಳುವುದು ಎರಡಂದ್ರೆ ಎರಡೇ ಬೀಳುವುದು ಶಕುನಿ ಅಂದ್ರೆ ಎರಡು ದ್ವಾಪರ ದುರ್ಯೋಧನ ಅಂದ್ರೆ ಒಂದು ಕಲಿ ಒಂದು ಎರಡು ಸೇರಿ ಮೂರು ನಾಲ್ಕನ್ನು ಹಾಳು ಮಾಡಿದ ಕತೆ ಮಹಾಭಾರತದ ಕತೆ ದ್ವಾಪರ ಪುರುಷ ಕಲಿಪುರುಷ ಸೇರಿಕೊಂಡು ತ್ರೇತಾಯುಗದ ಧರ್ಮವನ್ನು ಕೃತಯುಗದ ಧರ್ಮವನ್ನು ಕೃತಂ ಅಂದ್ರೆ ಆಯಿತು ಒಬ್ರು ಹೇಳ್ತೇವೆ ನಾಳೆ ಇಲ್ಲಿ ಈ ರೀತಿ ದೀಪದ ಏರ್ಪಾಡಾಗಬೇಕು ಆಯಿತು ಅಂದ್ರು ಕೃತಂ ಅದು ಕೃತಯುಗ ನಾಲ್ಕು ಆಯಿತು ಅಂದ್ರೆ ಪರ್ಫೆಕ್ಟ್ ಮುಗಿದೋಯ್ತು ಪರ್ಫೆಕ್ಟ್ ಏಜ್ ಅದು ಧರ್ಮಪುರುಷ ನಾಲ್ಕು ಕಾಲಿನಲ್ಲಿ ಗೋವಿನಂತ ನಡೀತಾ ಇದ್ದವನು ವೃಷಭಾಂಧ್ರ ಎತ್ತು ಧರ್ಮರೂಪದಲ್ಲಿ ತ್ರೇತಾಯುಗದಲ್ಲಿ ಮೂರು ಕಾಲಲ್ಲಿ ನಡೀತಾ ಇದ್ದ ಒಂದು ಕಾಲು ಕುಂಟಾಯಿತು ದ್ವಾಪರದಲ್ಲಿ ಎರಡೇ ಕಾಲ ನಡೀತಿದ್ದ ಕಲಿಯುಗದಲ್ಲಿ ಒಂದೇ ಕಾಲಲ್ಲಿ ನಡೀತಾನೆ ಶ್ರೀಮದ್ ಭಾಗವತ ಮೊದಲನೇ ಸ್ಕಂದದಲ್ಲಿ ರಾಜನ ಕಥೆಯನ್ನು ಹೇಳುವಾಗ ಇದನ್ನು ವಿವರಿಸುತ್ತೇವೆ ಮತ್ತೆ ಇಲ್ಲಿಯೂ ವೈದಿಕ ಧರ್ಮ ಆದ್ದರಿಂದ ಇವರಿಬ್ಬರು ಸೇರಿಕೊಂಡು ದ್ವಾಪರ ದ್ವಾಪರಯುಗದ್ದು ಮುಗಿದಿತ್ತು ಇನ್ನೇನು ಕಲಿಯುಗ ಬರಬೇಕು ಶಕುನಿ ಇದನ್ನು ಸ್ವಲ್ಪ ಚಾರ್ಜ್ ಹ್ಯಾಂಡ್ ಓವರ್ ಮಾಡೋದಿತ್ತು ಅದಕ್ಕೆ ಅವನು ಮುಂದೆ ಬರತಕ್ಕ ಈಗ ಈಗಿನ ಪ್ರೆಸೆಂಟ್ ಕಲಿಯುಗದ ಅಧಿಪತಿಯಾದ ಕಲಿಪುರುಷ ಕಾಲಪುರುಷ ಸೇರಿಕೊಂಡು ಆ ಧರ್ಮರಾಜನನ್ನ ಕೆಡಿಸ್ತಾರೆ ಅವನನ್ನು ಮುಖ ಮಾಡಿಕೊಂಡು ಸಮಸ್ತ ಭೂಭಾರವನ್ನು ಏಳಿಸ್ತಾರೆ ಇದು ಒಂದು ದೃಷ್ಟಿ ಎರಡನೇ ದೃಷ್ಟಿ ಕಲಿಪುರುಷನು ಭಗವಂತನ ಸೇವಕನೇ ಯೋಚನೆ ಮಾಡಿ ಕಾಲದಲ್ಲಿ ಇದು ಕೃಷ್ಣಾವತಾರದ ಕೊನೆಗಳಿಗೆಗಳು ಗ್ರಂಥದಲ್ಲಿ ಬರೆದಿದ್ದೇನೆ ಈಗ ಅದನ್ನು ರಂಗಭೂಮಿ ನಾಟಕ ಮಾಡುತ್ತಾರಂತೆ ಮೈಸೂರಿನಲ್ಲಿ ನೂರ ಐವತ್ತು show including Bangalore all over Karnataka ಕೊಡ್ತಾ ಇದ್ದಾರೆ ನಲವತ್ತೈದು ಜನ ಒಳ್ಳೆ ಟೀಮ್ ತಯಾರು ಮಾಡಿ ಸ್ಕ್ರಿಪ್ಟ್ ಬರೆದಿದ್ದಾರೆ ಅರ್ಧ ತೋರಿಸಿದ್ದಾರೆ ನೀವೆಲ್ಲ ನೋಡಿ ಸಂತೋಷ ಪಡಬೇಕು ಆ ಕಲಿಪುರುಷನು ಭಗವಂತನ ಒಂದು ಅಂಶವೇ ಕಾಲದಲ್ಲಿ ಅದೂ ಬರ್ತದೆ ಅವನು ಅವ್ರಿಗೆ ಕೊಟ್ಟ ಕೆಲಸನೂ ಮಾಡಬೇಕು ಕಸ ಗುಡಿಸೋ ಕೆಲಸ ಜಾಡ್ಮಾಲಿಯಿಂದ ಜಾಡ್ಮಾಲಿ ಅದೇ ಮಾಡಿ ಇಲ್ಲ ಸ್ವಾಮಿ ನಾ ಪ್ರವಚನ ಮಾಡ್ತೇನೆ ಅಂತ ಅನ್ಬಾರದು ಪ್ರವಚನ ಮಾಡು ಇದೆಲ್ಲ ಬೇಡ ನಮಗೆ ಬೇಕಾದ್ರೆ ಇವೆಲ್ಲ ಹೋದ ಮೇಲೆ ಕಸ ಗುಡಿಸ್ತೇನೆ ಅದನ್ನ ಮಾಡೋ ಕೆಲಸ ಅಲ್ಲ ಕಲಿಪುರುಷ ತನ್ನ ಕೆಲಸವನ್ನೇ ಮಾಡಬೇಕು ಯುಗ ಮುಗಿಯಬೇಕು ಚಕ್ರ ಮೇಲಕ್ಕೆ ಹೋಗಬೇಕು ಚಕ್ರ ಕೆಳಕ್ಕೆ ಬರಬೇಕು ಆ ದೈವ ದೃಷ್ಟಿ ಬೇರೆ ಮನುಷ್ಯರು ಕಲಿಯುವ ದೃಷ್ಟಿ ಬೇರೆ ಅದಕ್ಕೆ ಅಮರುಷಂಚ ಅಸಮಾದಿಷ್ಟಂ ಧತರಾಷ್ಟ್ರೇ ನಿವೇದಯ ಶಕುನಿ ಕೇಳಿದ ಏ ಸೋದರಳಿಯ ಇಷ್ಟು ಸಂಕಟ ಪಡ್ತಿದ್ದೀಯಲ್ಲೋ ನಾನೇನ್ ಮಾಡಬೇಕು ಅಂತ ಕೇಳಿದ ಆಗ ಅವನಿಗೆ ದುರ್ಯೋಧನ ಹೇಳ್ತಾನೆ ನಮ್ಮಪ್ಪನಿಗೆ ನಾನು ಸಂಕಟ ಪಡ್ತಿರೋದನ್ನು ಹೋಗಿ ಹೇಳು ಅಂತ ಸ್ಟೆಪ್ ಹಾಕೊಡ್ತಾನೆ ನೋಡಿ ಏನ್ರಿ ಭಾವ ಅಂದ್ರೆ ಭಾವ ಧೃತರಾಷ್ಟ್ರ ಅಲ್ಲಿಂದ ಬಂದ ಮೇಲೆ ಮಗನನ್ನು ವಿಚಾರ ಮಾಡಿದಿರ ಯೋಗಕ್ಷೇಮ ಮಾಡಿದಿರ ಹೇಗಿದ್ದಾನೆ ಅಂತ ಕೇಳಿದಿರ ಧೃತರಾಷ್ಟ್ರ ಯಾಕಪ್ಪ ಏನಾಯಿತು ಮಗನಿಗೆ ಏನಾಗಿದೆ ಅವನನ್ನೇ ಕರೆಸಿ ಕೇಳಿ ಅಂತ ಹೇಳುವಾಗ ಶಕುನಿ ಅದಕ್ಕೆಲ್ಲ ಇನ್ನೂ ಪೂರ್ವದಲ್ಲಿ ಬೇಕಾದಷ್ಟು ಮಾತನ್ನು ಅವರವರಲ್ಲಿ ಸಂವಾದವಾಗುತ್ತೆ ಕಷ್ಟವನ್ನೆಲ್ಲ ಹೇಳ್ಕೊಳ್ತಾನೆ ತೈರ್ ಲಬ್ಧ ದ್ರೌಪದಿ ಭಾರ್ಯ ದೃಪಜಶ್ಚ ಸುತೈ ಸಹ ಸಹಾಯ ಪೃಥಿವೀ ಲಾಭೆ ವಾಸುದೇವಶ್ಚ ಅಜಿತ ಸೋಪಿ ಸರ್ವೈರ್ಹಿ ಸದೇವಾಸುರಮಾನುಷೈ ಲಬ್ಧಶ್ಚ ಅನಭಿಪೂತಾರ್ಯೈ ಪಿತೃಂಶಃ ಪೃಥಿವೀಪತೆ ನಾವು ಅರ್ಧರಾಜ್ಯ ರಾಜ್ಯ ಕೊಟ್ಟಿದ್ದೇ ತಪ್ಪಾಯಿತು ಈಗ ನೋಡಿ ದ್ರೌಪದಿ ಸ್ವಯಂವರ ಅಂದ್ರೆ ದ್ರೌಪದನ ಮಕ್ಕಳೆಲ್ಲ ಆ ಕಡೆ ನಿಂತ್ಕೊಂಡ್ರು ಕೃಷ್ಣ ಆ ಕಡೆ ನಿಂತ್ಕೊಂಡ್ರ ಭಯವಾಗುತ್ತೆ ಮುಂದೆ ಬರುವ ಯುದ್ಧಕ್ಕೆ ಎಷ್ಟೊಂದು ಸೈನ್ಯ ಈಗಲಿಂದ ತಯಾರು ಮಾಡಿಬಿಟ್ಟಿದ್ದಾರೆ ಹೋಗಿ ಹೇಳು ನಮ್ಮ ಅಪ್ಪನಿಗೆ ಶಕುನಿ ಹೇಳಿದ ಅಪ್ಪನಿಗೆ ಹೇಳ್ತೇನೆ ಸರಿ ನಾನೇನು ಮಾಡಬೇಕು ಅದು ಮೊದಲು ಪ್ಲಾನ್ ಪೂರ್ತಿ ಹೇಳು ಅಂತ ಕೇಳಲಾಗಿ ಅವನು ಹೇಳಿದ ಮಾಮ ನಿನಗೆ ಹೇಗಿದ್ರು ಪಗಡೆ ಆಟ ಬರ್ತದೆ ಪಗಡೆಯಲ್ಲಿ ಸಿದ್ಧ ಇದ್ದೀಯೇ ಧರ್ಮರಾಜನು ಅಂತ ಕೇಳಿದ್ರೆ ಜ್ಯೂತ ಪ್ರಿಯಶ್ಚ ಕೌಂತೇಯ ನ ಸ ಜಾನಾತಿ ದೇವಿತುಂ ಜೂಜಾಟ ಅನ್ನೋದು ಆಗಿನ ಕಾಲದಲ್ಲಿ ಅದು ಸಭ್ಯರು ಆಡ್ತಕ್ಕಂತಹ ಒಂದು ಆಟ ಒಂದು ಎಟಿಕೆಟ್ ಅಂತ ಹೇಳ್ತೇವೆ ಇವತ್ತು ಸೋಷಿಯಲ್ ಎಟಿಕೆಟ್ ಸೋಷಿಯಲ್ ಎಟಿಕೆಟ್ ಅಂದ್ರೆ ಏನು ಹತ್ತು ಜನ ಯಾವುದನ್ನ ಒಂದು ಸಭ್ಯತೆ ಅಂತ ಮಾನದಂಡ ಮಾಡ್ತಾರೆಯೋ ಅದರಂತೆ ಇತರರು ನಡೆಯದೇ ಇದ್ರೆ ಅವರು ಫ್ಯಾಷನಬಲ್ ಅಲ್ಲ ಒಂದು ಮೀಟಿಂಗ್ ಅಲ್ಲಿ ಎಲ್ಲರೂ ಕುಡಿತಾರೆ ಸ್ಮೋಕ್ ಮಾಡ್ತಾರೆ ಅವರು ಆ ಮೀಟಿಂಗಲ್ಲಿ ಇರಬೇಕಾಗತ್ತೆ ಒಂದು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆದವರು ಏನ್ರಿ ನೀವು ಕುಡಿಯೋದಿಲ್ಲ ಕುಡಿಯೋದಿಲ್ಲ ನೀವು ನೀವು ಕುಡಿಯೋದಿಲ್ವೇನು ಅಂದ್ರೆ ಒಂದು ಕೋಯರ್ಷನ್ ಮನಸ್ಸಿನ ಮೇಲೆ ಎಂಥ ಒತ್ತಡ ಬೀಳುತ್ತೆ ಏನೋ ಅಪರಾಧ ಮಾಡಿದೆ ಅನ್ನುವಂಥ ಇಲ್ಲ ಇಲ್ಲ ಸ್ವಾಮಿ ಒಂದೇ ಒಂದು ಪಿಂಟ್ ಕುಡಿತೇನೆ ಅಂತ ಇದು ಪ್ರೆಷರ್ ಹೇಗೆ ಉಂಟಾಗುತ್ತೆ ನೋಡಿ ಸೋಷಿಯಲ್ ಪ್ರೆಷರ್ ಗೌರ್ಮೆಂಟ್ ತರೋದಕ್ಕಿಂತ ಈ so called high society pressures ಇರ್ತದಲ್ಲ ಚಿಟ್ಕುಮುಳ್ಳಾಡಿಸ ಅದನ್ನು ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ ನಿತ್ಯ ವಿಮಾನದಲ್ಲೇ ಓಡಾಡ್ತಾ ಇಪ್ಪತ್ತೆಂಟು ದೇಶಗಳನ್ನು ನೋಡ್ತಾ ಇರುವವರಿಗೆ ಬೇರೆ ದೇಶಗಳ ಜನರ ಸ್ವಭಾವವನ್ನು ನೋಡಿ ಏನ್ರಿ ನೀವು ಮಾಂಸ ತಿನ್ನೋದಿಲ್ಲವೇ ಗೊಂಜಿಂಕೆ ಮಾಂಸ ಕಾಣ್ರಿ ಎಲ್ಲ ಅಪರೂಪಕ್ಕೆ ಪುಣ್ಯವಂತರಿಗೆ ಮಾತ್ರ ನವಿಲಿನ ಮಾಂಸ ಸಿಗುತ್ತೆ ಇದನ್ನು ತಿನ್ನೋದಿಲ್ವೇ ನೀವು ಅಂತ ಹೇಳಿದ್ರೆ ಒಂದ್ಸಲ ಬೇಡ ಅಂತೀರಿ ಎರಡು ಸಲ ಬೇಡ ಅಂತೀರಿ ಆಮೇಲೆ ಅವರಿಗಿಂತ ನಾನು ಬಾಹಿರನಾಗಿರೋದಕ್ಕಿಂತ ಒಂದ್ಸಲ ತಿಂದು ಬಿಟ್ರೆವಾಸ್ ಎಂಬುದಾಗಿ ಮಹಾತ್ಮ ಗಾಂಧಿಯವರು ಆಡಿನ ಮಾಂಸವನ್ನು ತಿಂದದ್ದು ಹೀಗೆ ಇಂಗ್ಲೆಂಡಿನಲ್ಲಿ ಅವರೇ ಬರ್ಕೊಂಡಿದ್ದಾರೆ ತಿಂದ ಮೇಲೆ ರಾತ್ರಿ ಎಲ್ಲ ಅವರ ಹೊಟ್ಟೆಯಲ್ಲಿ ಆಡು ಬ್ಯಾ ಅಂತ ಹೇಳಿದ ಶಬ್ದ ಕೇಳಿಸ್ತು ಎಂಬುದಾಗಿ ಇದು ಹೈ ಸೊಸೈಟಿ ಮಾಡುವ ಕೆಲಸ ಅದರಂತಹ ಕಚಡ ಸಹವಾಸ ಲೋಕದಲ್ಲಿಲ್ಲ ಹೈ ಸೊಸೈಟಿ ತಂಟೆ ಆದರೆ ಏನು ಮೇಲ್ಮೇಲೆ ಪ್ರಮೋಷನ್ ಆಗ್ತಾ ಆಗ್ತಾ ಮನುಷ್ಯನಿಗೆ ಬರುವ ಅಪಾಯಗಳನ್ನು ಹಾಕೊಡ್ತಾನೆ ದೇವರು ಅಂದ್ರೆ ಇಂದ್ರಿಯ ನಿಗ್ರಹ ಇದ್ದ ಹೊರತು ಮನೆಯಲ್ಲಿ ಭದ್ರವಾದ ಸಾಂಸ್ಕೃತಿಕ ವಾತಾವರಣ ಇದ್ದ ಹೊರತು ನಿತ್ಯ ದೇವರು ವೇದ ಪೂಜೆ ನಿಷ್ಠೆ ವೈಶ್ವದೇವ ಪಾರಾಯಣ ಇವುಗಳನ್ನು ಇಟ್ಟುಕೊಂಡು ಹೊರತು ಬಾಲಾಂಗಚ್ಚಿ ಕತ್ತರಿಸಿ ತಂತುವು ಕತ್ತರಿಸಿದ ಗಾಳಿ ಪಟದಂತೆ ಆಗಿ ಹೋಗ್ತದೆ ನಿಮ್ಮ ಜೀವನ ಇಲ್ಲಿ ಕೈಲಿ ದಾರ ಇದ್ರಾನೇ ಅದು ಓತಾ ಹೊಡಿತಾ ಇರ್ತದೆ ಬಾಲಾಂಗತಿ ಹೋಗ್ಬಿಟ್ರೆ ದೇವರೇ ಗತಿ ದಾರಾನು ಹೋಗ್ಬಿಟ್ರೆ ಎಲ್ಲೋ ಹೋಗುತ್ತೆ ಎಷ್ಟೊಂದು ಖರ್ಚು ಮಾಡಿರ್ತೀರಿ ದೊಡ್ಡ ದೊಡ್ಡ ಗಾಳಿಪಟ ಮನುಷ್ಯ ಹಾಗೆ ಹಾಳಾಗಬಾರದು ಅದಕ್ಕೆ ಭೂಮಿ ಮೇಲೆ ಒಂದು ಕಣ್ಣಿರಬೇಕು ಧರ್ಮದಲ್ಲಿ ಶ್ರದ್ಧೆ ಇರಬೇಕು ಧರ್ಮರಾಜನಿಗೆ ಅವನು ಸಮಾಜದಲ್ಲಿ ಈ ಎಟಿಕೆಟ್ ಪಾಲಿಸಬೇಕು ಅಂತ ಒಂದು ನಿಯಮ ಇಟ್ಕೊಂಡಿದ್ದ ಜ್ಯೋತ ಪ್ರಿಯಶ್ಚ ಕೌಂತೆಯ ಜ್ಯೋತಪ್ರಿಯ ಆಡಬೇಕು ಜೋಜಾಡಬೇಕು ಅಂತ ಒಂದು ಆಸೆ ನಸ ಜಾನಾತಿ ದೇವಿತುಂ ಜೂಜಾಟ ಗೊತ್ತಿಲ್ಲ ಹೇಗಿದೆ ನೋಡಿ ಅವನ ಸ್ಥಿತಿ ಬಲರಾಮನಿಗೆ ಜೂಜು ಗೊತ್ತಿರಲಿಲ್ಲ ಒಂದು ಮದುವೆಯಲ್ಲಿ ಅನಿರುದ್ಧನ ಮದುವೆಯಲ್ಲಿ ಅವರೆಲ್ಲ ಸೇರ್ಕೊಂಡು ಜೂಜಾಡಿ ರುಕ್ಮಿಯವನನ್ನು ಹೀಯಾಳಿಸಿ ಹಲ್ಲುದುರಿಸಿಕೊಳ್ತಾನೆ ಬಲರಾಮ ಅಶ್ರೀರವಾಣಿ ಬಂದು ಹೇಳಬೇಕಾಯಿತು ಅಂಪೈರ್ ಬಲರಾಮನೇ ಗೆದ್ದ ಇನ್ನೊಬ್ಬ ಅಲ್ಲ ಅಂತ ಭಾಗವತದಲ್ಲಿದೆ ಕಥೆ ಇದು ಒಂದೊಂದು ಕಾಲದಲ್ಲಿ ಮೃತ್ಯುವಶಕ್ಕೆ ತಳ್ಳುವುದಕ್ಕೆ ಒಂದೊಂದು ಎಟಿಕೆಟ್ ಮಾಡಿರುತ್ತಾನೆ ದೇವರು ಒಂದು ಕಾಲದಲ್ಲಿ ಪಗಡೆ ಆಟ ಇನ್ನೊಂದು ಕಾಲದಲ್ಲಿ ಕ್ರಿಕೆಟ್ ಆಟ ಇಷ್ಟೇ ವ್ಯತ್ಯಾಸ ಕ್ರಿಕೆಟ್ ನಿಮಗೆ ತಿಳಿದೇ ಇದ್ರೂ ಪ್ರತಿಯೊಬ್ಬರು ಎಷ್ಟಾಯ್ತು ಸ್ಕೋರ್ ಅಂತ ಕೇಳ್ತಾರೆ ಎಷ್ಟಾಗಬೇಕಾಗಿತ್ತು ಅಂದ್ರೆ ಏನಿಲ್ಲ ಬಿಡ್ರಿ ಅಂತಾರೆ ಅವ್ರು ಗೊತ್ತಾಗೋದಿಲ್ಲ ಆಕಾಶವಾಣಿಯಲ್ಲಿ ನ್ಯೂಸ್ ಓದುವಳೊಬ್ಬಳು ಹೆಸರು ಹೇಳೋದಿಲ್ಲ ಅವರು ತೊಂಬತ್ತೊಂಬತ್ತು ವಿಕೆಟ್ಗೆ ಒಂದರನ್ನಾಯ್ತು ಅಂದ್ಬಿಟ್ಲು ಒಂದ್ ದಿವಸ ಒಂದು ವಿಕೆಟ್ಗೆ ತೊಂಬತ್ತೊಂಬತ್ತು ಅವ್ರು ಬರ್ಕೊಟ್ಟಿದ್ದಾರೆ ಪಾಪ ನ್ಯೂಸ್ ಹೇಳೋಕೆ ಬರಲಿಲ್ಲ ಆಮೇಲೆ ತಪ್ಪಾಯಿತು ಅಂತ ತಿದ್ದುಕೊಂಡು ಹೇಳಿತ್ತು ತೊಂಬತ್ತೊಂಬತ್ತು ವಿಕೆಟ್ ಯಾವುದ ಪಾಠ ಇದು ತೊಂಬತ್ತೊಂಬತ್ತು ವಿಕೆಟ್ ನಾವು ನೋಡೇ ಇಲ್ವಲ್ಲ ಹತ್ತು ಜನ ಕೂತು ಕ್ರಿಕೆಟ್ ಮಾತನಾಡುವಾಗ ನೀವು ಅದರಲ್ಲಿ ರಸವನ್ನು ತೋರಿಸದೇ ಇದ್ರೆ ಆಸಕ್ತಿ ತೋರಿಸದೇ ಇದ್ರೆ ನಿಮ್ಮನ್ನು ಮೃಗ ಅಂತ ಭಾವನೆ ಮಾಡ್ತಾರೆ ಹಾಗೆಯೇ ಸಿನಿಮಾ ಚಲಚಿತ್ರ ವಿಷಯಗಳು ಅದರಲ್ಲಿ ಅಂತ್ಯಾಕ್ಷರಿ ಅಂತ ಒಂದು ಶುರು ಮಾಡಿದ್ದಾರೆ ಇದು ಹರಿದಾಸರ ಹಾಡುಗಳಲ್ಲಿ ಬರುವುದಿಲ್ಲ ಸಿನಿಮಾ ಹಾಡುಗಳಲ್ಲಿ ಅಂತ್ಯಾಕ್ಷರಿ ಅದಕ್ಕೆ ಕ್ವಿಜ್ ಪ್ರೋಗ್ರಾಮು ಅದಕ್ಕೆ ಸಾವಿರಾರು ರೂಪಾಯಿ ಬಹುಮಾನ ಈ ಮನೆ ಹಾಳುತನ ಎಷ್ಟು ದೂರದಲ್ಲಿ ಹೋಗುತ್ತೆ ಆ ಮನೆ ಹಾಳುತನ ಮಾರಿ ನಿಮ್ಮ ಮನೆಯಲ್ಲಿಯೇ ಟಿವಿ ರೂಪದಲ್ಲಿರ್ತದೆ ಇದೇನು ಹದಿನೆಂಟು ಇಂಚ್ ಟಿ ಇರಲ್ಲ ಟಿವಿ ಇಪ್ಪತ್ನಾಲ್ಕು ಇದ್ರೆ ನಿಮ್ಮ ಮನೆಯಲ್ಲಿ ಅದು ಒಂದು ಫ್ಯಾಷನ್ನು ಒಬ್ರು ಅಡ್ವೈಸ್ ಮಾಡ್ತಾರೆ ಇದು ಹಳೇದು ಕೊಟ್ಟುಬಿಡಿ ಹೊಸ ತಗೊಳ್ಳಿ ಹೌದು ಹಳೆ ಹೆಂಡತಿ ಕೊಟ್ಟು ಹೊಸ ಹೆಂಡತಿ ತಗೊಳ್ಳೋಕ್ಕಾಗ್ತದೆಯೇ ಇರುವುದೇ ಉಪದ್ರವಾಗಿದೆ ನಮಗದು ಬೇಡವಾಗಿದೆ ನ್ಯೂಸ್ ಕೇಳೋಣವೆಂದ್ರೆ ಬರೀ ಅದು ಕೆಲಸಕ್ಕೆ ಬಾರದೇ ಇದ್ದದ್ದು ಇಷ್ಟಿದ್ದದ್ದು ನಷ್ಟ ಮಾಡ್ತಾರೆ ಎಲ್ಲ ಪ್ರವಚನ ಮಾಡುವುದನ್ನು ಇಲ್ಲಿ ಪ್ರವಚನ ನಡೆಯಿತು ವಿರಾಟ್ ಹಿಂದೂ ಸಮ್ಮೇಳನ ನಡೆಯಿತು ಎಷ್ಟು ನ್ಯೂಸ್ ಪೇಪರ್ ಅಪ್ ಮಾಡಿದ್ರು ಯಾವ ಟಿವಿಯಲ್ಲಿ ಬಂತು ಹೇಳಿ ನೋಡೋಣ ಒಬ್ಬರು ಹಿಂದಿನ ಪ್ರಧಾನಮಂತ್ರಿಗಳು ಹೇಳಿದ್ರು ಇದು ಬರೀ ಕರ್ನಾಟಕದಲ್ಲಿಯೇ ಯಾತಕ್ಕೆ ಹಾರಾಡ್ತಾರೆಯೋ ನಮಗೆ ಗೊತ್ತಿಲ್ಲ ಅಂದ್ರೆ ಅಲ್ಪ ಅವರು ಮಹಾರಾಷ್ಟ್ರ ನೋಡಿಲ್ಲ ಅವರು ಗುಜರಾತ್ ನೋಡಿಲ್ಲ ಅವರು ಡೆಲ್ಲಿ ನೋಡಿಲ್ಲ ಕೂಪ ಮುಂಡೂಕ ಇಲ್ಲಿ ಕೂತಿ ಇಡೀ ಭಾರತ ರಾಷ್ಟ್ರಾದ್ಯಂತ ನಡೀತಾ ಇದೆ ಕೂತ್ಕೊಂಡು ಗುರೂಜಿ ಶತಮಾನೋತ್ಸವ ಎಲ್ಲಿದ್ದಾರೆ ಮಾಜಿಯೋ ಚೀತೋನೋ ಇವು ನಮ್ಗೆ ಅರ್ಥ ಆಗೋದಿಲ್ಲ ಯಾತಕ್ಕೆ ಹೇಳ್ತೇವೆ ಅಂದ್ರೆ ಪತ್ರಿಕಾಕರ್ತರಿಗೆ ದಿಕ್ಕಿಲ್ಲ ಅವರಿಗೆ ದುಡ್ಡು ಬೇಕು ಈ ದುಡ್ಡು ಮಾಡುವ ಈ ಅದೊಂದು ಅದೊಂದು ಎಟಿಕೆಟ್ಟು ದುಡ್ಡು ಮಾಡುವುದೊಂದು ಎಟಿಕೆಟ್ಟು ಕೂಡಿ ಕೂಡಿ ಕೂಡಿ ಹಾಕಿ ಇನ್ನೊಬ್ಬರು ಬಾಯಿಗೆ ಹಾಕಿ ಬಿಟ್ಟು ಹೋಗಿಬಿಡುವುದು ಅಲ್ಲ ಅದಿರುವುದು ಉಪಯೋಗಕ್ಕೆ ಒಬ್ಬ ಮಹಾಶಯ ಹೇಳ್ತಾನೆ ರಕ್ತ ಸಂಚಾರದಂತೆ ರಕ್ತ ಹೇಗೆ ಸಂಚಾರ ಮಾಡ್ತಿದ್ರೆ ಮಾತ್ರ ಆರೋಗ್ಯವೋ ಒಂದು ಕಡೆ ನಿಂತರೆ ಬ್ಲಡ್ ಕ್ಲಾಟಪ್ ಅಂತ ಆಸ್ಪತ್ರೆಗೆ ಹಾಕ್ತಾರೆಯೋ ದುಡ್ಡು ಅನ್ನುವುದು ಚಲಾವಣೆಯಲ್ಲಿದ್ದರೆ ಅದಕ್ಕೆ ಬೆಲೆ ಒಂದೇ ಕಡೆ ನಿಂತರೆ ಕ್ಲಾಟಪ್ ಆಗ್ತದೆ ಮನುಷ್ಯ ಸಾಯ್ತಾನೆ ಸಮಾಜ ಸಾಯ್ತದೆ ಇಷ್ಟು ಎಕನಾಮಿಕ್ ರೂಲ್ಸ್ ತಿಳಿಯುವುದಿಲ್ಲ ಜನಗಳಿಗೆ ಇದನ್ನ ಯಾತಕ್ಕೆ ಕೇಳ್ತೇವೆ ಅಂದ್ರೆ ಇವತ್ತು ಯಾಕೋ ಅಡ್ಡದಾರಿ ಹೋಗ್ತಾ ಇದ್ದೇನೆ ಏನೋ ಗೊತ್ತಿಲ್ಲ ದಯವಿಟ್ಟು ಧರ್ಮರಾಜನ ಮೇಲೆ ಯಾತಕ್ಕೆ ಕೋಪ ಬರ್ತಾ ಇದೆ ಹಾಡು ಎಟಿಕೆಟ್ ಅನ್ನು ನಂಬಿ ಹಾಳಾದ ಈ ಎಟಿಕೆಟ್ ಶಬ್ದ ಹಾಗೆ ಆ ಶಬ್ದವೇ ಚೆನ್ನಾಗಿಲ್ಲ ಎಟಿಕೆಟ್ ಅಂತ ಹೇಳಿ ಇವರು ಗಣರಾಜ್ಯ ಅಂತಾರೆ ರೇಗಿಸ್ತಾ ಇದ್ದೀರಿ ಮತ್ತೆ ಬೇಂದ್ರೆ ಅಂತಾರೆ ಗೊತ್ತೇನು ಗಣರಾಜ್ಯ ಅಂತ ಒಂದು ಪದ್ಯ ಬರೆದಿದ್ದಾರೆ ಹೇಳ್ತಾರೆ ಈ ಗಣರಾಜ್ಯ ಈ ಗಣರಾಜ್ಯ ಆ ಗಣರಾಜ್ಯ ಈ ಗಣರಾಜ್ಯ ಬಿಡಿಸಿದರೆ ಎರಡು ಶಬ್ದ ಈ ಗಣರಾಜ್ಯ ಆ ಗಣರಾಜ್ಯ ಆ ಗಣರಾಜ್ಯ ಹಿರಿದು ಗಣ ಹೆಗ್ಗಣ ಹೆಗ್ಗಣ ರಾಜ್ಯ ರಾಷ್ಟ್ರಪತಿ ಅನ್ನೋದಕ್ಕೆ ಅವರು ಕೊಡೋ ಶಬ್ದ ಗಣಪತಿ ಗಣರಾಜ್ಯ ಗಣಪತಿ ಎಷ್ಟೊಂದು ಗಣಪತಿಗಳಾಗಿ ಹೋದ್ರು ಎಲ್ಲರಿಗೂ ಒಂದೊಂದು ಸೊಂಡ್ಲು ಅದರಲ್ಲಿ ಬಹಳ ದೊಡ್ಡ ರಾಷ್ಟ್ರಪತಿ ಅಂದ್ರೆ ಹಿರಿದಾದ ಗಣಪತಿ ಹೆಗ್ಗಣಪತಿ ಅವನು ಇಲಿ ಮೇಲೆ ಕೂತಿರ್ತಾನೆ ಅವರು ಏನು ಬರೆದಿದ್ದಾರೆ ಹಾಸ್ಯ ಚಟಾಕಿ ಅದನ್ನು ಓದ ರಾಷ್ಟ್ರಪತಿಗಳೆಂಬವರೆಲ್ಲ ಸಾಯಬೇಕಾಗಿ ಬರೆದಿದ್ದಾರೆ ಪದ್ಯಗಳನ್ನು ವೈದಿಕ ಪ್ರಜ್ಞೆಯ ಮೂಲದಿಂದ ಬರದಂತೆ ಯಾರೇ ಕೊಡ್ತೇವೆ ಅಂದ್ರೆ ಇವತ್ತು ನಾವು ಸಮಾಜದಲ್ಲಿ ತುಂಬಾ ಒಳ್ಳೆಯ ವಿಚಾರಗಳನ್ನು ಚಿಂತಿಸಬೇಕಾದಂತಹ ಒಂದು ಸುಸಂಧಿ ನನಗೆ ಚಿಂತನ ವಿಚಕ್ಷಣ ಅಂತ ಬಿರುದು ಕೊಟ್ಟಿದ್ದಾರೆ ಭಂಡಾರಕೇರಿ ಮಠ ಸ್ವಾಮಿಗಳು ಇಪ್ಪತ್ತೈದು ಸಾವಿರ ರೂಪಾಯಿ ಅವತ್ತು ಮೆನ್ಷನ್ ಮಾಡಿದ್ರಿ ಚಿಂತನ ವಿಚಕ್ಷಣ ಅಂತ ಚಿಂತನೆ ಇದನ್ನು ಎಬ್ಬಿಸೋದೇ ನಮ್ಮ ಉದ್ದೇಶ ನೀವೆಲ್ಲರೂ ಚಿಂತನ ಪರರಾಗಬೇಕು ಅಗ್ನಿ ನಿಮ್ಮಲ್ಲಿ ಉದ್ದೀಪರಾಗಬೇಕು ಹತ್ತು ಜನ ಮಾಡಿದ್ರು ಅಂತ ನಾವು ಅದನ್ನೇ ಮಾಡೋದ್ರಲ್ಲಿ ಏನು ಸ್ವಾರಸ್ಯ ಯಾಕೆ ಅಂತ ಪ್ರಶ್ನೆ ಕೇಳಬೇಕು ಯಾಕೆ ಪ್ರಶ್ನೆ ಕೇಳುವುದು ಅಷ್ಟು ಫ್ಯಾಷನಬಲ್ ಅಲ್ಲವಲ್ಲ ಅಲ್ಲ ಒಂದು ಮಗು ಕೇಳ್ತೋ ರಾಜ ಬೆತ್ತಲೆ ಹೋಗ್ತಿದ್ದ ಬೀದಿಯಲ್ಲಿ ಬಟ್ಟೆ ಹುಟ್ಟಿದ್ದೇನೆ ನಾಟಕ ಮಾಡಿದ ಎಲ್ಲರೂ ಹೇಳಿದ್ರು ಬಟ್ಟೆ ಹುಟ್ಟಿದ್ದೀರಿ ಸ್ವಾಮಿ ಇರ್ಬೋದು ಏನು ಅಂತ ತಿಳ್ಕೊಂಡು ಒಂದು ಮಗು ಹೇಳ್ತು ಅಯ್ಯೋ ನಮ್ಮ ರಾಜ ಬೆತ್ತಲೆ ಇದ್ದಾನೆ ಉಳಿದ್ರು ಹೌದಲ್ಲ ಅಂದ್ರೆ ಆವಾಗ ನೋಡಿ ಹತ್ತು ಜನ ಬಿದ್ದ ಹಳ್ಳಕ್ಕೆ ನೀವು ಯಾತಕ್ಕೆ ಯಾತಕ್ಕೆ ಅಂತ ಕೇಳೋದು ಪ್ರಶ್ನಾತೀತ ನಮ್ಮ ಕಾಲೇಜಲ್ಲಿ ಕೆಲವರು ಫ್ಯಾನ್ಸಿ ಡ್ರೆಸ್ಸು ಅದು ಇದು ಮಾಡ್ತೇವೆ ದುಡ್ಡು ವಸೂಲಿ ಮಾಡುವುದಕ್ಕೆ ಎಷ್ಟೋ ಅವಾಂತರ ಮಾಡ್ತಿದ್ರು ಒಬ್ರು ಪ್ರಿನ್ಸಿಪಾಲ್ರು ನಾನು ನಿಮ್ಮ ಸ್ನೇಹಿತರೊಬ್ಬರು ಯಾವುದೇ ಮೀಟಿಂಗ್ನಲ್ಲಿ ಇದು ಮಾಡ್ತಕ್ಕದ್ದಲ್ಲ ಇದು ಕಾಲೇಜ್ ಮಾಡೋ ಕೆಲಸ ಅಲ್ಲ what is your contribution for the fancy dress ಅಂದರು I shall come very highly well dressed as a teacher and speak for two more hours that is my contribution ಎರಡು ಗಂಟೆ ಹೆಚ್ಚು ಪಾಠ ಮಾಡ್ತಾರೆ ಅದೇ ನನ್ನ ಕಾಂಟ್ರಿಬ್ಯೂಷನ್ ದುಡ್ಡು ಕಾಸು ಕೇಳಬೇಡಿ ಇದು ವಾಸ್ ವೆರಿ ಅನ್ ಅನ್ಫ್ಯಾಷನಬಲ್ ಏ ಭಾಳ ಎಕ್ಸೆಂಟ್ರಿಕ್ ಇದ್ದಾರೆ ಇವರು ಸಿಕ್ಕಾಗಿ ಮಾತಾಡ್ತೆ ಎಕ್ಸೆಂಟ್ರಿಕ್ ಯಾರು ಲೋಕ ತೀರ್ಮಾನ ಮಾಡುತ್ತೆ ಎಂದೆ ಅವ್ರಿಗೆ ಕಲ್ಲು ಹೊಡೆದ್ರು ನನಗೆ ಹಾರ ಹಾಕಿ ಕಳಿಸಿದ್ರು ಜಾತಿ ಕೇಳ್ತೇವೆ ಅಂದರೆ ಲೋಕದ ದಾರಿಗೆ ನೀವು ಹೋಗೋದಲ್ಲ ನಿಮ್ಮ ದಾರಿಗೆ ಲೋಕ ಬರಬೇಕು ಕೃಷ್ಣ ಒಬ್ಬನೇ ಲೋಕದ ತಂತ್ರಕ್ಕೆ ವಿರುದ್ಧವಾಗಿ ಈಜಿದ ಸ್ವಾಮಿ ಹುಟ್ಟಿದಾಗ ಜೈಲಿನಿಂದ ಹಿಡಿದು ಅವತಾರ ಸಮಾಪ್ತಿ ಮಾಡೋ ತನಕ ಲೋಕದಲ್ಲಿ ದುಷ್ಟರೊಬ್ಬರನ್ನೂ ಬಿಡದೆ he set new trends everywhere ಧರ್ಮರಾಜನಿಗೆ ಸ್ವಾತಂತ್ರ್ಯ ಕೊಟ್ಟ ಅದಕ್ಕೆ ಹೇಳ್ತಾ ಇದ್ದಾನೆ ಶಕುನಿ ಜೂತ ಪ್ರಿಯಶ್ಚ ಕೌಂತೆಯ ನಸ ಜಾನಾತಿ ದೇವಿತು ಅವನಿಗೆ ಜೂಜ್ ಅಂದ್ರೆ ಇಷ್ಟ ಎಟಿಕೆಟ್ಟು ಜೂಜ್ ಆಡೋಕೆ ಬರುವುದಿಲ್ಲ ಇನ್ನೊಂದು ಪ್ರತಿಜ್ಞೆ ಮಾಡಿದ್ದಾನೆ ಸಮಾಹೂತಶ್ಚ ರಾಜೇಂದ್ರ ನಶಕ್ಷತಿ ನಿವರ್ತಿತು ಧರ್ಮರಾಜನ ಪ್ರತಿಜ್ಞೆಗಳಲ್ಲಿ ಎಂಟನೇದೊಂದು ಬಿಟ್ಟು ಬಿಟ್ಟೆ ಯಾವುದು ಅಂದ್ರೆ ನಾನಾಗಿ ಜೂಜಿಗೆ ಹೋಗುವುದಿಲ್ಲ ಯಾರಾದರೂ ಕರೆದ್ರೆ ಬಿಡುವುದಿಲ್ಲ ಇದೊಂದು ಪ್ರತಿಜ್ಞೆ ನಾನಾಗಿ ಬಾಟ್ಲಿ ಹಾಕುವುದಿಲ್ಲ ಯಾರಾದರೂ ಕೊಟ್ಟರೆ ಬಿಡುವುದಿಲ್ಲ ಅಂತ ಹೇಳಿದಾಗ ಇನ್ನೊಬ್ಬರ ಖರ್ಚಿನಲ್ಲಿ ಆದರೆ ಹೆಂಡ ಆಗ್ತದಲ್ಲ ಎಷ್ಟು ಮೂರ್ಖ ಪ್ರತಿಜ್ಞೆ ಧರ್ಮರಾಜ ಮಾಡಿದ್ದಾನೆ ಹಾಗಿದ್ದರೆ ನೀನೇ ಹೋಗಿ ಅಪ್ಪನಿಗೆ ಹೇಳಿ ಸ್ವಮೇವ ಕುರು ಮುಖ್ಯಾಯ ಧೃತರಾಷ್ಟ್ರಾಯ ಸೋಬಲ ನಿವೇದ ಯಥಾನ್ಯಾಯಂ ನಾಂ ಶಿಕ್ಷೆ ನಿವೇದಿತು ಅಪ್ಪನಿಗೆ ಹೇಳೋಕೆ ನನಗೆ ಭಯವಾಗುತ್ತೆ ಅವನೊಂದೊಂದ್ಸಲ ಕೆಟ್ಟ ಮಾತನ್ನು ಬೈದು ಬಿಡ್ತಾ ಅಲ್ಲಿ ತನಕ ಧೃತರಾಷ್ಟ್ರನಿಗೆ ಮನಸ್ಸು ಹೀಗೆ ಹಾಗೆ ದ್ವೈಧ ಇತ್ತು ಯಾವಾಗ ಜೂಜಿಗೆ ಧರ್ಮರಾಜನ ಕಮಿಟ್ ಮಾಡಿಸ್ದ ಅಲ್ಲಿಂದ ಆಚೆಗೆ ಸ್ಟೆಡ್ ಫಾಸ್ಟ್ ತನ್ನ ಮಕ್ಕಳೇ ಬದುಕಬೇಕು ಪಾಂಡವರು ಸಾಯಬೇಕು ನೀನೇ ಹೋಗಿ ಹೇಳು ಶಕುನಿ ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ ಮಾರನೇ ದಿವಸ ಹೋದ ಮಹಾರಾಜರೇ ಅಂತ ಕೆಮ್ತಾ ಹೋದ ಯಾರು ಶಕುನಿಯೇ ಅಂತ ಕಣ್ಣು ಕಾಣಿಸದೇ ಇದ್ದವನು ಬಾರೋ ಈ ಇಂದ್ರಪ್ರಸ್ಥದಿಂದ ಯಾವಾಗ ಬಂದಿಯೋ ನಾವೆಲ್ಲ ಮುಂಚೆನೇ ಬಂದ್ಬಿಟ್ಟು ಅಲ್ಲಿ ಏನೇನಾಯ್ತೋ ಹೇಳಲೇ ಇಲ್ವಲ್ಲ ಸ್ವಲ್ಪ ಹೇಳೋ ಕೂತ್ಕೊಳ್ಳೋ ಕೂರಿಸ್ದ ಮಗ ಇಲ್ಲೋ ಬರಲೇ ಇಲ್ವಲ್ಲ ಅಯ್ಯೋ ಮಗನ ಕತೆ ಏನು ಕೇಳ್ತೀರಿ ಶುರು ಮಾಡಿದ ಇವನು ಇದು ಒಳ್ಳೆ ಡೈಲಾಗ್ಸ್ ಬರ್ತಿದ್ದ ನೋಡಿ ಆ ಚೋಪ್ರಾ ಮಹಾಭಾರತದಲ್ಲಿ ಅದ್ಭುತ ಅವನು ಅವನು ಮುಸಲ್ಮಾನ ತುರ್ಕ ಒಂದು ವಂಡರ್ಫುಲ್ ಡೈಲಾಗ್ಸ್ ಅದು ಪ್ರಜಾವಾಣಿ ತರಿಸಿ ಕನ್ನಡದ ಭಾಷಾಂತರವೆಲ್ಲ ಓದ್ತಾ ಇದ್ದೆ ನಾನು ಮೂಲ ಕಂಠ ಕಥೆಗೆ ಅದ್ಭುತವಾದ ಡೈಲಾಗ್ಸ್ ಬರೆದಿದ್ದಾಗ ಭಾರತವನ್ನು ಚೆನ್ನಾಗಿ ಓದಿಕೊಂಡು ಒಬ್ಬ ಮುಸಲ್ಮಾನ ಮಾಡ್ತಾನೆ ನಿಮಗೇನು ರೋಗವಾಗಿದೆ ಅಂತ ಕೇಳ್ತೇನೆ ನಾನು ಪ್ರತಿಯೊಬ್ಬರು ಓದಬೇಕು ನೀವು ಮಹಾಭಾರತವನ್ನ ಬಹಳ ಕೆಟ್ಟ ಮಾತು ಬರ್ತಾ ಇದೆ ಬಾಯಲ್ಲಿ ಕ್ಷಮಿಸಬೇಕು ಅವನು ಬರೆದಿದ್ದಾನೆ ಆ ಓದ್ಯಾರು ತಿಳ್ಕೋಬೇಡವೆ ಹೇಳಿ ಮಹಾರಾಜರೇ ನಿಮ್ಮ ಮಗನಿಗೆ ಹತ್ರ ಬರೋದಕ್ಕೆ ಶಕ್ತಿ ಇಲ್ಲ ಸ್ವರ್ಗಿ ಹೋಗಿದ್ದಾನೆ ಅಯ್ಯೋ ಹಾಸಿಗೆಯಲ್ಲಿ ಬಿದ್ದಿದ್ದಾನೆ ಗೋಡೆ ಹಿಡ್ಕೊಂಡ್ಬಿಟ್ಟಿದ್ದಾನೆ ಗೋಡೆಯಲ್ಲಿ ಅವನಲ್ಲಿ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಸ್ವರ್ಗಿದ್ದಾನೆ ಆ ಏನಾಯಿತು ನಮ್ಮ ಮಗ ಚೆನ್ನಾಗಿಲ್ಲವೇ ಏನಾಗಿದೆ ಅವನಿಗೆ ಶಕುನಿ ಹೇಳಿದ ದುರ್ಯೋಧನೋ ಮಹಾರಾಜ ವಿವರ್ಣ ಹರಿಣ ಕೃಷಃ ದೀನಃ ಚಿಂತಾಪುರಶ್ಚೈವ ಸಂವಿಧ್ಯ ಮನುಜಾಧಿಪ ನ ವೈ ಪರೀಕ್ಷತೆ ಸಮ್ಯಕ್ ಅಸಹ್ಯಂ ಶತ್ರು ಸಂಭವಂ ಜ್ಯೇಷ್ಠಪುತ್ರಸ್ಯ ಹೃಚ್ಛೋಕಂ ಕಿಮರ್ಥಂ ನಾವು ಬುದ್ಧಸೆ ಮಹಾರಾಜರೇ ಬಂದು ಎಷ್ಟು ದಿವಸ ಆಯಿತು ಮಗ ಚೆನ್ನಾಗಿದ್ದಾನೆ ಅಂತ ಏನಾದ್ರು ಒಂದು ಯಾರ ಕೈಲಾರು ಮಾತು ಹೇಳಿ ಕಳಿಸಿದ್ರ ಬಂದು ನೋಡು ಅಂತ ಹೇಳಿ ಕಳಿಸಿದ್ರ ನೀವೇ ಹೋಗಿ ನೋಡಿದ್ರ ಅವನ ಅರಮನೆಗೆ ಅವನ ಮನಸ್ಸಲ್ಲಿ ಏನೊಂದು ಕೊರತೆ ಇಟ್ಕೊಂಡಿದ್ದಾನೆ ತಿಳಿಬೇಡುವೆ ನಿಮಗೆ ಇದು ಅಯಂತ್ವಾಂ ಶಕುನಿ ಪ್ರಾಹ ಇವನು ಕರೆಸ್ದ ಅವನನ್ನ ಏನೋ ದುರ್ಯೋಧನ ಶಕುನಿ ಹೇಳಿದ್ದಾನೆ ನೀನು ವಿವರಣನಾಗಿದ್ದೀಯಂತೆ ಏನಾಗಿ ದುರ್ಯೋಧನ ಕುತೋ ಮೂಲಂ ಭೃಷಮಾರ್ಥೋಸಿ ಪುತ್ರಕ ಏನ್ ಗಾಬರಿಯಾಗಿದೆ <clears throat> ಏನ್ ರೋಗುವೆ ಚಿಂತೆಯಂಚನ ಪಶ್ಯಾಮಿ ಶೋಕಸ್ಯ ತವ ಸಂಭವಂ ನಿನ್ನ ಶೋಕಕ್ಕೇನು ಕಾರಣ ನನಗೆ ಅರ್ಥವಾಗ್ತಾ ಇಲ್ಲ ನೋಡಿದ್ರೆ ಐಶ್ವರ್ಯ ನಮ್ಮದೇ ಹೆಚ್ಚಾಗಿದೆ ಭಾಗ ಮಾಡಿಕೊಟ್ಟ ಮೇಲೆಯೂ ನಮ್ಮ ವಂಶವರು ತುಂಬಾ ಐಶ್ವರ್ಯ ಕೊಂಡಿದ್ವಿ ಐಶ್ವರ್ಯ ಮಹತ್ಪುತ್ರ ತ್ವಯಿ ಸರ್ವಂ ಪ್ರತಿಷ್ಠಿತಂ ಒಂಚೂರು ಕಾಡು ಮಾತ್ರ ಕೊಟ್ಟಿದ್ದು ಈ ಪಾಂಡವರಿಗೆ ಅವರೇನು ಊರು ಕಟ್ಕೊಂಡಿದ್ದಾರೆ ಭ್ರಾತರಹ ಸ್ವರದಶ್ಚೈವ ಅನಾಚರಂತಿ ತವ ಅಪ್ರಿಯಂ ತೊಂಬತ್ತೊಂಬತ್ತು ಜನ ನಿನ್ನ ತಮ್ಮಂದರು ನಿನಗೇನು ಅಪ್ರಿಯವಾದದ್ದನ್ನು ಮಾಡ್ತಾ ಇಲ್ಲ ಆಚ್ಛಾದಿಸಿ ಪ್ರಾವಾರಾನೆ ಒಳ್ಳೊಳ್ಳೆ ಬಟ್ಟೆ ಹಾಕೋತಾ ಇದ್ದೀಯಲ್ಲ ಅಶ್ನಾಸಿ ವಿಷದೌಷಣಂ ಒಳ್ಳೆ ಎಳ್ಳಿನ ಅನ್ನ ತಿಂತಾ ಇದೆಯಲ್ಲ ಏನು ಇನ್ನೂರು ಶಯನಾನಿ ಮಹಾರ್ಹಾಣಿ ಹಾಸಿಗೆಯಲ್ಲ ಚೆನ್ನಾಗಿದೆಯಲ್ಲ ಯೋಚಿತಶ್ಚ ಮನೋರಮಾಹ ಕಣ್ಣಿಗೆ ಬೇಕಾದ ಸ್ವರೂಪವುಳ್ಳ ಹೆಂಡತೀರಿದ್ದಾರಲ್ಲ ನಿನಗೇನು ರೋಗ ಅಂತ ಕೇಳಿದ ಮಗನನ್ನ ಆಗ ಮಗ ಹೇಳ್ತಾನೆ ಅಶ್ನಾಮಿ ಆಚ್ಛಾದಿ ಹೌದು ಎಲ್ಲರಾಗ ನಾನು ಪಿಂಡ ತಿಂತೇನೆ ಬಟ್ಟೆ ಉಟ್ಕೊಳ್ತೇನೆ ಆದರೆ ಕುಪುರುಷ ಯಥ ಕೆಟ್ಟ ಮನುಷ್ಯ ಬಾಳುವಂತ ಬಾಳ್ತಾ ಇದ್ದೇನೆ ನನ್ನ ಹೃದಯ ಸಂಕಟ ನಿನಗೆ ಅರ್ಥ ಆಗಬೇಡ್ವ್ಯಾಪ ಅಮರುಷಂ ಧಾರಯೇ ಚ ಉಗ್ರಂ ನಿನೀಶು ಕಾಲಪರ್ಯಯಂ ಈ ಕಾಲವೈಪರೀತ್ಯವನ್ನು ನಾನು ನೂಕಬೇಕು ಎಂಬುದಾಗಿ ಅಮರುಷಂ ಧಾರಯೇ ಹೊಟ್ಟೆ ಉರಿ ತಡ್ಕೊಂಡಿದ್ದೇನೆ ಸಂಕಟ ಏನ್ ಮಾಡಲಿ ಏನಾಯ್ತೋ ನಿನಗೆ ಅಂತ ಕೇಳಿದ್ರೆ ಕ್ಲೇಶಾನ್ ಮುಮುಕ್ಷು ಪರಜಾನ್ ಸವೈ ಪುರುಷ ಉಚ್ಚತೆ ಬೃಹಸ್ಪತಿ ನೀತಿಶಾಸ್ತ್ರದಿಂದ ಕೆಲವು ವಾಕ್ಯಗಳನ್ನು ಬೇರೆ ಹೇಳ್ತಾನೆ ವೇದಾಧ್ಯಯನ ಮಾಡಿದಂತೆ ಅವನು ಮುಂದೆ ಹೇಳ್ತಾರೆ <coughs> ದುರ್ಯೋಧನ ಒಳ್ಳೆ ವೇದಾಧ್ಯಯನ ಮಾಡಿದ್ದ ರಾವಣನ ಹಾಗೆ ಆದ ಪ್ರಯೋಜನಕ್ಕೆ ಬರಲಿಲ್ಲ ಅನೇಕ ವಾಕ್ಯಗಳನ್ನು ಹೇಳ್ಕೊಂಡು ಹೇಳ್ಕೊಂಡು ಅಯ್ಯೋ ಆ ಧರ್ಮರಾಜನ ಸಭೆಯಲ್ಲಿ ಎಷ್ಟೊಂದು ವೈಫು ಅಷ್ಟು ಜನ ಬ್ರಾಹ್ಮಣನೆಲ್ಲ ಹೇಳಿದ್ನಲ್ಲ ಎಂಬತ್ತು ಸಾವಿರ ಬ್ರಾಹ್ಮಣರು ಊಟ ಮಾಡ್ತಿದ್ರು ಬಂಗಾರ ತಟ್ಟೆ ಅವರಿಗೆ ಕೊಟ್ಟರು ಅರವತ್ತರವತ್ತು ದಾಸದಾಸಿಯರನ್ನು ಕೊಟ್ಟರು ಎಷ್ಟೊಂದು ಬಳುವಳಿಗಳನ್ನು ಬಂದವರೆಲ್ಲ ಜಿಂಕೆಗಳನ್ನು ಕೊಟ್ಟರು ಒಂಟೆಗಳನ್ನು ಕೊಟ್ಟರು ಆನೆಗಳನ್ನು ಕೊಟ್ಟರು ಕುದುರೆಗಳನ್ನು ಕೊಟ್ಟರು ಬಂದವರು ಬಂದವರು ಆ ಸಭೆಯೊಳಗೆ ಪ್ರವೇಶ ಮಾಡುವುದಕ್ಕೆ ತಲೆ ಮೇಲೆ ಹೊತ್ತು ನಿಂತಿದ್ದಾರೆ ಕಪ್ಪ ಕಾಣಿಕೆಗಳನ್ನು ಈಗ ಅರ್ಥವಾಯಿತು ಕೃಷ್ಣ ಯಾತಕ್ಕೆ ಹೀಗೆ ಮಾಡಿದ ಅಕೌಂಟ್ ಬರ್ಕೊಳ್ಳೋಕೆ ನನಗೆ ಯಾತ ಕೊಟ್ಟಿದ್ದಾನೆ ಅಂತಲೇ ಹೊಟ್ಟೆ ಹುರ್ಕೊಂಡು ಸಾಯಿರಿ ಅಂತ ಕೊಟ್ಟಿದ್ದಾನೆ ಅಂತ ಕಾಣುತ್ತೆ ಇದು ಮೊದಲೇ ಗೊತ್ತಿದ್ರೆ ಬೇಡ ಅಂತ ಹೇಳ್ತಿದ್ದೆ ನಾನು ನಾನು ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಏನು ಮಾಡಬೇಕು ಅಂದ ಆಗ ಶಕುನಿ ಹೇಳಿದ ಏನಿಲ್ಲ ಮಹಾರಾಜರೇ ಒಂದು ಸಣ್ಣ ಅಪ್ಪಣೆ ನೀವು ಕೊಟ್ಟುಬಿಡಿ ಸಾಕು ಅವರಷ್ಟು ಐಶ್ವರ್ಯವನ್ನ ಒಂದು ಯುದ್ಧವೂ ಇಲ್ಲದಂತೆ ಒಂದು ಕೂದಲು ಪಂಕದಂತೆ ಯಾರಿಗೂ ತೊಂದರೆ ಆಗದಂತೆ ಈ ಪಾಂಡವರು ಕಷ್ಟಪಟ್ಟು ಸಂಪಾದನೆ ಮಾಡಿದ ಸಕಲ ಐಶ್ವರ್ಯವನ್ನು ನಿನ್ನ ಮಗನಿಗೆ ತಂದುಕೊಡುವುದು ನನ್ನ ಕೆಲಸ ಭಾವ ಅದು ಯಾಕೋ ಮಾಡ್ತೀಯ ಅಂದ್ರೆ ನನಗೆ ಆಡುವುದು ಗೊತ್ತು ಧರ್ಮರಾಜನ ಜೂಜು ಗೊತ್ತಿಲ್ಲ ನಾ ಕರೀತೇನೆ ಅವನು ಬೇಡ ಅಂತ ಅನ್ನೋದಿಲ್ಲ ನಾನೇನು ಮಾಡಬೇಕು ನೀವು ಪರ್ಮಿಷನ್ ಕೊಡಬೇಕು ಇಷ್ಟೇ ನಾವು ಕೇಳುವುದು ಅಯ್ಯೋ ನಾನು ಪರ್ಮಿಷನ್ ಹಾಕೋ ಕೊಡುವುದು ನಿನಗೆ ಕ್ಷತ್ತಃ ಪುತ್ರೇಶು ಪೂ ಪುತ್ರ ಇರ್ಮೇ ಧೃತರಾಷ್ಟ್ರೋ ಐವತ್ತೈದನೇ ಶ್ಲೋಕ ವಿದುರು ನನ್ ಕೇಳಬೇಕು ಅಂದ ಆ ವಿದುರನ್ನು ಕೇಳೋಕ್ಕಿಂತ ಬಾವಿಯಲ್ಲಿ ಬೀಳುವುದು ವಾಸಿ ವಿದುರನನ್ನು ಕೇಳಿದ್ರೆ ಬೇಡ ಅಂತಾನೆ ಅವನು ಯಾವತ್ತೂ ಪಾಂಡವ ಪಕ್ಷಪಾತಿ ಕ್ಷತ್ತಃ ಪುತ್ರೇಶ ಪುತ್ರೈರ್ಮೇ ಕಲಹೋ ನ ಭವಿಷ್ಯತಿ ನನ್ನ ಮಕ್ಕಳಿಗೂ ಪಾಂಡವ ಮಕ್ಕಳಿಗೂ ಜಗಳಾಗದೇ ಇರಬೇಕು ದೇವತೆಗಳು ಪ್ರಸನ್ನರಾಗಲಿ ನಿನಗೆ ಯಾಕೋ ಈ ದುರ್ಬುದ್ಧಿ ಅಂತ ಬುದ್ಧಿ ಹೇಳಿದ ನಾಟಕವನ್ನು ಮಾಡಿದ ಧೃತರಾಷ್ಟ್ರ ದಯವಿಟ್ಟು ಮರಳಾಗಬೇಡಿ ಮೇಲ್ತೋರಿಕೆಯ ಮಾತು ಬೇರೆ ಹೃದಯಾಂತರಾಳದ ಮಾತು ಬೇರೆ ಅದು ನಿಮಗೆ ಗೊತ್ತಾಗುತ್ತೆ ಎಷ್ಟೋ ಸಲ ನಿಮ್ಮ ಮನೆಗೆ ಅತಿಥಿಗಳು ನೀವೆಲ್ಲರೂ ಅತಿಥಿಗಳಾಗಿ ಹೋಗಿರ್ತೀರೋ ಒಬ್ಬರ ಮನೆಗೆ ಅವರು ಪ್ರತಿ ದಿವಸವೂ ಇವರು ಎಷ್ಟು ಬೇಗ ಹೋಗ್ತಾರೆಯೋ ಜಾಗ ಇಲ್ಲ ಮೊದಲೇ ಬೆಂಗಳೂರು ಮನೆ ಇದು ಮಲ್ಲೇಶ್ವರಂ ಬೇರೆ ಇದು ಹೊತ್ತನೇ ಮಾಡಿ ಅವ್ರ ಟೈಮ್ ನಮ್ಮ ಟೈಮ್ ಹೊಂದೋದಿಲ್ಲ ನೀವು ಇಲ್ಲದಿದ್ರು ಪರವಾಗಿಲ್ಲ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಂತ ಹೇಳ್ತಾರೆ ಬಂದಿದ್ದವರು ಒದ್ದಾಡ್ತಾ ಇರ್ತೀರಿ ಅವರ ಹೃದಯ ನಿಮಗೆ ಗೊತ್ತಾಗತ್ತೆ ಹೋಗ್ತೀವಿ ನೀವು ಹೇಳಿದ ಕೂಡಲೇ ಅವರು ತುಂಬ ಸಂತೋಷಪಟ್ಟು ಕೇಸ್ ಆಗಲೇ ಬಾಗಿಲಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಅವರ ಹೃದಯಾಂತರಾಳದ ಮಾತು ಯಾವುದು ಬಾಯಿ ಮಾತಿಗೆ ಹೇಳಿದ್ದು ಯಾವುದು ಖಂಡಿತ ಗೊತ್ತಾಗುತ್ತೆ ಮನುಷ್ಯನಿಗಷ್ಟು ಬುದ್ಧಿ ಇಲ್ಲದೆ ಇಲ್ಲ ಆದ್ದರಿಂದ ಶೃತರಾಷ್ಟ್ರ ತನ್ನ ಹೃದಯಾಂತರ ತೋರ್ಪಡಿಸಿಕೊಳ್ಳಲಾರದೆ ನವಾಚ್ಯೋ ವ್ಯವಸಾಯೋ ಮೇ ವಿದುರೈತ ಪ್ರವೀಮಿತೆ ನನ್ನ ಹೃದಯದ ಅಂತರಾಳವನ್ನು ಮಾತ್ರ ವಿದುರನಿಗೆ ತಿಳಿಸಬಾರದು ಅಪ್ಪ ಏನು ಹೇಳಿದ ಅಂತ ವಿದುರ ಕೇಳಿದ್ರೆ ಅವನೇನೋ ಬೇಡ ಅಂದ ನಾವು ಕರಿಬೇಕು ಅಂತಿದ್ದೇವೆ ಇದನ್ನು ಒಂದು ಮಾತನ್ನು ಹೇಳಿ ಇಲ್ಲ ಅವನಿಗೆ ಹೇಳ್ತಕ್ಕದ್ದಲ್ಲ ಈ ಕಥೆ ಇನ್ನಷ್ಟು ವಿಸ್ತಾರಕ್ಕೆ ಹೇಳಿದ್ದು ಜನ್ಮೇಜರಾಯಿ ಕೇಳ್ತಾನೆ ಸೂತ ಪೌರಾಣಿಕರು ವೈಶಂಪಾಯನ ಹೇಳಿದ ಮಾತನ್ನೆಲ್ಲ <coughs> ಅನುವಾದ ಮಾಡ್ತಾರೆ ಮುಂದಿನ ಅಧ್ಯಾಯದಲ್ಲಿ ಅಲಂ ಜ್ಯೋತೇನ ಗಾಂಧಾರೆ ವಿದುರೋನ ಪ್ರಶಂಸತಿ ವಿದುರ ನೀತಿಶಾಸ್ತ್ರ ತಿಳಿದವನು ದೊರೆಗಳು ಜೂಜಾಡಬಾರದು ಅಂತ ಹೇಳ್ತಾರೆ ಆದ್ದರಿಂದ ಇದನ್ನು ಬಿಟ್ಟುಬಿಡು ಅಂತ ಹೇಳಿದ ಇಲ್ಲೊಂದು ಮಾತನ್ನು ತಮಗೆ ತಿಳಿಸಬೇಕು ನನಗೆ ಬಹಳ ವರ್ಷ ಇದು ಗೊತ್ತಿರಲಿಲ್ಲ ಒಬ್ಬ ಹಾಲೆಂಡ್ ದೇಶದವನು J A B van Buitenen ಅಂತ ಅವನ ಹೆಸರು J A B van Buitenen ಬ್ಲೇಚ ಅವನು ಮಹಾಭಾರತವನ್ನು ಪೂರ್ತಿ ಇಂಗ್ಲಿಷ್ ಭಾಷಾಂತರ ಮಾಡಿದ್ದಾನೆ ರಾಮಾನುಜಾಚಾರ್ಯರು ವೇದಾರ್ಥ ಸಂಗ್ರಹವನ್ನು ಇಂಗ್ಲಿಷು ಭಾಷಾಂತರ ಮಾಡಿದ್ದಾನೆ ಎಡಿಟ್ ಮಾಡಿದ್ದಾನೆ ರಾಮಾನುಜಾಚಾರ್ಯರು ಭಗವದ್ಗೀತೆಯನ್ನು ಇಂಗ್ಲೀಷು ಮಾಡಿದ್ದಾನೆ ಶ್ರೀಭಾಷ್ಯವನ್ನು ಮಾಡಿದ್ದಾನೆ ಪೂನಾ ಓರಿಯೆಂಟಲ್ ಇನ್ಸ್ಟಿಟ್ಯೂಟಲ್ಲಿ ಬಹಳ ವರ್ಷ ಇದ್ದ ಅವನ ಗ್ರಂಥ ಎಲ್ಲ ತಗೊಂಡಿದ್ದ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ ಪಾಪ ಅಮೆರಿಕಾದಲ್ಲಿ ಅವನು ಇಂಡೋಲಾಜಿಕಲ್ ಸ್ಟಡೀಸ್ ಅಂತ ಒಂದು ಗ್ರಂಥ ಬರೆದಿದ್ದಾನೆ ಅದರಲ್ಲಿ ಬಹಳಷ್ಟು ರಿಸರ್ಚ್ ಮಾಡಿ ಎತ್ತಿ ಋಗ್ವೇದದ ಐತ್ರೇಯ ಬ್ರಾಹ್ಮಣದಿಂದ ಕೆಲವು ವಾಕ್ಯಗಳನ್ನು ಉದಾಹರಣೆ ಕೊಡ್ತಾನೆ ನಮ್ಗೆ ಗೊತ್ತಿರಲಿಲ್ಲ ಇದು ರಾಜಸೂಯ ಯಾಗಕ್ಕೆ ಅಂಗವಾಗಿ ಕೊನೆಯಲ್ಲಿ ದೊರೆ ವಾಡಿಕೆಯಂತೆ ಜೂಜಾಡುವ ಪದ್ಧತಿ ಉಂಟು ಇದನ್ನು ವೇದ ಪುರುಷ ಅನುಮತಿಸಿದ್ದಾನೆ ಇದನ್ನ ಗೊತ್ತಿರಲಿಲ್ಲ ಅವಮೃತ ಸ್ನಾನ ಆದ ಮೇಲೆ ರಾಜಕೀಯ ರಾಜಸೂಯ ಮಾಡಿಕೊಂಡ ದೊರೆ ಒಂದು ಜೂಜಾಟ ಆಡಬೇಕು ಜೂಜಾಟಕ್ಕೆ ಅರ್ಥವೇನು ವೇದದಲ್ಲಿ ಹೇಳಿದಾರಲ್ಲ ಅಂದರೆ ಯಾರು ಕಪ್ಪ ಕಾಣಿಕೆ ಕೊಡುವುದಕ್ಕೆ ಒಪ್ಪಿ ರಾಜಛತ್ರದ ಅಡಿಯಲ್ಲಿ ಬರ್ತಾರೆ ಅವರನ್ನೆಲ್ಲ ಒಗ್ಗೂಡಿಸುವುದು ಒಂದು ದಾರಿ ಶಿಶುಪಾಲ್ ನಂತವ್ರು ಅಕಸ್ಮಾತ್ ಸಾಯದೇ ಇದ್ರೆ ಶಕುನಿ ಅಂತವ್ರು ಸಾಯದೇ ಇದ್ರೆ ಕಳ್ಳ ಉಪಾಯದಲ್ಲಿ ಕಪ್ಪ ಕಾಣಿಕೆ ಕೊಟ್ಟಿದ್ರೆ ಬೇಕಂತ ಅವರನ್ನು ದೊರೆ ಜೂಜಿಗೆ ಕರೆದು ತಾನು ಮೊದಲು ಎಕ್ಸ್ಪರ್ಟ್ ಆಗಿ ಅಂಥವರ ಸಕಲ ಐಶ್ವರ್ಯವನ್ನು ಜೂಜಿನಲ್ಲಿ ಸೆಳೆಕೊಂಡು ಅವರನ್ನು ಬಗ್ಗು ಬಡಿಯುವುದಕ್ಕೆ ಜೂಜಾಟ ಮಾಡಬೇಕು ಇದು ವೇದದಲ್ಲಿ ಹೇಳಿರುವಂತ ನಂಗೆ ಗೊತ್ತಿರಲಿಲ್ಲ ಒಬ್ಬ ಮ್ಲೇಚ್ಛ ಬರೀತಾನೆ ಈ ಮಾತನ್ನು ಅಲ್ಲಿಂದಾಚೆ ಅಂದರೆ ಧರ್ಮರಾಜ ಜೂಜಾಡಿದ್ದಕ್ಕೆ ಏನು ಸಮರ್ಥನೆ ಅಂದರೆ ಯಾಗಾಂಗವಾಗಿ ಜೂಜಾಡಬೇಕಾದದ್ದು ನಿಯಮ ಇತ್ತು ಇಲ್ಲಿ ವ್ಯತ್ಯಾಸ ಏನು ಧರ್ಮರಾಜ ಶಕುನಿಯನ್ನು ಜೂಜಿ ಕರೀಲಿಲ್ಲ ಶಕುನಿಯೇ ಧರ್ಮರಾಜನನ್ನು ಜೂಜಿ ಕರೆದ ಅಲ್ಲಿ ಎಚ್ಚೆತ್ಕೊಳ್ಬೇಕಾಗಿತ್ತು ಏ ನಾ ಕರಿಬೇಕು ನೀನಲ್ಲ ಅಂದ್ರೇನು ರಾಬುಲಿ gambling was going out of fashion ಅದು ಅನರ್ಥಕರ ಎಂಬುದಾಗಿ ಮಹಾಭಾರತ ಕಾಲದಲ್ಲಿಯೇ ಅದು ಬೇಡ ಅಂತ ಬಿಡುವ ಪದ್ಧತಿ ಇತ್ತು ಅಂತ ಕಾಣುತ್ತೆ ಅದಕ್ಕೆ ಧರ್ಮರಾಜ ವಿದುರನ ಸಮ್ಮತಿಯಲ್ಲಿ ಈ ಜೂಜ್ ಬೇಡ ಅಂತ ಬಿಟ್ಟಿದ್ದ ಅದೊಂದು ಬಿಟ್ಟೋಯ್ತಲ್ಲ ಅಂತ ನೆಪ ಮಾಡಿಕೊಂಡು ದುರ್ಯೋಧನ ಶಕುನಿಯನ್ನೆಬ್ಬಿಸಿ ಹೀಗೆಲ್ಲ ಮಾತನಾಡ್ತಾರೆ ಬೇಡಪ್ಪ ಬೇಡಪ್ಪ ಅಂತ ಆಟ ಹೇಳಿದ ನಾಟಕವನ್ನು ಮಾಡಿ ಕೊನೆಯಲ್ಲಿ ವಿದುರನ್ನ ಕರೆಸ್ತಾನೆ ವಿದುರ ನೋಡು ನನ್ನ ಮಕ್ಕಳಿಗೆ ತುಂಬ ಬೇಜಾರಾಗಿದೆಯಂತೆ ನೀನೇನು ಮಾಡುವುದಿಲ್ಲಪ್ಪ ನೀ ಸುಮ್ಮನೆ ಇದ್ರೆ ಸಾಕು ನಮಗೆ ಏನೋ ಇಲ್ಲಿ ಪಾಂಡವರು ರಾಜಸೋಯಿ ಸಭೆಯನ್ನು ಅದ್ಭುತವಾಗಿ ಕಟ್ಟಿದ್ರು ನೋಡ್ಕೊಂಡ್ ಬಂದ್ರು ನಮ್ಮ ಹುಡುಗರು ತಾವು ಒಂದು ಸಭೆ ಮಾಡಬೇಕು ಅಂತ ಆಸೆ ಪಡ್ತಾರೆ ರಾಜಸೋಯಿ ಸಭೆ ಕಟ್ಟೋದು ಹಣೆಯಲ್ಲಿ ಬರೆದಿದೆಯಾ ಕಟ್ಕೊಳ್ಳಿ ಅಲ್ಲ ನನ್ನ ಅಪ್ಪಣೆ ಹಾಕಬೇಕು ಅಂತ ಬಿದ್ರ ಇಲ್ಲ ಇಲ್ಲ ನಿನ್ನ ಅಪ್ಪಣೆ ಬೇಕು ಯಾಕೆ ನೀನು ಮಹಾಮಂತ್ರಿ ಆ ಸಭೆ ಕಟ್ತೇವಲ್ಲ ಅದು ಜೂಜಾಟದ ಕಟ್ಟೆಯಾಗಿ ಜೂತ ಸಭೆಯನ್ನ ಕಟ್ತಾ ಇದ್ದೇವೆ ಸ್ಟೇಡಿಯಂ ಕಟ್ತಾ ಇದ್ದೇವೆ ಇದು ನಿಮಗೆ ಎನಿಗ್ಮ ಆಶ್ಚರ್ಯವಾಗುತ್ತೆ ಇವತ್ತು ಒಂದು ಕ್ರಿಕೆಟ್ ಸ್ಟೇಡಿಯಂ ತಯಾರು ಮಾಡುವುದಕ್ಕೆ ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ನೋಡಿದ್ದೀರಿ ಇಷ್ಟು ಮಾಡಿಯೂ ಪಶ್ಚಿಮದವರು ಸ್ಟ್ಯಾಂಡರ್ಡ್ಗೆ ಬರಲಿಲ್ಲ ಭಾರತದ ಕ್ರಿಕೆಟ್ ಸ್ಟೇಡಿಯಂ ಅಂತ ಒಂದು ಕೊರತೆ ಅದು ಬೇರೆ ಕಾಮೆಂಟೇಟರ್ಸು ಬೇರೆ ಕೆಲಸ ಎಲ್ಲ ಗೂಳಿಗಳು ಇದನ್ನೇ ಸರ್ವದಾ ಹೇಳ್ತಾರೆ ಅದು ಇಂಗ್ಲೆಂಡಲ್ಲಿ ಇದ್ದಾಗಿಲ್ಲ ಮತ್ತೊಂದು ಕಡೆ ಇದ್ದಾಗಿಲ್ಲ ಟೆನಿಸ್ ಲಾನ್ ಸರಿ ಇಲ್ಲ ಇದೊಂದು ಸರಿ ಇಲ್ಲ ಅವರಿಗೆ ದೋಚ್ಕೊಂಡು ಹೋಗಿದ್ದ ದುಡ್ಡಿದೆ ಅವರು ಕಟ್ತಾರೆ ಸ್ವಾಮಿ ನೀವು ಮದ್ರಾಸಲ್ಲಿ ಬೊಂಬಾಯಿನಲ್ಲಿ ಒಂದು ಸ್ಟೇಡಿಯಂ ಕಟ್ಟರೆ ಎಲ್ಲಿ ಸುಡ್ತಾರೋ ಅಂತ ಭಯ ನಿಮಗೆ ಸುಟ್ರೆ ಮತ್ತೆ ಕಟ್ಟೋದಕ್ಕೆ ದುಡ್ಡಿಲ್ಲ ದೂತ ಸಭೆ ನಿರ್ಮಾಣ ಹಾಗೆ ಒಂದು ಸಾವಿರ ಕಂಬಗಳಿರಬೇಕು ಶ್ಲೋಕ ಎಲ್ಲ ಓದೋದಿಲ್ಲ ತುಂಬ ದೂರವಾಗುತ್ತೆ ಕತೆ ಬಹಳ ದೂರ ಹೋಗಬೇಕು ಸಾವಿರ ಕಂಬದ ಮಂಟಪ ಶ್ರೀರಂಗದಲ್ಲಿದ್ದ ಹಾಗೆ ಶ್ರೀರಂಗದಲ್ಲಿ ರಂಗನಾಥ ಕೂತ್ಕೊಳ್ತಾನೆ ಜೂಜಾಡೋದಿಲ್ಲ ಕಾಲ ಮಂಟಪ ಅದು ಅದರಲ್ಲಿ ಒಂದು ನೂರು ಎಕ್ಸಿಟ್ಸ್ ಅಂಡ್ ಎಂಟ್ರಿ ಪಾಯಿಂಟ್ಸ್ ದಯವಿಟ್ಟು ನಂಬಬೇಕು ನೀವು ಶ್ಲೋಕನ ಬಂದು ಹೋಗುವುದಕ್ಕೆ ಒಂದು ನೂರು ಜನರ ಪ್ರವೇಶಕ್ಕೆ ಬಾಗಿಲು ಒಂದು ನೂರು ಹೊರಗೆ ಹೋಗ್ತಕ್ಕಂತಹ ಬಾಗಿಲು ಮನೋರಮಾಂ ದರ್ಶನೀಯಂ ಸುಕೃತಾಂ ಸುಪ್ರವೇಶಾಂ ನೂಕು ನುಗ್ಲಾಗಿ ಯಾರು ಸಾಯಬಾರದು ದೊಡ್ಡ ಬಾಗಿಲಿರಬೇಕು ಮನೋರಮಾಂ ಸ್ಟೇಡಿಯಂ ಕಟ್ಟಿದ್ದಾರೆ ಇದು ಕ್ರಿಕೆಟ್ ಆಟ ಅಷ್ಟೂರ ಬೌಂಡ್ರಿ ಗೇಮ್ರಿ ಇಲ್ಲ ಸುಣ್ಣ ಗಿಣ್ಣ ಬಳದು ಮಾಡೋ ಹಾಗಿಲ್ಲ ದರ್ಶನೀಯ ನೋಡೋಕೆ ಚೆನ್ನಾಗಿರಬೇಕು ಅದು ಹೇಗಿರಬೇಕು ಜೂಜಾಟ ಆಡುವಾಗ ಮಧ್ಯದಲ್ಲಿ ಕೂತ್ಕೊಳ್ತಾರೆ ಎರಡು ಪಾರ್ಟಿ ಅದಕ್ಕೆ ಎರಡು ಕಡೆ ಕಾಮೆಂಟ್ರಿ ಹೇಳೋರು ಬೇರೆ ಮತ್ತು ಅದಕ್ಕೂ ಅಡ್ಜುಡಿಕೇಟರ್ಸ್ ಅಂಪೈರ್ಸ್ ಬೇಕು ದುರ್ಯೋಧನ ಪರವಾಗಿ ಶಕುನಿ ದಾಳ ಧರ್ಮರಾಜ ಯಾರು ಬೇಕಾಗಿದ್ರೆ ಇಂಟರ್ನ್ಯಾಷನಲ್ ರೆಫರೀಸ್ ಇಟ್ಕೋಬಹುದು ಆದರೆ ಸ್ಟೇಡಿಯಂ ಕಟ್ಟಿದ್ದಾರೆ ಅದರಲ್ಲಿ ವಯಸ್ಸಿಗೆ ತಕ್ಕಂತೆ ಆಸನಗಳ ವ್ಯವಸ್ಥೆ ಕಣ್ಣು ಕಾಣಿಸದೇ ಇದ್ದವರಿಗೆ ತುಂಬಾ ಮುದುಕರಾಗಿದ್ದವರಿಗೆ ಕಿವಿ ಮಂದವಾಗಿದ್ದವರಿಗೆ ಫಸ್ಟ್ ಪ್ರಿಫರೆನ್ಸ್ ಮೊದಲನೇ ರೌಂಡಲ್ಲಿ ಕೊಡುವುದು ಜಾಗ ಎಲ್ಲ ಒಂದು ಚೆಸ್ ಆಟ ಬೋರ್ಡ್ಗೆ ಇವತ್ತು ಕನ್ನಡಿಗೆ ನಡಿಯೆಲ್ಲ ಹಿಡಿದು ಎಷ್ಟು ದೊಡ್ಡ ಸ್ಟೇಡಿಯಂಗಳು ಕಟ್ತಾರೆ ನೋಡಿದ್ದೀರಿ ಚೆಸ್ ಆಟಕ್ಕೆ ಮಾಡಬಹುದು ಅದ್ರ ಪಗಡಿ ಆಟಕ್ಕೆ ಆಟ ಮಾಡಬಾರ್ದು ಮಾಡಿದ್ರು ನಂಬಬೇಕು ನೀವು ಇದನ್ನ ಮೇಲ್ಗಡೆ ಕೂರಿಸಿದ್ರೆ ಅದು ಎಕ್ಸ್ಟೆನ್ಸಿವ್ ಜಾಗದಲ್ಲಿ ಭೂಮಿ ಮೇಲೆ ಹರಿ ಹಾರಿಸಾಂಟಲ್ ಸ್ಟೇಡಿಯಂ ಅಲ್ಲ ವರ್ಟಿಕಲ್ ಸ್ಟೇಡಿಯಂ ಸುತ್ತ ಕಟ್ಟಿದ್ದಾರೆ ಚಿಕ್ಕವರು ತುಂಬ ಹುರುಬಿರ್ತಕ್ಕವರು ಮೇಲಿನಿಂದ ನೋಡ್ಬೋದು ದುರ್ಬೀನಿಟ್ಕೊಂಡು ಇಟ್ಕೊಂಡು ನೋಡ್ಬೋದು ಆ ಕೆಳಗಿದ್ದವರು ಈಗ ಶಕುನಿ ರನ್ನಿಂಗ್ ಕಾಮೆಂಟ್ರಿ ನಾನು ಕೊಟ್ಟಿದ್ರೆ ಈಗ ಶಕುನಿ ದಾಳ ಉರುಳಿಸ್ತಾ ಇದ್ದಾನೆ ದಾಳ ತುಂಬ ರಮ್ಯವಾಗಿ ಕಾಣಿಸ್ತಾ ಇದೆ ಅದೇನೋ ಹಗ್ಗ ಕಟ್ಟಿದ್ದಾನೆ ಧರ್ಮರಾಜನು ಪಿಸು ಮಾತಾಡ್ತಾ ಇದ್ದಾನೆ ಅದು ನಾಲ್ಕು ಅಂತ ಹೇಳಿದ ಇವನು ದಾಳ ಉರುಳಿಸಿದ ಅಯ್ಯೋ ಹಣೆ ಬರಹವೇ ಒಂದೇ ಬಿದ್ದಿತು ಧರ್ಮರಾಜ ರತ್ನಹಾರವನ್ನು ಸೋತ ಇದು ಕಾಮೆಂಟ್ರಿ ನಿಮ್ಮ ಮನಸ್ಸು ಚಿತ್ರವಂತೆ ನೋಡಿ ಇಂಥದೊಂದು ಅದ್ಭುತವಾದ ಸ್ಟೇಡಿಯಂ ಆಗಬೇಕು ಅದಾದ ಮೇಲೆ ಆ ಪಾಂಡವರನ್ನ ನಾವು ಕಟ್ಟಿದ್ದೇ ಒಂದು ಸಭೆಯನ್ನ ನೋಡೋದು ಬರಬೇಕು ಅಂತ ಆಹ್ವಾನ ಮಾಡಬೇಕು ನೀನೇ ಹೋಗಿ ಕರ್ಕೊಂಡು ಬಾ ಅಂತ ಹೇಳಿದಾಗಿ ವಿದುರ ಧೃತರಾಷ್ಟ್ರನಿಗೆ ಮುದ್ರಿಸ್ತಾನೆ ಅಣ್ಣ ನಿನಗೆ ಬುದ್ಧಿ ಇದೆಯೇ ಅಂತ ಇದು ಶಕುನಿ ಮಾಡಿರುವಂತಹ ಹಾಳು ಮಾತು ಏನೋ ನೀ ಕಾಡನ್ನು ಕೊಟ್ಟರು ಅವರು ಪುಣ್ಯಕ್ಕೆ ಪಾಪ ಊರು ಕಟ್ಕೊಂಡಿದ್ದಾರೆ ನೆಮ್ಮದಿಯಾಗಿ ತಮ್ಮಷ್ಟಿಗೆ ತಾವು ಅವರನ್ನು ನೆಮ್ಮದಿಯಲ್ಲಿ ಬಿಡದೆ ಮಕ್ಕಳನ್ನು ಹಾಳು ಮಾಡೋದಕ್ಕೆ ಯಾತಕ್ಕೆ ಹೀಗೆ ಮಾಡ್ತಾ ಇದ್ದೀಯೇ ಎಲ್ಲಾರು ಜೋಜಿನಿಂದ ಕ್ಷೇಮ ಆಗಿರೋದನ್ನು ಜಗತ್ತಲ್ಲಿ ಒಂದು ಕಡೆ ಕೇಳಿದ್ದೀಯಾ ಅಂದ ಜಗತ್ತಿನ ಇತಿಹಾಸದಲ್ಲಿ ಜೂಜಾಡಿ ಉಭಯ ಪಕ್ಷಗಳು ನೆಮ್ಮದಿಯಿಂದ ಇದ್ದಾರೆ ಎಲ್ಲಾರು ಕೇಳಿದ್ದೀರಾ ಎರಡು ಪಕ್ಷ ಗೆಲ್ಲುವ ಶಕ್ಯವಿಲ್ಲ ಒಬ್ಬ ಗೆಲ್ತಾನೆ ಸೋತವನು ಹೊಟ್ಟೆ ಕೊಳ್ತಾನೆ ಅದರಿಂದ ಏನಾಗುತ್ತೆ ಪಾಕಿಸ್ತಾನ ಇಂಡಿಯಾ ಕ್ರಿಕೆಟ್ ಆಡಿದ ಹಾಗೆ ಇದು ಶಾಂತಿಯಿಂದ ಇರುವ ವಿಷಯವಲ್ಲ ಜಾರ್ಜ್ ಆಲ್ವೆಲ್ ಬರೆದಿದ್ದಾನೆ ಮನೆ ಹಾಳು ಕ್ರಿಕೆಟ್ ಅನ್ನು ನಿಲ್ಲಿಸಿ ಅಂತ ಬರೆದಿದ್ದಾನು ಅದು ಬಿಳಿಯರು ಕರಿಯರು ಸೇರಿ ಆಟ ಆಡಿದರೆ ಜನಾಂಗೀಯ ಕಲಹಕ್ಕೆ ಹೋಗುತ್ತೆ ನಿಲ್ಲಿಸಿ ಅಂತ ಬರೆದಿದ್ದಾನೆ ಅವನು ಬರೆದ ಅರವತ್ತೆಪ್ಪತ್ತು ವರ್ಷ ಆಯಿತು ಜಾರ್ಜ್ ಆರ್ವೆಲ್ ಈಗಿಲ್ಲ ಮಕ್ಕಳಲ್ಲಿ ಜಗಳ ಬರ್ತದೆ ಅಳಿಯ ಮಾವನಲ್ಲಿ ಅಕ್ಕ ತಂಗಿಯರಲ್ಲಿ ಆಡಿ ಪಾಂಡವರು ಸೋತರು ಗಾದೆ ಕೇಳಿದ್ದೀರಿ ನಳ ಮಹಾರಾಜನ ಕಥೆ ಒಂದು ಕೂತಿದೆ ಜೂಜಾಟದಿಂದ ಯಾರು ಲೋಕದಲ್ಲಿ ಉದ್ಧಾರವಾಗಿಲ್ಲ ಆದರೆ ಆಡ್ತಾರಲ್ಲ ಫ್ರೆಂಡ್ಲಿ ಮ್ಯಾಚ್ ಅಂತ ಹೇಳ್ತಾರೆ ಸುಹೃದ್ಯೂತ ಮೂಲದಲ್ಲಿರುವ ಶಬ್ದ ಸುಹೃದ್ಯೂತ ಅಂದರೆ ದುಡ್ಡಿಲ್ಲದೆ ಕಾಸಿಲ್ಲದೆ ಆಡುವುದು ಎಲ್ಲ ಶುರುವಾಗುವುದೇ ಹಾಗೆ ಮೊದಲು ಆಮೇಲೆ ಒಂದೊಂದು ಆಗ ಶುರುವಾಗುತ್ತೆ ಒಂದು ಚಟ ಬಂದರೆ ಎಲ್ಲ ಚಟ ಬರ್ತದೆ ಚಟದಿಂದ ಕೊನೆಗೆ ಚಟ್ಟಕ್ಕೆ ಹೋಗ್ತದದು ಅದು ಬಲಿ ತಗೊಂಡೆ ಒಬ್ಬ ಒಂದು ಬಾಟ್ಲಿ ಶುರು ಮಾಡಿದ ಅಂದರೆ ಅಲ್ಲಿಗೆ ನಿಲ್ಲುವುದಿಲ್ಲ ಎಲ್ಲ ದುರ್ವಿದ್ಯೆಗಳು ದುರ್ಗುಣಗಳು ಒಟ್ಟಿಗೆ ಸೇರಿಕೊಂಡು ಬರುತ್ತವೆ ಮನುಷ್ಯನ ವಿನಾಶವಾದ ಹೊರಟು ಅವು ಬಿಡುವುದಿಲ್ಲ ಆದ್ದರಿಂದ ಅಣ್ಣ ಏನಂದೆ ಸುಪ್ರವೇಶ ಒಳ್ಳೆ ಪ್ರವೇಶ ಇರಬೇಕು ನೂರು ಬಾಗಿಲು ಅಣ್ಣ ಇದು ಕಲಿಪುರುಷನಿಗೆ ಬಾಗಿಲು ನೀ ಹೇಳ್ತಾ ಇರುವುದು ಇದರಿಂದ ಒಳ್ಳೇದಾಗೋದಿಲ್ಲ ದಯವಿಟ್ಟು ಇದನ್ನು ನಿಲ್ಲಿಸು ಆಗ ಶಕುನಿ ಕೂತಿದ್ದವನು ಅಲ್ಲಿ ಹೇಳ್ತಾನೆ ನಾ ಹೇಳಲಿಲ್ವಾ ವಿದುರನ್ ಕೇಳಿದ್ರೆ ಹೀಗೆ ಹೇಳ್ತಾನೆ ಅಂತ ಅಂತ ಕಣ್ ಸನ್ನೆ ಮಾಡಿದ ವಿದ್ರ ಹೋಗಿಬಿಟ್ಟ ಏನು ಮಾಡೋದು ಪ್ಲಾನ್ ಎಲ್ಲ ಆಯ್ತು ವಿದ್ರವ ಹೋದಿಲ್ವಲ್ಲ ಧೃತರಾಷ್ಟ್ರ ಮತ್ತೆ ಶಕುನಿಗೆ ಹೇಳಿದ ದುರ್ಯೋಧನಿಗೆ ಹೇಳಿದ ಆಗ ಎರಡನೇ ರೀತಿಯಲ್ಲಿ ಶುರು ಮಾಡ್ತಾನೆ ಶಕುನಿ ನೀನು ಕುರುಡು ದೊರೆ ಇಲ್ಲಿ ಏನಾಗ್ತಾ ಇದೆ ಕಣ್ಣಿಗೆ ಕಾಣಿಸೋದಿಲ್ಲ ನನಗೆ ಅಂಧೇನೇವ ಯುಗಂ ಯುಗಂ ನದ್ಧಂ ವಿಪರ್ಯಸ್ತಂ ನರಾಧಿಪ ಧರ್ಮ ರೀತಿ ಹೇಗೆ ಹೋಗ್ತಾ ಇದೆ ನೀನು ಮೊದಲೇ ಕುರುಡ ನಿನ ಕಾಣಿಸ್ತಾ ಇಲ್ಲ ಕನೀಯಾಂಶೋ ವಿವರ್ಧಂತೆ ಜ್ಯೇಷ್ಠ ವಚ ಕನೀಯಾಂಶೋ ಚಿಕ್ಕವರು ಈಗ ಮೊನ್ನೆ ಕಣ್ಬಿಟ್ಟವರು ಪಾಂಡವರು ಪಾಂಡುವಿನ ಮಕ್ಕಳು ಅವರು ವರ್ಧಂತೆ ಬೆಳೀತಾ ಇದ್ದಾರೆ ಜ್ಯೇಷ್ಠ ನೀನು ದೊಡ್ಡವನು ನಿನ್ನ ಮಕ್ಕಳು ದೊಡ್ಡವರು we are the earlier party ಹೀಯಂತೆಯೇ ವಚ ನಾವು ಹಾಳಾಗ್ತಾ ಇದ್ದೇವೆ ಇದೆಲ್ಲಾರು ಉಂಟೆ ನಲವತ್ತು ವರ್ಷ ರಾಜ್ಯ ಆಳಿದ್ದೇವೆ ಸ್ವಾಮಿ ನಮ್ಮ ಪಕ್ಷ ಇವತ್ತು ಹೀನವಾಗಿದೆ ಕಾಂಗ್ರೆಸ್ಸು ಇವರು ಎನ್ ಡಿ ಎ ಐದು ವರ್ಷ ಆಡಿದರು ಎಷ್ಟು ಜನಪ್ರಿಯತೆ ಹೊಂದಿದರು ಅವರು ಕೊಂಡು ಏನು ಮಾಡೋದು ಯಾವ ಪಾರ್ಟಿ ಸೀನಿಯರು ಯಾವ ಪಾರ್ಟಿ ನೂರು ವರ್ಷ ಇತ್ತು ಯಾವ ಪಾರ್ಟಿ ಹತ್ರ ಬಂತು ಸೀನಿಯರ್ ಪಾರ್ಟಿ ಜೂನಿಯರ್ ಪಾರ್ಟಿ ಅಲ್ಲ ಎಷ್ಟು ಧರ್ಮದಿಂದ ಇದ್ದೀರಿ ಅನ್ನೋದು ಮುಖ್ಯ ಅಲ್ಲ ನೀವು ಕೊಡೋದು ಕೊಟ್ರಿ ಪಾಂಡವರಿಗೆ ಕಾಡನ್ನು ಕೊಟ್ರಿ ಅವರ ಭಾಗ್ಯದಿಂದ ಅವರದನ್ನು ದೊಡ್ಡದು ಮಾಡ್ಕೊಂಡು ಚೆನ್ನಾಗಿ ಬದುಕಿ ಯಾತಕಪ್ಪ ಹೊಟ್ಟೆ ಕೊಡ್ತೀರಿ ಮನೆ ಮನೆಯಲ್ಲಿ ನಡೆಯುವ ಮಹಾಭಾರತ ಇದೆ ಉತ್ತರ ಆಸ್ತಿ ಭಾವ ಮಾಡ್ತೀರಿ ಅಣ್ಣ ತಮ್ಮ ಎಷ್ಟೇ ಪ್ರೀತಿಯಿಂದ ಇರ್ತೀರಿ ಏ ನಮ್ಮ ಅಣ್ಣ ಅವನು ಜ್ಯೇಷ್ಠ ನಾವು ಯಾವಾಗಲೂ ತಮ್ಮನಿಗಿಂತ ತಮ್ಮನ ಕುಟುಂಬಕ್ಕಿಂತ ಚೆನ್ನಾಗಿರಬೇಕು ಯಾವ ಮುಟ್ಟಾಳೆ ಹೇಳ್ಕೊಟ್ಟ ನಿಮಗೆ ನಾಲ್ಕು ಜನ ಗಂಡು ಮಕ್ಕಳು ಒಬ್ಬ ತಂದೆಗಿದ್ರೆ ಯಾವನು ಅತ್ಯಂತ ದುರ್ಬಲನೋ ರೋಗಗ್ರಸ್ತನೋ ಅವನು ಇನ್ನೊಂದು ಸಂದರ್ಭದಲ್ಲಿ ತುಂಬಾ ಪ್ರಬುದ್ಧಮಾನ ಆಗಬಹುದು ಜ್ಯೇಷ್ಠ ಎಲ್ಲವನ್ನೂ ಕಳ್ಕೊಂಡು ಭಿಕ್ಷೆಯನ್ನು ಎತ್ತಬಹುದು ಅವರವರ ಕರ್ಮಕ್ಕೆ ನೀವೇನ್ ಮಾಡ್ತೀರಿ ನೀವು ಬದುಕಬೇಡ ಅಂತ ಯಾರು ಹೇಳ್ತಾರೆ ಜ್ಯೇಷ್ಠನು ಯಾವಾಗಲೂ ಮೇಲೆ ಇರಬೇಕು ಕನಿಷ್ಠ ಯಾವಾಗಲೂ ಕೆಳಗೆ ಇರಬೇಕು ಇದನ್ನು ಹೇಳಿದ್ರೆ ಮನೆ ಹಾಳುತನ ಬರ್ತದೆ ಎಷ್ಟೋ ಕುಟುಂಬಗಳು ಹಾಳಾಗಿದ್ದೇನೆ ನೋಡಿದ್ದೇನೆ ಇದು ಶಕುನಿ ಸೂತ್ರ ಅದು ಆದ್ದರಿಂದ ತ್ವಂ ವೈ ಜ್ಯೇಷ್ಠೋ ಜ್ಯೇಷ್ಠನೇ ಅವನ ತಲೆ ಹಚ್ಚಿದ್ರು ಧೃತರಾಷ್ಟ್ರ ಮಹಾರಾಜರೇ ನೀವು ನಿಜವಾಗಿ ಜ್ಯೇಷ್ಠರು ನಿಮಗೆ ಕಣ್ಣು ಕುರುಡು ದೇವರು ಮಾಡಿದ್ನೇ ಹೊರತು ನೀವಾಗಿ ಮಾಡಿಕೊಂಡಿದ್ದಲ್ಲ ನಿಮಗೆ ರಾಜ್ಯವನ್ನು ತಪ್ಪಿಸಿದ ಭೀಷ್ಮ ಮಾಡಬಾರದಾಗಿತ್ತು ಸತ್ಯವತೆಯನ್ನು ಕೂರಿಸಿ ರಾಜ್ಯವಾಳಿದವನು ನಿಮ್ಮನ್ನೇ ಕೂರಿಸಿ ಆಳ್ಬೋದಾಗಿತ್ತಲ್ಲ ಪಾಂಡವಿ ಕೊಟ್ಟದ್ದೇ ತಪ್ಪು ಚಕ್ರವರ್ತಿ ಅಂತ ಈಗ ನಮ್ಮದೇ ಹಕ್ಕು ಅಂತ ಬರಾಬರದು ಅಂತ ಅವರು ಹೋಗಲಿ ನೀವು ಬೇಡ ಇದ್ರೆ ನಿಮ್ಮ ಮಕ್ಕಳಿಗೆ ರಾಜ್ಯ ಬರಬೇಕು ನಾವು ಜೂನಿಯರು ಸೀನಿಯರು ಪ್ರಶ್ನೆ ಎಲ್ಲ ನಾವು ದಿವಸ ದಿವಸ ಕ್ಷಯಿಸ್ತಾ ಇದ್ದೇವೆ ನಮಗೂ ಐಶ್ವರ್ಯವೆಲ್ಲ ಅವ್ರಿಗೆ ಹೋಯಿತು ಎಲ್ಲ ರಾಜಸೂಯ ಮಾಡಿದ್ರು ನಾವು ಅವರಿಗೆ ವಶವರ್ತಿಗಳಾಗಿ ನಡೆಯಬೇಕಾದ ಸ್ಥಿತಿ ಉಂಟಾಯಿತು ಭೀಷ್ಮನ ತಲೆಯನ್ನು ಮೆಟ್ಟಿದಂತಾಯಿತು ಆದ್ದರಿಂದ ಇದಕ್ಕೆ ಬೇರೆ ಉಪಾಯವೇ ಇಲ್ಲ ನಾವು ಈ ಜೂಜಿನಲ್ಲಿಯೇ ಪಾಂಡವರನ್ನು ಗೆಲ್ಲಬೇಕು ಅದನ್ನು ತಿಳಿದು ತಿಳಿದು ಹೇಗೆ ಹೇಳ್ತಿದ್ದೀರಲ್ಲ ಅಂತ ಹೇಳಿದ ಮೇಲೆ ವಿದುರನನ್ನು ಬೈಪಾಸ್ ಮಾಡಿದ ನೋಡಿ ಹೇಗೆ ಮೂಲೆ ಗೊತ್ತಾರೆ ನೋಡಿ ಒಂದು ಮಿನಿಸ್ಟ್ರಿ ವಲ್ಲಭಭಾಯ್ ಪಟೇಲ್ ಅಂತವರು ಎಲ್ಲ ಇದು ಹೀಗೆ ಆಗಬೇಕು ಅಂದರೆ ನೆಹರು ಅವರನ್ನು ತಳ್ಳಿ ಶೇಖ್ ಅಬ್ದುಲ್ಲಾ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಕಾಶ್ಮೀರಕ್ಕೆ ಅಂತ ಹೇಳಿ ಅದು ಹೋಮ್ ಮಿನಿಸ್ಟ್ರಿಗೆ ಸೇರಿದ ಕಾಶ್ಮೀರ್ ಅಫೇರ್ಸ್ ಅನ್ನ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಹಾಕಿದಂತೆ ಎಷ್ಟು ದೊಡ್ಡ ಕಿತಾಪತಿ ನೆಹರು ಕಿತಾಪತಿ ನಮ್ಮ ದೇಶದ ಮೊತ್ತ ಮೊದಲನೇ ಪ್ರಧಾನಮಂತ್ರಿ ವಲ್ಲಭಭಾಯ್ ಪಟೇಲ್ ಆಗಬೇಕು ಆ ಕಮಿಟಿಯವರು ಅವರನ್ನು ಆರಿಸಿದರು ಹನ್ನೆರಡು ಜನದಲ್ಲಿ ಹನ್ನೊಂದು ಜನ ವಲ್ಲಭಾಯ್ ಪಟೇಲ್ಗೆ ಮಾಡಬೇಕು ಅಂದರು ರಾತ್ರೋರಾತ್ರಿ ನೆಹರು ಹೋಗಿ ಗಾಂಧಿ ಕಾಲಿಗೆ ಬಿದ್ದು ಅವರು ಕಿವಿ ಹಿಂಡಿದ್ರು ನೀನು ಗುಜರಾತಿ ಅವನು ಗುಜರಾತಿ ನಾಳೆ ಅವನು ಪ್ರೈಮ್ ಮಿನಿಸ್ಟರ್ ಆದರೆ ಗಾಂಧಿ ಗುಜರಾತಿಗೆ ಪಕ್ಷಪಾತ ಮಾಡ್ತಾರೆ ಅಂತ ಹೇಳಿ ಅವನು ತಲೆ ಕೆಡಿಸಿದ್ರಿಂದ ಹಾಗಿದ್ರೆ ಬೇಡ ನೆಹರೂನೇ ಆಗಲಿ ಅಂತ in the most undemocratic way Gandhi impose Nehru on this country ಜಗತ್ತಿನ ಇತಿಹಾಸ ಇದು ಓದ್ಬೇಕು ನೀವು ರಾಜಮೋಹನ್ ಗಾಂಧಿ ಬರೆದಿದ್ದಾರೆ ಕಥೆ ನಾವು ಯಾಕೆ ಸಂಕಟ ಪಡ್ತೇವೆ ಅಂದ್ರೆ ಮಹಾಭಾರತ ಓದಿದ ಕಣ್ಣಲ್ಲಿ ತಿರುಗಿ same thing is being repeated ನೋಡ್ತೇವೆ ಬಹಳ ಸಂಕಟವಾಗುತ್ತೆ Gandhi was the most undemocratic ಕೊನೆಯ ತನಕ ಗಾಂಧಿ ಸ್ಥಾಪ ಯಾರೋ ಸ್ಥಾಪನೆ ಮಾಡಿದ ಕಾಂಗ್ರೆಸ್ ಸಂಸ್ಥೆಗೆ ಕೊನೆಯವರೆಗೆ ಒಂದು ನಾಲ್ಕಾಣಿ ಮೆಂಬರ್ಶಿಪ್ ಇರಲಿಲ್ಲ ಗಾಂಧಿಗೆ ನಿಮ್ಗೆ ಗೊತ್ತಿಲ್ಲ ಇದು he was not even a member but he made all decisions and impose all the decisions on the party on the country ಬಹಳ ದುಃಖವಾಗುತ್ತಿದ್ದು ಇದು ನೋಡಿದ್ರೆ ನಮಗೆ ಅವರ ಅರವತ್ತೇಳು ವರ್ಷದ ಆ ಪ್ರೊಸೀಡಿಂಗ್ಸ್ ಕಾಂಗ್ರೆಸ್ ಎಲ್ಲ ಹುಡುಕಿ ನೋಡಿ ಓದಿ ಸತ್ತಿದ್ದೆ ನಾನು ಕರ್ನಾಟಕ ಕಾಲೇಜಿನಲ್ಲಿ ಇವರ ಚರಿತ್ರೆಯಲ್ಲಿ ಎಲ್ಲಿದೆ ಹುಡುಕು ಅಂತ ಒಂದೊಂದನ್ನು ಎತ್ತಿ ಚರಿತ್ರೆ ಬರೀಬೇಕಾಗಿದೆ ಇವತ್ತು ನಡೀತಾ ಇರೋದು ಅದೇ ಇವರು ಹೊಸದಾಗಿ ಬಂದಿದೆ ಇದು ಬಿಜೆಪಿ ಹೊಸದಾಗಿ ಬಂದಿದೆ ಜೆ ಡಿ ಎಸ್ ಇವರು ಯಾವತ್ತೂ ಕೆಳಗಿರಬೇಕು ನಾವೇ ಮೇಲಕ್ಕಿರಬೇಕು ಅವ್ರು ಇನ್ನೊಂದು ಯುದ್ಧವಾಗುತ್ತೆ ಹಳ್ಳಿ ಹಳ್ಳಿ ಆಗುತ್ತೆ ಗ್ರಾಮ ಪಂಚಾಯತಿಯಲ್ಲಾಗುತ್ತೆ ಮಹಾಭಾರತ ಇಡೀ ದೇಶದಲ್ಲಿ ಒಂದೊಂದು ಬೀದಿಯಲ್ಲಿ ನಡುಬೀದಿಯಲ್ಲಿ ಯುದ್ಧವಾಗುವ ತನಕ ನಿಮಗೆ ಜಗದೀಶ್ವರನ ಪ್ರೀತಿ ಆದರೆ ಆಗಲಿ ಯಾರು ಬೇಡ ಅಂತಾರೆ ಭೂಭಾರ ಹರಣವಾಗಲಿ ಮತ್ತೊಂದು ಪರಶುರಾಮ ಬರಲಿ ಬೀದರ ಎನ್ನುವ ಕುಲಿಲ್ಲ ನಾಭಿನಂದೇ ನೃಪತೆ ಪ್ರೈಷಮೇತಂ ನೀವು ಹೋಗಿ ಕರ್ಕೊಂಬಂದ ಪಾಂಡವರನ್ನು ಅದೃತ ಪ್ರೈಷ ದೂತನಾಗಿ ಹೋಗು ಎಂಬುದಾಗಿ ಮೈವಂಕೃತ ಕುಲನಾಶಾದ್ ಬಿಭೇಮಿ ಐವತ್ತೇಳನೇ ಸರ್ಗ ಕುಲನಾಶವಾಗತ್ತೆ ಮಹಾರಾಜರೇ ಪುತ್ರೈ ಭಿನ್ನೈ ಕಲಹಸ್ತೆ ಧ್ರುವಂ ಸ್ಯಾತ್ ಅಣ್ಣ ಮಕ್ಕಳು ಪರಸ್ಪರ ಹೊಡೆದಾಡ್ತಾರೆ ಏತತ್ ಶಂಕೆ ಜ್ಯೂತ ಕೃತೆ ನರೇಂದ್ರ ಇದು ಬೇಡ ಅಂದ ಮುತ್ತಿನಂತಹ ಮಾತು ರಾಮಾಯಣದಲ್ಲಿ ವಿದುರನಂತೆ ಆ ಮಾತನ್ನು ಕೇಳಿದ ಚಿತ್ರಾಷ್ಟ್ರ ಅನೇಹ ಕ್ಷಪ್ತಃ ಫಲಹಸ್ತಃ ತಪ್ಸತೆ ಮಾಂ ಕಲಹಸ್ತಪ್ಸತೆ ಮಾಂ ನನಗೇನು ಜಗಳದ ವಿಷಯದ ಅಂಥ ಯೋಚನೆ ಇಲ್ಲ ನಚೇದಂ ದೈವಂ ಪ್ರತಿಲೋಮಂ ಭವಿಷ್ಯತಿ ದೈವ ಮನುಷ್ಯನ ಸಂಕಲ್ಪಕ್ಕೆ ವಿರುದ್ಧವಾಗಿ ಹೋಗುವುದಿಲ್ಲ ಒಂದು ವೇಳೆ ಹೋದರೆ ಧಾತ್ರಾತು ದಿಷ್ಟಸ್ಯ ವಶೇ ಕಿಲೇದಂ ಹಗಲೆಲ್ಲ ಹೇಳ್ತಾನೆ ಈ ಮಂತ್ರ ಈ ಮಂತ್ರ ಏನು ದೇವರು ಹೇಗೆ ಹೇಳ್ತಾನೆಯೋ ಹಾಗೆ ನಡೀತದೆ ಎಂದು ನಾಳೆ ಯುದ್ಧ ತೀರ್ಮಾನವಾಗಿದೆ ಈ ಮುದುಕ ಕೊನೆಯ ತನಕ ಈ ಕಪಟಿ ಇದೇ ದೇವರು ಏನು ಹಣೆಯಲ್ಲಿ ಬರೆದಿದ್ದಾನೋ ಅದಾಗತ್ತೆ ಈ ಗೋಧಮ ಈ ಮಂತ್ರವನ್ನು ಹೇಳಿ ಹೇಳಿ ಯುದ್ಧವೇ ಆಗಬೇಕಾಗಿದ್ರೆ ಆಗತ್ತೆ ಹೋಗು ಕರ್ಕೊಂಬ ಹೋಗು ವಿದ್ರ ಹೇಳಿದ ನಾ ಹೋಗೋದಿಲ್ಲ ಬೇರೆ ಯಾರನ್ನಾರು ಕಳಿಸು prime minister asserted himself for once ನಾ ಮಾಡೋದಿಲ್ಲ ಈ ಕೆಲಸ ಯಾರ ಕೈಲಾರು ಹೇಳು ಶಕುನಿಯು ದುರ್ಯೋಧನ ಮುಖಮುಖ ನೋಡಿಕೊಂಡ್ರು ಏನಪ್ಪ ಇವನು ಜಗಳ ಗಂಟ ವಿದ್ರ ಹೋಗೋದಿಲ್ಲ ಅಂದ್ಬಿಟ್ನಲ್ಲ ಪುನಃ ವಿದುರ್ನನ್ನು ಉಪಸೋಪಣ ಮಾಡಿ ಹಾಗಿಲ್ಲ ಭೀಷ್ಮ ಇದ್ದಾನೆ ದ್ರೋಣ ಇದ್ದಾನೆ ಕೃಪಾ ಇದ್ದಾನೆ ನೀನಿದ್ದೀಯೇ ಜಗಳ ಆಗದೆ ನಾವು ನೋಡ್ಕೊಳ್ಳೋಣ ಕಾಣೋ ಸುಮ್ಮನೆ ನೀ ಕರ್ಕೊಂಬಾರೋ ನಮ್ಮ ಸಭೆ ಹೊಸ ಕಟ್ಟಿದ್ದೀವಲ್ಲ ಅದು ನೋಡಾರು ನೋಡಲಿ ದೂತದ ಮಾತು ಆಮೇಲೆ ಅಂತ ಹೇಳಲಾಗಿ ಬರೀ ಸಭೆ ನೋಡೋದಾದ್ರೆ ಹೋಗ್ತೇನೆ ಅಂತ ವಿದುರ ಹೋಗಿ ಧರ್ಮರಾಜನಿಗೆ ಇಂದ್ರಪ್ರಸ್ಥದಲ್ಲಿ ಕಾಣಿಸಿಕೊಂಡ ಇದು ಎಷ್ಟು ಆ consultations intrigues I am so happy to lay down before you all these things ವಿವರ ಪುಟ ಪುಟ ಯಾಕೆ ಪ್ರವಚನದಲ್ಲಿ ಈ ಮೆಥಡ್ ಯಾರು ಫಾಲೋ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ ನಮ್ಮ ಮೆಥಡ್ ಇದೆ ವ್ಯಾಸ ವಾಕ್ಯ ವಾಲ್ಮೀಕಿ ವಾಕ್ಯವನ್ನು ನಿಮ್ಮ ಕಿವಿಗೆ ಹಾಕುವುದು ಇದ್ದದ್ದನ್ನು ಇದ್ದಂತೆ ಹೇಳುವುದು ಇದರ ತಲೆ ತಗ್ಗಿಸಿ ಹೋದ ಮುಸುಕು ಹಾಕ್ಕೊಂಡು ಅವನು ಬಂದದ್ದು ನೋಡಿದ ಧರ್ಮರಾಜ ಚಿಕ್ಕಪ್ಪ ಏನು ಸಮಾಚಾರ ಯಾತಕ್ಕೆ ಮುಖ ಪೆಚ್ಚಾಗಿದೆ ವಿಜ್ಞಾಯತೆ ಮನಸೋ ಅಪ್ರಹರ್ಷ ನಿನ್ನ ಮನಸ್ಸಿಗೆ ಏನೋ ಒಂದು ದುಗುಡವಿದೆ ಅಂತ ಕಾಣುತ್ತೆ ಕಚ್ಚಿತ್ ಕ್ಷತ್ತ ಕುಶಲೇನಾಗತೋಸಿ ಒಳ್ಳೆ ಸಮಾಚಾರ ತಂದಿದ್ದೀಯ ತಾನೇ ಕಚ್ಚಿತ್ ಪುತ್ರ ಸ್ಥವಿರಸ್ಯ ಅನುಲೋಮಾತ್ ವಶಾನುಗಚ್ಛ ವಶಾನುಗಚ್ಚಾಪಿ ವಿಶೋ ವಿಶೋಧ ಕಶ್ಚಿತ್ ಕುರುಡನ ಮಕ್ಕಳು ಆ ತಂದೆ ಹೇಳಿದಾಗೆಲ್ಲ ಕೇಳ್ತಾ ಇದ್ದಾರೆ ತಾನೇ ಅವಿಧೇಯತೆ ಏನಿಲ್ಲ ತಾನೆ ಅಲ್ಲೇನು ರಾಜಕೀಯ ಇಲ್ಲ ತಾನೆ ಏನು ಚಿಕ್ಕಪ್ಪ ಅಂತ ಕೇಳಿದಾಗಿ ವಿದುರ ಹೇಳಿದ ಇನ್ನೇನು ಹೇಳಿ ಅವರೊಂದು ದೊಡ್ಡ ಕಟ್ಟಡ ಕಟ್ಟಿದ್ದಾರೆ ನೀವು ಮಾಡಿದ ಪ್ರತಿಸ್ಪರ್ಧಿಯಂತೆ ಸಾವಿರ ಕಂಬ ನೂರು ಬಾಗಿಲು ಅದರ ನಿನ್ನ ಕರ್ಕೊಂಬ ಅಂತ ಹೇಳಿದ್ದಾರೆ ಇದಂತು ತ್ವಾಂ ಕುರು ರಾಜೋಭ್ಯುವಾಚ ಪೂರ್ವಂ ಪೃಷ್ಟ ಕುಶಲಂಶ ಅವ್ಯಯಂಚ ನೀವೆಲ್ಲ ಸೌಖ್ಯವಾಗಿದ್ದೀರಾ ಅಂತ ಮಾತನ್ನು ಆರಂಭಿಸಿ ಆ ಕುರುಡ ದೊರೆ ಹೇಳಿದ ಇಯಂ ಸಭಾ ತ್ವತ್ಸಭಾ ತುಲ್ಯ ರೂಪ ನಿಮ್ಮ ಸಭೆಯಂತೆ ನನ್ನ ಮಗನೂ ಒಂದು ಕಟ್ಟಿದ್ದಾನೆ ಬಂದು ಒಂದು ಎರಡು ಸೈದು ಸುಹೃದ್ಯೂತಂ ಕ್ರಿಯತಾಂ ರಮ್ಯತಾಂಚ ಫ್ರೆಂಡ್ಲಿ ಮ್ಯಾಚ್ ಆಡಿ ಒಂದು ಎರಡು ದಿವಸ ಆಡಿ ಗೀಡಿ ಕುಡಿದು ಕುಪ್ಪಡಿಸಿ ಊರಿಗೆ ಹೋಗಬೇಕು ಅಂತ ಹೇಳಿ ಕಳಿಸಿದ್ದಾನೆ ಅದಕ್ಕೆ ಬೇಕಾದವರೆಲ್ಲ ಸೇರಿದ್ದಾರೆ ಜಗತ್ತಿನ ಅತಿ ದೊಡ್ಡ ಜೂಜುಕೋರೆಲ್ಲ ಸೇರಿದ್ದಾರೆ ದುರೋಧರ ಖಿತವಾಹ ಖಿತವ ಅಂದ್ರೆ ಇವತ್ತು ವಂಚಕ ಅಂತ ಅರ್ಥ ಇದೆ ಆಗಿನ ಕಾಲದಲ್ಲಿ ಜೂಜಾಟ ಮಾಡೋನು ಕಿತವಾ ಎಂಬುದಾಗಿ ಹೆಸರು ಇದಕ್ಕೆ ಹ್ಯಾಕ್ ಹೊಂದುತ್ತೆ ಜೂಜಾಡೋದೇ ಒಂದು ವಂಚನೆ ಆದ್ದರಿಂದ ಅದು ಹೆಸರು ಅನ್ವರ್ಥವಾಗಿ ಹೋಯಿತು ಧರ್ಮರಾಜ ಒಂದು ಕ್ಷಣ ತಲೆ ಗೆರುರಂತ ತಿರುಗಿತು ವಿದುರನಿಗೆ ಹೇಳಿದ ಜೂತೆ ಕ್ಷತ್ತಃ ಕಲಹೋ ವಿದ್ಯತೇನಃ ಬ್ರೈನ್ ನೆಟ್ಟಿಗಿದ್ದ ಸ್ಥಿತಿಯಲ್ಲಿ ಜೂಜಾಡಿದ್ರೆ ಜಗಳ ಬರುತ್ತೆ ಚಿಕ್ಕಪ್ಪ ಕೋವೈದ್ಯೋತಂ ರೋಚೆಯೇ ಬುದ್ಧಿಮಾನ ಬುದ್ಧಿ ಇದ್ದವನು ಯಾರಿದ್ದನ್ನು ಪ್ರಶಂಸೆ ಮಾಡ್ತಾನೆ ಕಿಂ ವಾ ಭವಾನ್ ಮನ್ಯತೆ ಯುಕ್ತ ರೂಪಂ ನಿನ್ನ ಅಭಿಪ್ರಾಯವೇನು ಅಂದ ವಿದುರನನ್ನೇ ಸಿಕ್ಕಿಸಿದ ದೊಡ್ಡಪ್ಪ ಬಾ ಅಂತ ಹೇಳ್ತಾನೆ ನೀ ಹೇಳ್ದಾಗ ಕೇಳ್ತಾರೆ ಏನ ಜೋಜಿಗಾಲು ಬರೋ ಸರಿಯೋ ತಪ್ಪೋ ಕಿಂ ವಾ ಭವಾನ್ ಮನ್ಯತೆ ಯುಕ್ತ ರೂಪಂ ಭವದ್ವಾಕ್ಯಂ ಸರ್ವಯೇವ ಸ್ಥಿತಾಸ್ಮ ನಿನ್ನ ಮಾತನಂತ ನಾವು ನಡೀತೇವೆ ಏನು ಮಾಡ್ಬೇಕು ನೀನೇ ಹೇಳು ಅಂದ ಚೆನ್ನಾಗಿ ಹೇಳಿದ ಮುಂದೆ ವಿದುರ ಎಚ್ಚರಿಕೆಯಿಂದ ಉತ್ತ ಕೊಡ್ತಾನೆ ಇಲ್ಲಿ ಪ್ರಶ್ನೆಯ ಅರ್ಥವೇನು ಅಲ್ಲಿ ನೀಲಕಂಠ ದೀಕ್ಷಿತರು ಭಾರತ ಭಾವದೀಪ ವ್ಯಾಖ್ಯಾನದಲ್ಲಿ ಎಷ್ಟು ಸುಂದರವಾಗಿ ಕೊಡ್ತಾರೆ ದ್ಯೂತವನ್ನ ಆಡಿದರೆ ಇಹದ ಹಾನಿ ಧರ್ಮರಾಜನ ಅಭಿಪ್ರಾಯ ಜೂಜಾಡಿದರೆ ರಾಜ್ಯ ಹೋಗ್ತದೆ ಜಗಳ ಬರ್ತದೆ ಆಡದೇ ಇದ್ದರೆ ದೊಡ್ಡಪ್ಪನ ಮಾತು ಹೋಗ್ತದೆ ಪರಲೋಕ ಭ್ರಷ್ಟವಾಗ್ತದೆ ಇವನು ರಾಮಚಂದ್ರನ ಅಪರಾವತಾರ ಕಾಡಿಗೆ ಹೋಗುವಂತ ಹೋಗಬೇಕಲ್ಲ ಇವನು ಇಹಪರಕ್ಕೆ ಗಂಟು ಹಾಕಿಬಿಟ್ಟ ಒಂದು ಜೂಜಾಟದ ಕ್ಷುದ್ರ ಪ್ರಶ್ನೆಯನ್ನು ಜುಜುಬಿ ಇಹಪರಕ್ಕೆ ಗಂಟು ಹಾಕಿ ನೀನೇ ಹೇಳು ಇಹಪರ ಸಾಧಕ ಎರಡು ಆಗ್ತದೆ ಆಗೋದಿಲ್ವಾ ಅಂತ ಹೇಳಿದ್ರೆ ಅದಕ್ಕೆ ಜಾಣತನದಿಂದ ಉತ್ತರ ಕೊಡ್ತಾನೆ ವಿದುರ ಏನು ಹೇಳಿದ ಜಾನಾಮ್ಯಹಂ ಜ್ಯೋತಮನರ್ಥ ಮೂಲಂ ಇದು ಅನರ್ಥವನ್ನು ಕೊಡದೆ ಹೋಗೋದಿಲ್ಲ ನನಗೆ ಗೊತ್ತು ಕೃತಶಯತ್ನೋಸ್ಯಮಯ ನಿವಾರಣೆ ತಪ್ಪಿಸೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ ರಾಜಾಚಮಾಂ ಪ್ರಾಹಿಣೋತಿ ತ್ವತ್ಸಕಾಶಂ ನಿನ್ನ ಹತ್ರ ಹೋಗಿ ಬಾ ಅಂತ ಅವನು ಕಳಿಸಿದ್ದಾನೆ ಇದ್ದ ವಿಷಯ ಹೇಳಿದ್ದೇನೆ ಶುತ್ವ ವಿದ್ವನ್ನೇ ಯತ್ ಶ್ರೇಯ ಇಹ ಆಚರಸ್ವ ಇದರಿಂದ ಏನು ಶ್ರೇಯಸ್ ಬರ್ತದೋ ನೀನೇ ಆಚರಣೆ ಮಾಡು ಅಂದ ಕೂಟ ಶ್ಲೋಕ ಇವನು ಹೇಳಿದ್ದನ್ನು ಅವನಿಗೆ ತಿರುಗಿಸಿಬಿಟ್ಟ ಅಂದ್ರೆ ಅದರಲ್ಲಿ ಒಂದು ಹಿಂಟು ಕೊಟ್ಟಿದ್ದಾನೆ ಏನು ಅಂದ್ರೆ ಇದರಲ್ಲಿ ಶ್ರೇಯಸ್ ಎಂಬುದಿಲ್ಲ ಅಂತ ಸೂಚನೆ ಕೊಟ್ಟ ಶ್ರೇಯಸ್ ಎಂಬುದು ಪರಕ್ಕೆ ಪ್ರೇಯಸ್ ಎಂಬುದು ಇಹಕ್ಕೆ ಒಂದು ವಿಷದ ಪದಾರ್ಥ ಒಂದು ಸಿಗರೇಟು ಒಂದು ಬೀಡಿ ಸೇದಬಹುದೇ ಅಂತ ಕೇಳಿದರೆ ಇದರಿಂದ ಪರಲೋಕ ಸಾಧನೆ ಏನಾಗೋದಿಲ್ಲ ಮನೆ ಸಾಧ್ಯವಾಗ್ತಿತ್ತು ಎಲ್ಲ ಊಟ ಗೀಟ ಎಲ್ಲ ಬಡಿಸಿದ್ರು ಕೊನೆಯಲ್ಲಿ ಹಾಲು ಏಳು ಎಳ್ನೀರು ತಂದಿಡಬೇಕು ಎರಡು ಪ್ಯಾಕ್ ಸಿಗರೇಟು ಎರಡು ಬೆಂಕಿ ಬೆಟ್ಟಿಗೆ ತಂದಿಟ್ರು ಯಾಕೆ ಅಂತ ಕೇಳಿದ್ರೆ ಅವರು ನಮ್ಮಪ್ಪ ಸೇರ್ತಾ ಇದ್ರು ಅವರಿಗೆ ಅತ್ಯಂತ ಪ್ರಿಯವಾದದ್ದು ಇದನ್ನ ನೀವು ಉಪಯೋಗ ಮಾಡಿದ್ರೆ ಅವ್ರಿಗೆ ತುಂಬಾ ತೃಪ್ತಿ ಆಗುತ್ತೆ ಅಂತ ಹೇಳಿದ್ರಂತೆ ನೋಡಿ ಯಾವುದಕ್ಕೆ ಯಾವ ಸಂಬಂಧ ಇಹಕ್ಕಿರುವುದು ಪರಕ್ಕೆ ಸಾಧನವಲ್ಲ ಇಹ ಪರ ಸಾಧನವಾದದ್ದು ಕೆಲವೇ ವಿಷಯಗಳು ವೇದಾಂತ ಶ್ರವಣ ದೇವಸ್ಥಾನ ಭಗವತ್ ಸೇವೆ ತೀರ್ಥಯಾತ್ರ ಇಹಕ್ಕೆ ಪರಕ್ಕೆ ಎರಡಕ್ಕೂ ಸಾಧನವಾಗುತ್ತೆ ಜೂಜಾಡುವುದು ಇಹಕ್ಕೆ ಸಾಧನ ಆಗ್ಬೋದು ಇದನ್ನು ಶ್ರೇಯಸ್ಸು ಬರಲಿಕ್ಕಿಲ್ಲ ನೀನೇ ಯೋಚನೆ ಮಾಡು ಧರ್ಮರಾಜ ಧರ್ಮರಾಜ ಹೇಳಿದ ಅರ್ಧ ಹಳ್ಳಕ್ಕೆ ಬಿದ್ದ ಇನ್ಯಾರಿದ್ದಾರೆ ಅಲ್ಲಿಂದ ನೋಡಿ ಅಲ್ಲಿ ಅರ್ಥ ಏನು ಬರ್ತೇನೆ ಇನ್ಯಾರಿದ್ದಾರೆ ಕೇ ತತ್ರಾನ್ಯೇ ಕಿತವಾ ದಿವ್ಯಮಾನಾ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ವಿಚಾರ ಹೇಳ್ತಾರೆ ಗಾಂಧಾರ ರಾಜ ಶಕುನಿ ವಿಶಾಂಪತೆ ರಾಜ ಅತಿದೇವಿ ಕೃತಹಸ್ತ ಮತಾಕ್ಷ ಅತಿದೇವಿ ದೇವನ ಅಂತ ಜೂಜಾಡುವುದು ಅವನನ್ನು ಮೀರಿಸಬಲ್ಲವರು ಯಾರೂ ಇಲ್ಲ ಕೃತಹಸ್ತ ಅಕ್ಷಹೃದಯ ಒಂದು ಶಾಸ್ತ್ರ ಜೂಜಾಡುವುದು ಒಂದು ಶಾಸ್ತ್ರ ಯಾವ ಕಾಯ ಆದ್ಮೇಲೆ ಯಾವುದು ಕ್ರಿಕೆಟ್ಗೆ ದೊಡ್ಡ ಶಾಸ್ತ್ರ ಮಾಡಿದ ಹಾಗೆ ತಿಲಕಾಷ್ಟ ಮಹಿಷಿ ಬಂಧನ ಅಂತ ಮಾಡಿದ ಹಾಗೆ ಇದು ಒಂದು ಶಾಸ್ತ್ರ ಇದು ನಳಮಹಾರಾಜನ ಗೊತ್ತಿರಲಿಲ್ಲ ಮುಂದೆ ಬರುತ್ತೆ ಕಥೆ ಅವನ ತಮ್ಮ ಪುಷ್ಕರ ಕಲಿಪ್ರಭಾವದಿಂದ ನಳನನ್ನು ಸೋಲಿಸಿದ ಆದರೆ ಕಾರ್ಕೋಟಕ ಕಚ್ಚಿದ ಮೇಲೆ ಮತ್ತೆಲ್ಲ ಹೋಗಿ ಋತುಪರ್ಣ ಹತ್ತಿದ ಮೇಲೆ ಅವನಿಗೆ ಆ ಬೃಹದ್ರಥ ಕೋಸಲ ದೇಶ ದೊರೆ ನೀನು ನನಗೆ ಅಶ್ವಶಾಸ್ತ್ರವನ್ನು ತಿಳಿಸಿಕೊಡು ಈ ಬಡಕಲ್ ಕುದುರೆ ಒಂದೇ ದಿವಸದಲ್ಲಿ ಬರೋ ಹಾಗೆ ಇದು ಓಡುತ್ತೆ ಅಂತ ಕುದುರೆ ಪರೀಕ್ಷೆ ಶಾಸ್ತ್ರ ನಿನಗೆ ಗೊತ್ತು ಜೂಜಾಟ ಶಾಸ್ತ್ರ ನನಗೆ ಗೊತ್ತು ಅಶ್ವಹೃದಯ ನೀನು ಕೊಡು ಅಕ್ಷಶಾಸ್ತ್ರ ಕೊಡ್ತೇನೆ ಅಂತ ಅದ್ರ ಬದಲು ಮಾಡಿಕೊಂಡ್ರು ಒಂದು ಮುಂದೆ ಅನುಪದರು ಬರುವಂತೆ ಅವನನ್ನು ಯಾರ ಮೀರಿಸೋರಿಲ್ಲ ಈ ಜಗತ್ತಿನಲ್ಲಿ ವಿಮಂಶಟಿ ಅಂತ ಒಬ್ಬ ಇದ್ದಾನೆ ಚಿತ್ರಸೇನ ಅಂತ ಒಬ್ಬ ಇದ್ದಾನೆ ಪೂರ್ವಮಿತ್ರ ಅಂತ ಒಬ್ಬ ಇದ್ದಾನೆ ಇವರೆಲ್ಲ ಅಡ್ವೈಸರ್ಸು ಕೌರವರಿಗೆ ಯುಧಿಷ್ಠರ ಹೇಳಿದ ಅಯ್ಯೋ ಇವರೆಲ್ಲ ಸೇರಿದ್ರೆ ನಾ ವಾಸಿ ಎಲ್ಲ ಮೊದಲೇನೂ ಗೊತ್ತಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ ಕೊನೆಯಲ್ಲಿ ಆಗಿದ್ದಾಗಲಿ ಎಂಬುದಾಗಿ ಯೋಚನೆ ಮಾಡಿ ತನ್ನ ಮನೆಯಲ್ಲಿ ಭೀಮನಿಗೆ ಅರ್ಜುನನಿಗೆ ಒಬ್ಬರಿಗೂ ಕನ್ಸಲ್ಟ್ ಮಾಡದೆ ಬಹಳ ಮುಖ್ಯ ಯಾರ ಅಭಿಪ್ರಾಯವನ್ನೂ ಕೇಳದೆ ದ್ರೌಪದಿಯನ್ನೂ ಕೇಳದೆ ಯಾಕೆ ಪ್ರತಿಜ್ಞೆ ಮಾಡಿದ್ನಲ್ಲ ಅವ್ರು ಹೇಳಿದಂತೆ ಕೇಳ್ತೇನೆ ಅಂತ ನಾಳೆಯೇ ಪ್ರಯಾಣ ನಾವೆಲ್ಲರೂ ಹಸ್ತನಾವತಿಗೆ ಹೋಗೋಣ ಅಂತ ಅಪಣೆಯನ್ನು ಮಾಡಿಬಿಟ್ಟ ಭೀಮನಿಗಾಶ್ಚರ್ಯವಾಯಿತು ದಿಢೀರಂತ ಮಾಡಿದ್ದಾನಲ್ಲ ಆದರೆ ದೊಡ್ಡವರು ಗೌರವ ಕೊಡಬೇಕು ಆ ದೃಷ್ಟಿಯಿಂದ ಭೀಮಾರ್ಜುನರು ತಕರಾರ ಎತ್ತಲಿಲ್ಲ ಅವರ ಸಹನೆಯನ್ನು ತಾಳ್ಮೆಯನ್ನು ನೀವು ಮೆಚ್ಚಿಕೊಳ್ಳಬೇಕು ದ್ರೌಪದಿಗೆ ಸಮಾಚಾರವೇ ಗೊತ್ತಿಲ್ಲ ಎಲ್ಲರೂ ಹೊರಟರು ಬಂದರು ಬಾಗಿಲು ಸ್ವಾಗತ ಈಗಿತ ಎಲ್ಲ ಚೆನ್ನಾಗಿ ಮಾಡಿದರು ಬಿಡಾರಕ್ಕೆ ಕರ್ಕೊಂಡು ಹೋದರು ಕಟ್ಟಡ ಎಲ್ಲ ನೋಡಿ ಎಂದರು ಇಷ್ಟು ದೊಡ್ಡ ಸ್ಟೇಡಿಯಂ ಯಾತಕಪ್ಪ ಕಟ್ಟಿದ್ದಾರೆ ಇಲ್ಲಪ್ಪ ಸುಹೃದ್ಯೋತಕ್ಕೋಸ್ಕರವಾಗಿ ಧರ್ಮರಾಜ ಒಬ್ಬನಿಗೆ ಗೊತ್ತಿತ್ತು ಅದಾದ ಮೇಲೆ ಯುಧಿಷ್ಠಿರ ಶಕುನಿಗೆ ಭೇಟಿಯಾಗ್ತಾ ಇದ್ದಾನೆ ಜೋಜ್ ತೀರ್ಮಾನ ಆದ ಮೇಲೆ ಯುಧಿಷ್ಠಿರ ಕೇಳಿದ ನೋಡು ನಾ ಚಕ್ರವರ್ತಿ ಜೋಜ್ ಆಡಬಾರದು ಶಕುನಿ ಈ ಆಹ್ವಾನವನ್ನು ನೀನೇ ಕಳಿಸಿದ್ದೀಯ ಅಂತ ಕಾಣುತ್ತೆ ದುರ್ಯೋಧನ ತಲೆಗೆ ಹಾಕಿದ್ದೀಯೇ ಆದರೆ ನನ್ನ ತಿಳಿದದ್ದು ಹೇಳ್ತೇನೆ ನಿಕೃತಿ ದೇವನಂ ಪಾಪಂ ನ ಕ್ಷಾತ್ರೋತ್ರ ಪರಾಕ್ರಮ ಇದರಲ್ಲಿ ಪರಾಕ್ರಮ ತೋರಿಸುವುದು ಏನೂ ಇಲ್ಲ ಯುದ್ಧವೂ ಒಂದು ಜೂಜೆ ಎಲೆಕ್ಷನ್ ಇದ್ದ ಹಾಗೆ ಆದರೆ ಯುದ್ಧದಲ್ಲಿ ಬಾಹು ಪರಾಕ್ರಮವನ್ನು ತೋರಿಸಿ ಒಬ್ಬ ತನ್ನ ಶಕ್ತಿಯಿಂದ ಶತ್ರುವನ್ನು ಗೆದ್ದರೆ ಅದು ಧರ್ಮಪ್ರಾಪ್ತವಾದ ಜಯ ಅಂತ ಹೇಳ್ತಾರೆ ಯುದ್ಧವನ್ನು ಒಂದು ಶಾಸ್ತ್ರ ಅಂತ ಒಪ್ಪುತ್ತೇವೆ ಪಗಡೆ ದಾಳ ಉರುಳಿಸೋದಕ್ಕೆ ಬಾಹುಬಲ ಬೇಕೆ ಬುದ್ಧಿಬಲ ಬೇಕೆ ಏನು ಬೇಕು it's a matter of luck ಯಾವನೋ ಚೆಂಡು ಹೋಗದ ಯಾವನಿಗೋ ತಗಲ್ತು ಏನೋ ಆಯಿತು ನೈಂಟಿ ಪರ್ಸೆಂಟ್ ನಾ ಹೇಳಿದ್ರೆ ಮಕ್ಕಳು ಒಪ್ಪೋದಿಲ್ಲ ಕ್ರಿಕೆಟಲ್ಲಿರೋದೆಲ್ಲ ಬರೀ ಲಕ್ ಎಲಿಮೆಂಟೇ ಅದು ಒಡ್ಡಾತಿ ಒಡ್ಡ ಒಬ್ಬ ಇದ್ದ ಕಪಿಲ್ ದೇವ್ ಅಂತ ನಯಾನಾಜು ಕೆಲದೆ ಅವನು ಹೇಗೆ ಆಗ ಹೊಡಿತಾ ಇದ್ದ ಅದು ಅದು ಅವನ ಸ್ಥಿತಿ ಎಲ್ಲರೂ ಬ್ಯಾಂಕಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡಿ ದುಡ್ಡಿಟ್ಟಿದ್ದಾರೆ ಅಂತ ಆಮೇಲೆ ಸಮಾಚಾರ ಹೊರಗೆ ಬಂತು ಇದು ಮ್ಯಾಚ್ ಫಿಕ್ಸಿಂಗು ಯಾರು ಮೊದಲೇ ಗೆಲ್ಲಬೇಕು ಅಂತ ತೀರ್ಮಾನ ಆಗಿದೆ ಇದು ರಿಮೆ ಲೇಖನ ಎಲ್ಲ ಬರದೆ ನಾನು ಯಾರು ಗೆಲ್ಲಬೇಕು ಅಂತ ಮೊದಲೇ ತೀರ್ಮಾನವಾಗಿದೆ ಇದು ಪಾಪ ಎಂಬುದಾಗಿ ಹೇಳ್ತಾ ಯೋ ಶಾಸ್ತ್ರದಲ್ಲಿ ನಚ ನೀತಿ ರಾಜನ್ ಇದರಲ್ಲಿ ಪಾಲಿಸಿ ಅಂತ ಏನಿದೆ ಯೂಜಿನಲ್ಲಿ ದಾಳ ಉರುಳಿಸೋದ್ರಲ್ಲಿ ಕಾಯಾಡುವುದರಲ್ಲಿ ನೀತಿ ಅಂತೇಳಿದೆ ಹೀಗೆ ಗೆದ್ದ ಐಶ್ವರ್ಯ ನಿಲ್ತದೆಯೇ ದೊರೆಯಾದವನು ಜೂಜಿನಿಂದ ಐಶ್ವರ್ಯವನ್ನು ಗೆಲ್ಲಬೇಕು ಎಲ್ಲಿ ಹೇಳಿದೆ ಶಾಸ್ತ್ರದಲ್ಲಿ ಅಂತ ಹೇಳಿದ್ರೆ ತುಂಬ ಕೋಪ ಬಂದ್ಬಿಡ್ತು ಶಕುನಿಗೆ ಅವನು ಕಲ್ತಿರೋದು ಅದೊಂದೇ ವಿದ್ಯೆ ಅದಕ್ಕೆ ಹೇಳ್ತಾನೆ ಶ್ರೋತ್ರಿಯ ನೇತಿ ಎಲ್ಲ ದಿವಸಗಟ್ಟಲೆ ಓದಬೇಕು ಅಲ್ಲ ಒಬ್ಬ ಶ್ರೋತ್ರಿಯ ವೇದ ಓದಿದವನು ಇನ್ನೊಬ್ಬ ವೇದ ಓದಿದವನನ್ನ ಆಹ್ವಾನಕ್ಕೆ ಕರೀತಾನೆ ಜಗಳಕ್ಕೆ ಕರೀತಾನೆ ಯಾರು ಹೆಚ್ಚು ಪಂಡಿತರು ಅಂತ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅಲ್ಲಿ ಮೋಸ ಅನ್ನೋದಿಲ್ಲ ಪಗಡೆ ಆಟ ಮಾತಾಟ ಮೋಸ ಆಡ್ತೀನಿ ಇಂದ ಅವನು ಅವನ ತಲೆ ಬುದ್ಧಿಯಾಗಿದೆ ನೋಡಿ ಇದು ಶ್ರೋತ್ರಿಯ ಶ್ರೋತ್ರಿಯಾಮೇತಿ ನಿಕೃತ್ಯೈ ವಯುಧಿಷ್ಠಿರ ವಿದ್ವಾನ್ ಅವಿದುಷೋಭ್ಯೇತಿ ವಿದ್ವಾಂಸನಾದವನು ವಿದ್ಯೆ ಇಲ್ಲದೆ ಇದ್ದವನನ್ನ ಸೋಲಿಸ್ತಾನೆ ಇಂಟರ್ವ್ಯೂನಲ್ಲಿ ಕೇಳ್ತಾರೆ ಏನೇನೋ ಪ್ರಶ್ನೆ ಕೇಳ್ತಾರೆ ಒಂದು ಪರೀಕ್ಷೆಗೆ ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದವನಿಗೆ ಈ ನಾಟಕ ಓದಿದ್ದೀಯಾ ಓದಿಲ್ಲ ಸ್ವಾಮಿ ಸ್ವಲ್ಪ ತಾಳ್ರಿ ನಾನು ನಿಮ್ಮನ್ನು ಕೇಳ್ತೇನೆ ನೀವು ಆ ನಾಟಕ ಓದಿದ್ದೀರಾ ಅವನಿಲ್ಲ ಅಂತ ಅವನು ಅದರಲ್ಲಿ ಆ ಜಾಗ ಹೇಗಿದೆ ಪ್ರಶ್ನೆ ಕೇಳೋ ನಾನು ಉತ್ತರ ಹೇಳೋ ನೀನು ಮೋಸದಿಂದ ಧಾರವಾಡದಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಒಬ್ಬರು ವೈಸ್ ಚಾನ್ಸಲರ್ ಅಪ್ಲಿಕೇಶನ್ ಹಾಕಿ ಒಳ್ಳೆ ರ್ಯಾಂಕ್ ಹೋಲ್ಡರ್ ಸ್ಟೂಡೆಂಟ್ಗೆ ಏನು ಕೇಳ್ತಾರೆ ಇಂಟರ್ವ್ಯೂ ಪ್ರಶ್ನೆ have you got a good house in Dharwad subject ಮೇಲೆ ಪ್ರಶ್ನೆ ಅಲ್ಲ ಧಾರವಾಡದಲ್ಲಿ ವಾಸ ಮಾಡೋಕೆ ನಿನಗೆ ಮನೆ ಇದೆಯೇ ನಿನಗೆ ಎಕ್ಸ್ಪೀರಿಯನ್ಸ್ ಆಗಿದೆಯೇ ಬರೆದಿದ್ದೀನಲ್ಲ ಈಗ ತಾನೇ ಪಾಸ್ ಮಾಡಿದ್ದೀನಿ ಹೋಗ್ಲಿ ಬಿಡ್ರಿ ಹುಟ್ಟದಾಗ ಎಲ್ಲರಿಗೂ ಎಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ anyway you have got a hand which has experience it's a third class M A doesn't matter ನಾವು ಅವರಿಗೆ ಕೆಲಸ ಕೊಡ್ತೀವಿ ರ್ಯಾಂಕ್ ಹೋಲ್ಡರ್ಗೆಲ್ಲ ಹೋಗಿ ಇದು ಮೋಸ ಅಲ್ವೇ ನೋಡಿ ಯೋಚನೆ ಮಾಡಿ ಬುದ್ಧಿ ಇದ್ದವನಾದರೆ ಯಾವನಿಗೆ ಕೆಲಸ ಕೊಡಬೇಕು ಯಾವನಿಗೆ ಕೊಟ್ಟರೆ ಸಂಸ್ಥೆ ಉದ್ಧಾರವಾಗುತ್ತೆ ಅಪ್ಪ ಸಂಸ್ಥೆ ಉದ್ಧಾರ ಯಾರಿಗೆ ಬೇಕಾಗಿದೆಯಪ್ಪ ಈ ಕಾಲದಲ್ಲಿ ಮೆರಿಟ್ ಯಾವನಿಗೆ ಬೇಕಾಗಿದೆ ಸಿಕ್ಸ್ಟಿ ನೈನ್ ಪರ್ಸೆಂಟ್ ರಿಸರ್ವೇಷನ್ ಮಾಡಿದ್ದಾರೆ ತಮಿಳುನಾಡಲ್ಲಿ ಕಾನ್ಸ್ಟಿಟ್ಯೂಷನ್ ಅವರು ಹೊಡೆದಾಕಿದ್ರು ಕೋರ್ಟ್ನವರು ಈಗ ಕಾನ್ಸ್ಟಿಟ್ಯೂಷನ್ ಬದಲಿ ಮಾಡಿ ಅಂತ ಕೂತಿದ್ದಾರೆ ಇಂಥ ಮೂರ್ಖರ ಸಭೆಯಲ್ಲಿ ನಾವು ಜಗತ್ತಲ್ಲಿ ಮೆರಿಟ್ ಬಗ್ಗೆ ಮಾತನಾಡ್ತಾ ಇದ್ದೇವೆ ಬಾಯಿಗೆ ಬಂದಾಗ ಮಾತನಾಡ್ದ ಶಕುನಿ ಸರಿ ಆಯ್ತಪ್ಪ ಯುಧಿಷ್ಠಿರ ಹೇಳಿದ ನೀವು ಬೇಕಾದ್ರೆ ಆಡು ಬ್ಯಾಡ್ದಿದ್ರೆ ಹೋಗು ಅಂತ ಶಕುನಿ ಅವಾಂಟೇಜ್ ಪಾಯಿಂಟ್ ಹೇಗಿದೆ ನೋಡಿ ಮಹಾರಾಜರು ಕಳಿಸಿದ್ರು ನೀನು ಬಂದಿದ್ದೀಯೆ ಜೂಜಿನ ಕಟ್ಟೆ ನೋಡಿದ್ದೀಯೆ ಇದು ಮೋಸ ಗೀಸ ಈ ಮಾತೆಲ್ಲ ಬೇಡ ನಿನಗಿಷ್ಟ ಇದ್ರೆ ಆಡು ಇಷ್ಟ ಇಲ್ಲದೆ ಇದ್ರೆ ಹೋಗು ನನ್ನ ತಪ್ಪಿಲ್ಲ ಅಂತ ಕೈ ತೊಳ್ಕೊಂಡ್ಬಿಟ್ಟ ಶಕುನಿ ಆಗ ಧರ್ಮರಾಜ ಹೇಳಿದ ಆಹೂತೋ ಎಂ ಕರೆದ ಮೇಲೆ ನಾನು ವಾಪಸ್ ಹೋಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೇನಲ್ಲ ನಿನಗೆ ಗೊತ್ತಿಲ್ವೇ ಎಂದ ಅದಕ್ಕೆ ಕರೆದಿದ್ದು ನಿನ್ನ ಅಂತ ದಶಕುನಿ ಸರಿ ಶುರು ಮಾಡೋಣ ಏನ್ ಮಾಡ್ತಾರೋ ಮಾಡಲಿ ಎಂಬುದಾಗಿ ಈಗ ದುರ್ದ್ಯೂತ ಆರಂಭವಾಗ್ತಾ ಇದೆ ಮನಸ್ಸು ನಡುಗುತ್ತದೆ ಓದುವುದಕ್ಕೆ ಬಹಳ ಕಷ್ಟವಾಗ್ತದೆ ನಿಮಗೆ ಆಶ್ಚರ್ಯವಾಗಬಹುದು ಈ ಜೂಜಿನಲ್ಲಿಯೂ ಎರಡು ಇನ್ನಿಂಗ್ಸ್ ಇತ್ತು ಅಲ್ಲಿ ಇವತ್ತು first innings second innings five day match ಕೇಳ್ತೀರಲ್ಲ ಐದು ದಿವಸದ ಮದುವೆ ಇದ್ದ ಹಾಗೆ ನಾನು ದೇವಿ ಪಿತೃ ಶ್ರಾದ್ದ ಬದುಕಿದ್ದವರಿಗೆ ಶ್ರಾದ್ದ ಸೋತವ್ರಿಗೆ ಶ್ರಾದ್ದ ಮಾಡುವಂತೆ ಈ ಸುಡುಗಾಡು ಪಗಡೆ ಆಟದಲ್ಲಿ ಎರಡು ಇನ್ನಿಂಗ್ಸ್ ಅದರಲ್ಲಿ ಏನು ನಿಯಮ ಇತ್ತು ಇದು ಓದಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ ನಿಯಮ ಹತ್ತು ಹತ್ತು ಪಣಗಳನ್ನು ಒಂದೊಂದು ದ್ಯೂತದಲ್ಲಿ ಒಡ್ಡಬೇಕು ಹತ್ತು ಬೆಟ್ ಮಾಡುವುದು ಹತ್ತು ಪಾನ್ ಮಾಡುವುದು ಪಣ ಇಡಬೇಕು ಪಣ ಅಂದ್ರೇನು ಇದು ಗೆದ್ರೆ ನನಗೆ ಸೋತರೆ ನಿನಗೆ ಹೀಗೆ ಇಡಬೇಕು ನಿರ್ಜೀವ ವಸ್ತುಗಳೆಲ್ಲ ಮೊದಲಾಡುವುದು ಫಸ್ಟ್ ಇನ್ನಿಂಗ್ಸು ಜೀವಂತ ವಸ್ತುಗಳನ್ನಿಟ್ಟಾಡುವುದು ಎರಡನೇ ಇನ್ನಿಂಗ್ಸ್ ಇದು ನಿಯಮ ನೀವು ಕೇಳಿದ್ದೀರೋ ಇಲ್ವೋ ಇದು ಇನ್ನೊಮ್ಮೆ ಕೇಳಬಾರದು ಮಹಾಭಾರತ ಅನಿಸ್ಬಿಡುತ್ತೆ ಇದು ಮನಸ್ಸನ್ನು ರಕ್ತದಲ್ಲಿ ಕೆರಡಿಸುವಂತಹ ಪ್ರಸಂಗ ಧರ್ಮರಾಜ ತಿಳ್ಕೊಂಡ ಮೊದಲು ಯಾರ ಪಾದಾಳ ಬಿಡುವುದು ಶಕುನಿ ಹೇಳ್ದ ನಂದೇ ದಾಳ ನಾನು ತಗೊಂಬಂದಿದ್ದೀನಿ ನನ್ನ ಕೈಯಲ್ಲೇ ಇದೆ ನಾನೇ ಮೊದಲು ಬಿಡ್ತೇನೆ ಯಾರೊಬ್ಬರು ಬಿಡಬೇಕಲ್ಲ ಸರಿ ನೀ ಬಿಟ್ಟರು ಅಷ್ಟೇ ನಾನು ಬಿಟ್ಟರು ಅಷ್ಟೇ ಆದರೆ ಧರ್ಮರಾಜ ತಮ್ಮಂದರ ಮುಖವನ್ನು ನೋಡಿದ ಆಮೇಲೆ ಹೇಳಿದ ಲೇ ಶಕುನಿ ನಿನಗೆ ನನಗೆ ದ್ಯೂತವಲ್ಲ ದುರ್ಯೋಧನ ಉಂಟು ನಾನುಂಟು we are the princes you are not concern ಬೇಕಾದ್ರೆ ಶಕುನಿ ನೀ ಬಿಡಬೇಡ ಅವನು ಬಿಡಲಿ ದಾಳವನ್ನ ಆದರೆ ಶಕುನಿ ಹೇಳಿದ ಇಲ್ಲ ನಮ್ಮ ಸೋದರ ಮಾವ ನನಗೆ ಪವರ್ ಆಫ್ ಅಟಾರ್ನಿ ಕೊಟ್ಟಿದ್ದಾನೆ ಪವರ್ ಆಫ್ ಅಟಾರ್ನಿ ನಾ ಗೆದ್ರೆ ಅವನು ಗೆದ್ದ ಹಾಗೆ ಅವನು ಪರವಾಗಿ ನಾ ಬಿಡ್ತೇನೆ ಈಗ ಏನು ಪಣವನ್ನು ಒಡ್ಡುತ್ತೀಯೇ ಅಂತ ಕೇಳಲಾಗಿ ಧೃತರಾಷ್ಟ್ರಂ ಪುರಸ್ಕೃತ್ಯ ಅಷ್ಟೊತ್ತಿಗೆ ಭೀಷ್ಮ ದ್ರೋಣ ಎಲ್ಲರೂ ಸಭೆಗೆ ಬಂದರು ಏನು ವಾದ್ಯ ಮೇಳ ಗೀಳ ತಮಟೆ ಎಲ್ಲ ಹೊಡಿತಾ ಇದ್ದಾರೆ ಕರ್ಕೊಂಡು ಬಂದರು ಶಕುನಿಯ ಪಕ್ಕದಲ್ಲಿ ಹತ್ತಿರದಲ್ಲಿ ಕುರ್ಚಿ ಹಾಕಿ ಕೂರಿಸಿದ್ದಾರೆ ಇವನು ದಾಳ ಹೀಗೆ ಬಿಡಬೇಕು ಎಷ್ಟು ಬಿತ್ತೋ ಅಂತ ಕೇಳಬೇಕು ಇವನು ಕುರುಡ ಇವನು ಹೀಗಂದ್ರೆ ಅವನಿಗೆ ಗೊತ್ತಾಗಬೇಕು ಧೃತರಾಷ್ಟ್ರ ಹೀಗೆ ಈ ಚಿತ್ರ ಕೊಟ್ಟಿದ್ದಾರೆ ಮಹಾಭಾರತದಲ್ಲಿ ತನ್ನ ತೋಳಿನಿಂದ ಶಕುನಿಯನ್ನು ಮೀಟಿ ಮೀಟಿ ಬಿಟ್ಟ್ಯ ಗಾಳ ಬಿಟ್ಟ್ಯ ಎತ್ತೆ ಎಷ್ಟು ಬಿತ್ತು ನನ್ನ ಮಗ ಹೇಗೆದ್ದನೆ ಯಾರು ಗೆದ್ರು ಪದೇ ಪದೇ ಕೇಳಬೇಕು ಇದೆಲ್ಲ ಟೆಲಿಕಾಸ್ಟ್ ಆಗಬೇಕು ಇದಕ್ಕೆಲ್ಲ ಕಾಮೆಂಟ್ರಿ ಕೊಡಬೇಕು ಮತ್ತು ಮೊದಲನೇದಾಗಿ ಧರ್ಮರಾಜ ಏನು ಮಾಡಿದ ಅಯಂ ಬಹುಧನೋ ರಾಜನ್ನೇ ಸಾಗರಾವರ್ತ ಸಂಭವ ಮಣಿಹಾರ ಉತ್ತರಹ ಶ್ರೀಮಾನ್ ಒಂದು ಮಣಿಹಾರವನ್ನು ಕೊರಳಿಂದ ತೆಗೆದ ಇದರಲ್ಲಿ ಎಷ್ಟೊಂದು ರತ್ನಗಳಿವೆ ಶ್ರೇಷ್ಠ ಜಗತ್ತಲ್ಲಿಯೇ ಶ್ರೇಷ್ಠವಾದ ಮಣಿಗಳಿರುವ ಮುತ್ತಿನ ಹಾರ ಇದನ್ನು ಪಣವಾಗಿಟ್ಟಿದ್ದೇನೆ ಇಟ್ ಸ್ಟಾರ್ಟೆಡ್ ವೆರಿ ಇನ್ನೋಸೆಂಟ್ಲಿ ಕೊರಲಲ್ಲಿದ್ದ ಹಾರ ನೀನೇನಿಡ್ತೀಯ ಪಣವನ್ನು ನಾನು ಒಂದಿಡ್ತೇನೆ ತಂದದೇ ಇರೋ ಒಂದು ತಂದಿಟ್ಟು ಅಥವಾ ಬಾಯಲ್ಲಿ ಹೇಳಿದರು ಇದನ್ನು ಮೊದಲು ಗೆಲ್ಲು ನೋಡೋಣ ನಮ್ಮಲ್ಲಿ ಪಣವಿದೆ ಕೊಡ್ತೇವೆ ಎಷ್ಟು ಬೇಕು ಅಂತ ಕೇಳಿದ ಅಂತ ಕಾಣುತ್ತೆ ಧರ್ಮರಾಜ ಏನು ಹೇಳಿದ್ನು ಕೊಟ್ಟಿಲ್ಲ ಇಲ್ಲಿ ಅವನು ನಾಲ್ಕು ಅಂತ ಕೇಳಿರಬೇಕು ಶಕುನಿ ದಾಳವನ್ನು ಊದಿದ ಒಂದು ಬೀಳಲಿ ಅಂತ ಹೇಳಿ ಕೈ ಹೀಗೆ ಬಿಟ್ಟ ಒಂದೇ ಬೀಜಿತು ಧರ್ಮರಾಜ ಸೋತ ಜಿತಮಿತ್ಯೇವ ಶಕುನಿ ಎಷ್ಟು ಸಲ ಬರುತ್ತೆ ವಾಕ್ಯ ಮುತ್ತಿನ ಹಾರ ಕಳ್ಕೊಂಡ ಯುಧಿಷ್ಠಿರ ಎರಡನೇ ಪಣವನ್ನು ಏನಪ್ಪ ಹೊಡ್ತಾ ಇದ್ದೀಯೇ ಕೋಶೋ ಹಿರಣ್ಯಮಕ್ಷಯ್ಯಂ ಜಾತರೂಪಮನೇಕಶಃ ಬಂಗಾರದ ಬೊಕ್ಕಸವನ್ನು ನೋಡುತ್ತೇನೆ ಎಂದ ನೀನೇ ನೋಡ್ತೀಯೇ ಅಂಥದೇ ಬಂಗಾರದ ಬೊಕ್ಕಸ ನಮ್ಮಲ್ಲಿದೆ ತರಿಸೋಕೆ ಲೇಟ್ ಆಗುತ್ತೆ ಇದು ದಾಳವನ್ನು ಬಿಡ್ತೇನೆ ಅಂತ ಹೇಳಿದ ಕೂಡಲೇ ಮುಂದೆ ಏನಾಯಿತು ಜಿತವಿತ್ಯೇ ವಶಕುನಿ ಗೆದ್ದು ಬಿಟ್ಟೆ ಅಂದ ಅಲ್ಲ ದಾಳ ಬರಲೇ ಇಲ್ಲ ಧರ್ಮರಾಜನ ಕೈಗೆ ಮೂರನೇದನ್ನೇನಿಡ್ತಾ ಇದ್ದೀಯೇ ರಾಜರಥೋ ಮಹಾರಾಜ ಸಂಚಾರ ಮಾಡುವಂಥ ರಾಜರಥ ವೈಯಾಗ್ರಹ ಹುಲಿ ಚರ್ಮವನ್ನು ಹೊದಿಸಿದ್ದಾರೆ ಇದು ರಥವನ್ನಿಟ್ಟಿದ್ದೇನೆ ನೀನೇನಿಡ್ತೀಯೇ ಅಡ್ಡದೆ ಒಂದು ರಥ ಇದೆ ನಮ್ಮಲ್ಲಿ ದಾಳವನ್ನು ಬಿಟ್ಟ ಜಿತಮಿತ್ಯೇವ ಶಕುನಿಹಿ ಮುಂದಕ್ಕೇನು ದಾಸದಾಸಿಯರು ಎಷ್ಟೋ ಸಂಖ್ಯೆಯನ್ನು ಹೇಳಿದ ಶತಂ ದಾಸಿ ಸಹಸ್ರಾಣಿ ಒಂದು ಸಾವಿರ ದಾಸಿಯರು ತರುಣ್ಯ ಹೇಮಭದ್ರಿಕಾ ಸ್ಫುರದ್ರೂಪಿಗಳು ಒಳ್ಳೆ ಅಲಂಕಾರ ಮಾಡಿಕೊಂಡವರು ದ್ರೌಪದಿ ಪರಿಚಾರಿಕೆಯರು ಅವರನ್ನಿಟ್ಟಿದ್ದೇವೆ ಹೇಳಿದ್ದಕ್ಕೇನು ಗೊಣಗೋದಿಲ್ಲ ನೀವೇನಿಡ್ತೀರಿ ಹೇಳ್ತೀರಿ ಅಂಥ ದಾಸರು ನಮ್ಮಲ್ಲೂ ಇದ್ದಾರೆ ದಾಳ ಬಿಟ್ಟ ಜಿತಮಿತ್ಯೇವ ಶಕುನಿಹಿ ಗೆದ್ದೆ ಅಂತ ಹೇಳಿದ ಧವಡವ ಅಂತ ಇದೆ ಪಾಂಡವರಿಗೆ ಐದನೇದಾಗಿ ಮತ್ತೇನಿಡ್ತೀಯೇ ದಾಸರುಗಳನ್ನ ಸರ್ವೆಂಟ್ಸ್ ಪ್ರಾಜ್ಞಾ ಮೇಧಾವಿನ ದಾಂತಾ ಯುವಾನಃ ಮೃಷ್ಟಕುಂಡಲಾ ಪಾತ್ರಿ ಹಸ್ತ ದಿವಾರಾತ್ರಂ ಅತಿಥೀನ್ ಭೋಜಯಂತ್ಯುತ ಬಂದವರಿಗೆಲ್ಲ ಊಟ ಬಡಿಸುವವರು ಪಾತ್ರ ಹಸ್ತೆಯಲ್ಲಿಟ್ಟುಕೊಂಡಿದ್ದಾರೆ ಒಂದು ಸಾವಿರ ದಾಸರನ್ನು ಒಡ್ಡಿದ್ದೇನೆ ಜಟಮಿತ್ಯೇವ ಶಕುನಿಹಿ ಗೆದ್ದೆಯಿಂದ ಅದಾದ ಮೇಲೆ ಮತ್ತೆ ಏನಾಗ್ತಾ ಇದ್ದೀಯ ಅಂದರೆ ಒಂದು ಸಾವಿರ ಆನೆಗಳನ್ನು ಒಡ್ಡಿದ್ದಾನೆ ಆನೆಗಳ ಕೊರಳಿಗೆಲ್ಲ ಬಂಗಾರದ ಗಂಟೆಗಳನ್ನು ಕಟ್ಟಿದ್ದಾರೆ ಕಾಲಿಗೆಲ್ಲ ಗೆಜ್ಜೆ ಕಟ್ಟಿದ್ದಾರೆ ಏ ಎಂಥ ಅದ್ಭುತವಾದ ಆನೆಗಳು ಬೇರೆ ಬೇರೆ ಪರ್ವತದಲ್ಲಿ ಬೆಳೆದವು ಅದನ್ನು ಒಡ್ಡಿದ್ರು ಜಿತಮಿತ್ಯೇವ ಗೆದ್ದು ಗೆದ್ದುಬಿಟ್ಟೆಯಿಂದ ಆಮೇಲೆ ರಥ ಧರ್ಮರಾಜನ ಸೈನ್ಯದಲ್ಲಿ ಯುದ್ಧಕ್ಕೆ ಸಿದ್ಧವಾಗಿದ್ದ ಸಾವಿರಾರು ರಥಗಳನ್ನು ಒಡ್ಡಿದ್ದಾರೆ ಜಿತಮಿತ್ಯೇವ ಶಕುನಿಹಿ ಇದು ಫಲ್ವಿ ಅದನ್ನು ಗೆದ್ದೆಯಿಂದ ಎಂಟನೇದು ಅಶ್ವಾನಿ ಆ ಕರೋಟಿಯಲ್ಲಿದ್ದ ಕುದುರೆಗಳನ್ನೆಲ್ಲ ಒಡ್ಡಿದ್ದೇನೆಯಿಂದ ಆ ಜೂಜಿನ ಘಾಟು ಮೂಗಿಗೆ ಹತ್ತಿದವನಿಗೆ ಅರ್ಥ ಮಾಡಿಕೊಳ್ಳಿ ಜೂಜೆಂಬುದು ಎಷ್ಟು ವಿನಾಶ ಎಷ್ಟು ತರ ಮೋಸ ಮಾಡುವರಿದ್ದಾರೆ ಲೋಕದಲ್ಲಿ ಕುದುರೆಗಳನ್ನೆಲ್ಲ ಒಡ್ಡಿದ ಜಿತಮಿತ್ಯೇವ ಶಕುನಿಹಿ ರಾಜಮೇರ ರಥಾನಾಂ ಶಕಟಾನಾಂಚ ಬಂಡಿಗಳು ಧರ್ಮರಾಜನ ಐಶ್ವರ್ಯವನ್ನು ಸಾಗಿಸ್ತಾ ಇದ್ದ ಗಾಡಿಗಳನ್ನೆಲ್ಲ ಒಡ್ಡಿದ್ದಾರೆ ಒಂದು ಸಾವಿರ ಗಾಡಿ ಅದು ಹೋಯಿತು ಹತ್ತನೇದಾಗಿ ತಾಮ್ರಲೋಹೈ ಪರಿವೃತ ನಿಧಯ ಚತುಶ್ಶತಃ ನಾಲ್ಕುನೂರು ಕೊಪ್ಪರಿಗೆಗಳು ತಾಮ್ರದ ಪಾತ್ರೆಗಳಲ್ಲಿ ಅಡಗಿಸಿಟ್ಟಿದ್ದಂತಹ ಗುಪ್ತ ನಿಧಿಗಳು ರಿಸರ್ವ್ ಫಂಡ್ ಅದನ್ನಿಟ್ಟಿದ್ದಾನೆ ಜಿತಮಿತ್ಯೆ ವಶಕುನಿ ಅದನ್ನು ಗೆದ್ದ ಫಸ್ಟ್ ಇನ್ನಿಂಗ್ಸ್ ಮುಗಿದು ಹೋಯಿತು ಮಹಾರಾಜರೇ ಇನ್ನೇನಿದೆ ನಿಮ್ಮಲ್ಲಿ ಮತ್ತೆ ಇಡುವುದಕ್ಕೆ ಅಂತ ಕೇಳಿದಾಗ ಅಷ್ಟಲ್ಲಿ ಮಧ್ಯದಲ್ಲಿ ವಿಜರ ಬಂದ ಸಾಕು ನಿಲ್ಲಿಸಿ ಆಟವನ್ನ ಅಂದ ಏನ್ ತಿಳ್ಕೊಂಡಿದ್ದೀಯ ನೀನು ಮಗನೇ ಶಕುನಿ ಏನು ಇಲ್ಲ ಕೂದ ಜಾಗದಲ್ಲಿ ದಾಳ ಬಿಟ್ಟ ಇವನು ಅವನು ಸೋತ ಅವನಿಗೂ ಬುದ್ಧಿ ಇಲ್ಲ ಇವನಿಗೂ ಬುದ್ಧಿ ಇಲ್ಲ ಆನೆಯಾಯಿತು ಕುದುರೆಯಾಯಿತು ಬೊಕ್ಕಸವಾಯಿತು ಬಾಹುಬಲದಿಂದ ಗೆದ್ದದ್ದನ್ನು ಮೋಸದ ಗೆಲ್ತಾ ಇದೆಯಲ್ಲ ನಿಲ್ಲಿಸಿ ಆಟವನ್ನ ಅಂತ ಹೇಳಿದಾಗಿ ದುರ್ಯೋಧನ ಮೇಲೆ ಗೆದ್ದ ನಿನ್ನ ಸಭೆಗೆ ಬಿಟ್ಟವ್ರು ಯಾರು ಔಟ್ ಅಂದ ಅವನಿಗೆ ಅದಕ್ಕೆ ವಿದುರ ಉತ್ತರ ಹೇಳ್ತಾನೆ ಮಹಾರಾಜರೇ ಕುರುಡದೊರೆಗೆ ದೇವಿ ದೇವಿತಂ ಸೌಬಲಸ್ಯ ಮಹಾರಾಜರೇ ಇದು ಕೌರವ ಪಾಂಡವರ ರಾಜ್ಯ ಶಕುನಿಗೆ ಬೇರೆ ರಾಜ್ಯ ಇದೆ ಗಾಂಧಾರ ರಾಜ್ಯ ಇವನು ಮೊದಲು ಗಡಿ ಪಾರು ಮಾಡಿ ಇಂದ ಅವನು ಈ ದೇಶ ಇವತ್ತು ನೋಡಿ ಈ ದೇಶವ್ರು ಅಲ್ಲದೆ ಇದ್ದವ್ರು ಕಿತಾಪತಿ ಮಾಡ್ತಾ ಇದ್ದಾರೆ ಮೊದಲು ಫಸ್ಟ್ ಗೆಟ್ಔಟ್ ಮಾಡಿ ನಮ್ಮ ರಾಜ್ಯ ನಮ್ಮ ಪಾರ್ಟಿ ಜಗಳ ನಮಗಿಲ್ಲ ನಾವು ಸರ್ ಮಾಡಿಕೊಳ್ತೇವೆ ಈ ದೇಶದವರು ಯಾರಲ್ಲ ದೇಶದ್ರೋಹಿಗಳನ್ನು ಮೊದಲು ಬೇರೆ ಕಡೆ ಬೇರೆಯವರು ಹಾಕಿ ಈ ವಾಕ್ಯ ಮಹಾಭಾರತ ಜಾನೀಮಹೇ ಮಹೇ ದೇವಿತಂ ಸೌಬರಸ್ಯ ವೇದದ್ಯೂತೆ ಏ ವೇದದ್ಯೂತೆ ನಿಕಟಂ ಪರ್ವತೀಯ ಇವು ಪರ್ವತ ರಾಜ್ಯದವನು ಯಥಪ್ರಾಪ್ತ ಶಕುನಿ ಶಕುನಿ ಎಲ್ಲಿಂದ ಬಂದನು ತತ್ರ ಯಾತು ಮಾಯುಯೋಧೋ ಭಾರತ ಪಾಂಡವೇಯಾನ್ ನಾಳೆ ಯುದ್ಧ ಬರುತ್ತೆ ಮಹಾರಾಜರೇ ನಿಲ್ಲಿಸಿ ಕೈ ಮುಗಿತೇನೆ ಧೃತರಾಷ್ಟ್ರ ಏನು ಮಾತನಾಡಲಿಲ್ಲ ಮಗನಿಗೆ ಸಮ್ಮತಿಯನ್ನು ಕೊಟ್ಟ ದುರ್ಯೋಧನ ಮೇಲೆ ಕೆದ್ದ ಹೇ ನೀವು ಎಷ್ಟು ಹೇಳಿದರೂ ಕೆರೆ ಕೆಲಸವನ್ನು ಮಾಡತಕ್ಕಂತಹ ಗೃಹಿಣಿಗೆ ಗಂಡ ಎಷ್ಟು ಬುದ್ಧಿ ಹೇಳಿದ್ರು ಹೇಗೆ ಕೇಳಿದೆ ಸೂಳುಗಾರಿಕೆಯನ್ನು ಮಾಡ್ತಾಳೆಯೋ ನಮ್ಮ ಅನ್ನ ತಿಂತಿದ್ದೀಯೇ ಪಾಂಡವರ ಪಿಂಡ ತಿಂತಿದ್ದೀಯೇ ಹೋಗಾಚೆಗೆ ಅಂತ ವಿದುರನ್ನ ಅತ್ಯಂತ ಕೆಟ್ಟ ಮಾತಿನಲ್ಲಿ ಬೈತಾನೆ Duryodhana and the blind king is a party to it ಮಗನ ಕೈಲಿ ಬಯಸ್ತಾನೆ ಪ್ರಧಾನಮಂತ್ರಿಗೆ ಸಂಕಟವಾಗುತ್ತೆ ನೋಡಿ ಅವನನ್ನು ಹೇಗೆ ಅಪ್ರಸ್ತುತ ಮಾಡಿದರು how he was made totally irrelevant how the whole political scene change ಬಹಳ ದುಃಖವಾಗುತ್ತೆ ಆಮೇಲೆ ವಿಧಾನ ಹೇಳಿದ ಅದನ್ನು ನಿನಗೆ ಹೇಳಬೇಕು ನಶ್ರೇಸೇ ಮಂದ ಬುದ್ಧಿ ಸಣ್ಣ ಹುಡುಗನಿಗೆ ಮಂದ ಬುದ್ಧಿಗೆ ಎಷ್ಟು ಬುದ್ಧಿ ಹೇಳಿದ್ರು ತಿಳಿಯೋದಿಲ್ಲ ಸ್ತ್ರೀ ಶ್ರೋತ್ರಿಯಸ್ಯೇವ ಅವಗ್ರಹೆ ಪ್ರದುಷ್ಟ ಅಯ್ಯೋ ಬ್ರಾಹ್ಮಣರ ಕುಲದಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಅದರಲ್ಲಿ ಅರವತ್ತು ವರ್ಷದ ಮುದುಕನಿಗೆ ಪತಿ ಕುಮಾರ್ಯಾಯವ ಷಷ್ಠಿ ವರ್ಷ ಕುಮಾರಿ ಹೆಂಡತಿಯನ್ನು ತಂದಿಟ್ರೆ ದಾರಿ ಬಿಟ್ಟು ಹೋಗುವಂತೆ ನಿನ್ನ ಬುದ್ಧಿ ನೆಟ್ಟಿಗಿಲ್ಲ ದುರ್ಯೋಧನ ನಾ ಹೇಳ್ತಿರೋದು ನಿನಗೆ ಒಳ್ಳೇದಕ್ಕೆ ಕಾಣು ನಾಳೆ ನೀ ಸಾಯಬಾರದು ತೊಡೆ ಮುರಿಯಬಾರದು ದುಶಾಸನ ರಕ್ತ ಕುಡಿಯಬಾರದು ಭೀಮಸೇನ ನಿಮ್ಮ ಪಪ್ಪನಿಗೆ ಶ್ರಾದ್ದ ಮಾಡೋರಿರಬೇಕು ನಾ ಬುದ್ಧಿ ಹೇಳ್ತಾ ಇದ್ರೆ ನನ್ನನ್ನೇ ಹೋಗು ಅಂತ ಹೇಳ್ತೀಯ ಅಂತ ಹೇಳಿದ ಅವ್ಯಾಧಿಜಂ ಕಟುಜಂ ತೀಕ್ಷ್ಣಮುಷ್ಣಂ ಯಶೋಮುಷಂ ಪರುಷಂ ಗಂಧಿ ಸತಾಂ ಪ್ರೇಯಂ ಎನ್ನ ಬಿಬಂತಿ ಅಸಂತಹ ಮನ್ಯುಂ ಮಹಾರಾಯ ಪಿಬ ಪ್ರಶಾಮ್ಯ ಕೋಪವೆಂಬುದನ್ನು ಕುಡಿದು ಬಿಡು ಕೋಪ ನುಂಗಿಕೋ ಅಂದ ಅವ್ಯಾಧಿಜಂ ಇದು ನಾ ಹೇಳುವ ಮಾತು ರೋಗದಿಂದ ಬಂದದ್ದಲ್ಲ ಕಟುವಾಗಿ ಕಂಡರೂ ನಿನಗೆ ಒಳ್ಳೇದಾಗ್ತದೆ ತೀಕ್ಷ್ಣವಾಗಿ ಕಾಣಿಸ್ತಾ ಇದೆ ಆದರೆ ನಿನ್ನ ಯಶ ಯಶಸ್ಸನ್ನು ಹಾಳು ಮಾಡತಕ್ಕಂತಹ ಪಿತ್ತ ಹತ್ತಿದೆ ನಿನಗೆ ನಾನು ಮಾತನ್ನು ಕೇಳು ನಿಲ್ಲಿಸು ಜೂಜನ್ನ ಅವನು ಹೇಳ್ದ ದೇವರು ಹೇಗೆ ಹಣೆಯಲ್ಲಿ ಬರೆದಿದ್ದಾನೋ ಹಾಗಾಗಲಿ ಕೂತ್ಕೋ ವಿಚಾರ ಹುಡುಗರು ಆಡ್ತಾ ಇದ್ದಾರೆ ಚೆನ್ನಾಗಿ ನೀನು ಕೂತ್ಕೊಂಡು ಎಂಜಾಯ್ ಮಾಡು ಅಂತ ನೀವು ಬ್ಯಾಡದೇ ಇದ್ರೆ ಕುಡ್ತಾ ನಾವು ಕುಡಿತೀವಿ ನೀವು ಯಾಕೆ ವಿಚಾರ ಮಾಡ್ಕೋತೀರಿ ಕೆಟ್ಟ ಕೆಟ್ಟನವ್ರು ಕೇಳುವಂತೆ ಆಗ ಯುಧಿಷ್ಠಿರ ಆಯ್ತಪ್ಪ ಬಂದಿದ್ದೇನೆ ಮತ್ತೇನು ಮಾಡಬೇಕು ಹೇಳು ಈಗ ಸೆಕೆಂಡ್ ಇನ್ನಿಂಗ್ಸ್ ಆರಂಭವಾಯಿತು ಕಾಮೆಂಟೇಟ್ ಶುರು ಮಾಡಿದರು ಬೇರಿ ಶಂಖ ಎಲ್ಲ ಹೊಳಿತಾ ಇದೆ ಎರಡನೇ ಇನ್ನಿಂಗ್ ಶುರುವಾಯಿತು ಬ್ರೀಫ್ ಇಂಟರ್ಲೂಡ್ ಆಯಿತು ಎರಡನೇದಾಗಿ ಯುಧಿಷ್ಠಿರ ಹೇಳಿದ ವಿತ್ತಂ ನನ್ನ ಸಮಸ್ತ ಐಶ್ವರ್ಯವನ್ನು ಒಡ್ಡಿದ್ದೇನೆ ಜಿತಮಿತ್ಯ ಶಕುನಿಹಿ ಎರಡೆರಡೇ ವಾಕ್ಯ ಗೆದ್ದೆ ಆಮೇಲೆ ಹೇಳಿದ ಯುಧಿಷ್ಠ ಅವನ ಪಾಪ ಇನ್ನೂ ಬರುತ್ತೆ ಬರುತ್ತೆ ಈ ಸಲವಾದರೂ ಗೆಲ್ತೇನೆ ಅಂತ ಹುಚ್ಚು ಇಸ್ಪೀಟ್ ಆಡೋರು ಇರೋ ಹಾಗೆ ಇದೊಂದು ಸಲ ಆಡಿಬಿಡ್ತೇನೆ ಆಮೇಲೆ ಗೆದ್ದು ಬಿಡ್ತೇನೆ ಅನ್ನೋ ಹಾಗೆ ನನ್ನ ಸರ್ವಸ್ವ ಭೂಮಿಯನ್ನು ಇಟ್ಟಿದ್ದೇನೆ ಇಡೀ ರಾಜ್ಯ ಚಕ್ರಾಧಿಪತ್ಯದ ಭೂಮಿಯನ್ನೆಲ್ಲ ಇಟ್ಟುಬಿಟ್ಟೆ ಅವರ ಅಪನಾಸ್ತಿಯೇ ಭೀಮಾರ್ಜುನರು ಗೆದ್ದಿದ್ದು ನಕುಲ ಸಹದೇವರು ಗೆದ್ದಿದ್ದು ಪಿತೃಪೈತಾಮಹಕ್ಕೆ ಬಂದದ್ದು ಭೂಮಿಯನ್ನಿಟ್ಟೆ ಜಿತಮಿತ್ಯೇವ ಶಕುನಿಹಿ ಮೂರು ಪಣವಾಯಿತು ನಾಲ್ಕನೇದೇನು ಉಳಿಲಿಲ್ಲ ಧರ್ಮರಾಜ ನೋಡಿದ ದ್ರೌಪದಿಗೆ ನಾವು ಐವರು ಪಾಂಡವರಲ್ಲಿ ಹುಟ್ಟಿದ ಐದು ಮಕ್ಕಳನ್ನು ಇಟ್ಟಿದ್ದೇನೆ ಅಯ್ಯೋ ಅಂದ್ರು ಸಭಾಸದರು ಅಯ್ಯೋ ಆ ಮಕ್ಕಳನ್ನು ಇಟ್ಟಿದ್ದೀವಿ ಏನು ದುರ್ಬುದ್ಧಿ ಬಂತು ಧರ್ಮರಾಜನಿಗೆ ಅದು ಅವನ್ ತಪ್ಪಲ್ಲ ಜೂಜು ಮಾಡೋ ಕೆಲಸ ಅದು ದುರ್ಬುದ್ಧಿ ಬಂದ್ರೆ ಹೇಗೆ ಬರ್ತದೆ ನೋಡಿ ರಾಜಪುತ್ರ ಇಮೇ ರಾಜನ್ನೇ ಶೋಭಂತೆ ಏರ್ವಿಭೂಷಿತಾ ಕುಂಡಲಾನಿ ಚ ನಿಷ್ಕಾಶ್ಚ ಸರ್ವೇ ಅವರಿಗೆ ಕಿವಿಯಲ್ಲಿರುವ ಒಡೆ ನೋಡು ಮೈಯಲ್ಲಿ ಹಾಕ್ಕೊಂಡಿರೋ ಬಟ್ಟೆ ನೋಡು ಆಭರಣ ಈ ಹುಡುಗರನ್ನು ಒಟ್ಟಿದ್ದೇನೆ ನಿರಪರಾಧಿ ಹುಡುಗರು ಜಿತಮಿತ್ಯೇವ ಶಕುನಿಹಿ ಅಂತ ಅವರೆಲ್ಲ ದಾಸರಾಗಿ ಹೋದರು ಮುಂದೇನು ಮಾಡಬೇಕು ಇದೋ ನಕುಲನನ್ನು ಒಡ್ಡಿದ್ದೇನೆ ಜಿತಮಿತ್ಯೇವ ಶಕುನಿಹಿ ಅಲ್ಲೇ ಕೂತಿದ್ದಾನೆ ಕಣ್ಣಿಗೆ ಮೂರು ಗಣ್ಣೆಯಾಗಿ ಪ್ರತಿಭಟನೆ ಮಾಡಲಿಲ್ಲ ನಕುಲ ಆ ನಕುಲನನ್ನು ಕೊಂಡಾಡ್ತಾನೆ ಶ್ಯಾಮು ಯುವ ಲೋಹಿತಾಕ್ಷ ಸಿಂಹಸ್ಕಂಧ ಅದು ಪಣವನ್ನು ಕೊಂಡಾಡಬೇಕಲ್ಲ ಇದನ್ನು ಬೆಟ್ ಮಾಡಿದ್ದೇನೆ ಎಂಥ ಪಣ ಎಲ್ಲ ಹರಾಜು ಹಾಕುವಾಗ ಹೇಳೋ ಹಾಗೆ ನಕುಲನ್ನು ವರ್ಣನೆ ಮಾಡಿದ ಸೋತ ಆಮೇಲೆ ಇದೋ ಸಹದೇವನನ್ನು ಒಡ್ಡಿದ್ದೇನೆ ಸಹದೇವ ಎಂಥವನು ಅಯಂ ಧರ್ಮಾನ್ ಶಾಸ್ತಿ ಸಕಲ ಧರ್ಮವನ್ನು ತಿಳಿದವನು ಭವಿಷ್ಯ ಜ್ಞಾನ ಇದ್ದವನು ತುಂಬ ಸ್ಫುರದ್ರೂಪಿ ತಾಯಿ ಹಾಗೆ ಅವನನ್ನು ಒಡ್ಡಿದ್ದೇನೆ ಜಿತಮಿತ್ಯೇವ ಶಕುನಿಹಿ ಎರಡು ಹೋಯಿತು ಆಗ ಶಕುನಿ ಕಟಿಕೆ ಮಾತನ್ನಾಡ್ತಾನೆ ದಾಳ ಉಳಿಸ್ತಾ ಉಳಿಸ್ತಾ ಧರ್ಮರಾಜ ನಿನಗೆ ಬುದ್ಧಿ ನಟ್ಟಿಗಿಲ್ಲ ಅಂತ ಕಾಣುತ್ತೆ ಮೊದಲು ಸವತಿ ಮಕ್ಕಳು ನಿಮ್ಮ ತಾಯಿಗೆ ಅಂತ ನಕುಲ ಸಹದೇವರ ನೋಡಿದ್ದೀಯೇ ನೀ ಭೀಮನ ನೋಡಬಾರ್ದಾಗಿತ್ತ ಅದು ಬೇರೆ ಚುಚ್ಚು ಮಾತು ಮಧ್ಯದಲ್ಲಿ ಎಷ್ಟಾದರೂ ಸ್ವಂತ ಸೋದರರು ಇವರು ಬೇರೆಯವ್ರ ಮಕ್ಕಳು ಅಂತ ಕಾಣುತ್ತೆ ಇದಕ್ಕೆ ಉತ್ತರ ಕೊಡ್ತಾನೆ ಆ ಉತ್ತರವೆಲ್ಲ ಹೇಳೋದಿಲ್ಲ ಆಮೇಲೆ ಇದೋ ನಾನು ಭೀಮನನ್ನು ಒಡ್ಡಿದ್ದೇನೆ ಇದೋ ನಾನು ಅರ್ಜುನನನ್ನು ಒಡ್ಡಿದ್ದೇನೆ ಎಲ್ಲವನ್ನು ಸೋತ ಒಂಬತ್ತು ಪಣ ಮುಗಿದು ಹೋಯಿತು ಮೈ ಬೆವರ್ತಾ ಇದೆ ಅವನಿಗೆ ಧರ್ಮ ನನಗೆ ಬೆವರ್ತಾ ಇದೆ ಕಥೆ ಓದಿದರೆ ನಿಮಗೆ ಹಾಗಾಗಿರ್ಬೇಕು ಹೇಳೋವರಿಗೆ ತಮ್ಮಂದ್ರನ್ನೆಲ್ಲ ಸೋತ ತನ್ನನ್ನು ಇಟ್ಟು ಸೋತ ಅಹಂ ವಿಶಿಷ್ಟ ಸರ್ವೇಷಾಂ ಒಂಬತ್ತನೇ ಪಣ ಭ್ರಾತೃಣಾಂ ದಯಿತಸ್ತಥ ನನ್ನ ಸಂಬಂಧರೆಲ್ಲ ತುಂಬ ಪ್ರೀತಿ ಮಾಡ್ತಾರೆ ನನ್ನನ್ನು I am most dear to my children and to my brothers ಜಿತ ಕರ್ಮ ನೀ ನನ್ನನ್ನು ಗೆದ್ದರೆ ದುರ್ಯೋಧನ ನಿನ್ನ ಮನೆ ಜೀತದ ಹಾಳಾಗಿ ನಿನ್ನ ಮನೆ ಕಸವನ್ನು ಕ್ಲೀನ್ ಮಾಡ್ತೇನೆ ಚರಂಡಿ ಕ್ಲೀನ್ ಮಾಡ್ತೇನೆ ನನ್ನನ್ನು ಒಡ್ಡಿದ್ದೇನೆ ಎಂಬುದಾಗಿ ಜಿತ ಕರ್ಮ ಸ್ವಯಂ ಹೇಳ್ತ ನೋಡಿ ಈ ಮಾತನ್ನ ಅಷ್ಟೇ ತಾನೆಯಿಂದ ದಾಳವನ್ನು ಬಿಟ್ಟ ಜಿತ ಮಿತ್ಯಾಹ ಶಕುನಿಹಿ ಗೆದ್ದೆಯಿಂದ ಒಂಬತ್ತಾದ ಮೇಲೆ ಮೇಲೆ ಕೇಳೋದಕ್ಕೆ ಹೋದ ಧರ್ಮರಾಜ ಆಟ ಪೂರ್ತಿ ಆಗಲಿಲ್ಲ ಕೂತ್ಕೋ ಅಂದ ಹೊತ್ತನೇ ಪಣವಿಲ್ವಲ್ಲೋ ನನ್ನಲ್ಲಿ ಅಂದ್ರೆ ಒಂದು ವ್ಯಂಗ್ಯ ಕ್ರೂರ ನಗೆಯನ್ನು ಬೀರ್ತಾನೆ ಟಿವಿ ಮಹಾಭಾರತದ ಶಕುನಿ ಚಿತ್ರ ಕಣ್ಣಿಗೆ ಕಟ್ಟುತ್ತೆ ನಮಗೆ ಹೊತ್ತಲ್ಲಿ ನಿನ್ನಲ್ಲಿ ಹತ್ತನೇ ಪಣ ಹೊಂದಿದೆ ನೀನು ಮರೆತಿದ್ದೀಯೇ ಅಸ್ಥಿತೇ ವೈ ಪ್ರಿಯಾರಾಜನ್ನೇ ಗ್ರಹ ಏಕೋ ಅಪರಾಜಿತ ನೀನಿನ್ನೂ ಸೋಲ್ದೇ ಇದ್ದದ್ದು ಒಂದು ಪಣವಿದೆ ಪಣಸ್ವ ಕೃಷ್ಣಾಂ ಪಾಂಚಾಲಿ ನಿಮ್ಮ ಐವರಿಗೂ ಪತ್ನಿ ಇದ್ದಾಳೆ ದ್ರೌಪದಿ ಅವಳನ್ನ ಒಡ್ಡು ತಯ ಆತ್ಮಾನಂ ಪುನರ್ಜಯ ಅದೊಂದನ್ನು ನೀನು ಗೆದ್ದರೆ ದ್ರೌಪದಿಯನ್ನು ನೀನು ಗೆದ್ದರೆ ಇಷ್ಟೊತ್ತು ನಾವು ನಿನ್ನಿಂದ ಪಡ್ಕೊಂಡದ್ದೆಲ್ಲವನ್ನು ನೀವು ಕೊಡ್ತೇವಪ್ಪ ನೋಡು ಅಂತ ಇದೊಂದು ಟೆಂಪ್ಟೇಷನ್ ಮಾಡಿದ ಬಿಡ್ತಾನೆ ನೋಡಿ ಧರ್ಮರಾಜ ದ್ರೌಪದಿ ಮೂಲಕವಾಗಿ ಸರೋಸ್ ವಾಪಸ್ ಬಂದ್ರೆ ಕಾಗಬಾರದು ಅಂತ ತಲೆ ಕೆಟ್ಟು ಕಲಿಪುರುಷ ಪ್ರವೇಶವಾಗಿ ಯುಧಿಷ್ಠಿರ ಎದ್ದು ನಿಂತು ಸಭೆಯಲ್ಲಿ <coughs> ಪರಪುರುಷರ ಎದುರಿಗೆ ನಾಚಿಕೆ ಇಲ್ಲದೆ ತನ್ನ ಹೆಂಡತಿಯನ್ನು ವರ್ಣನೆ ಮಾಡ್ತಾನೆ ತಲೆ ಚಚ್ಕೋಬೇಕು ಎದೆ ಹೊಡ್ಕೊಳ್ಬೇಕು ನಮ್ಮ ಹೆಂಡತಿ ಹೇಗಿದ್ದಾಳೆ ಇದು ಕುದುರೆ ಹರಾಜು ಮಾಡೋ ಹಾಗೆ ನ ಇವ ನ ಮಾತಿ ತುಂಬ ಕುಳ್ಳು ಇಲ್ಲ ತುಂಬ ದಪ್ಪನೂ ಇಲ್ಲ ನ ಕೃಷ್ಣ ನಾತಿರೋಹಿಣಿ ತುಂಬಾ ಕಪ್ಪಾಗಿಯೂ ಇಲ್ಲ ತುಂಬಾ ಕೆಂಪಾಗಿಯೂ ಇಲ್ಲ ನೀಲ ಕುಂಚಿತ ಕೇಶೀಚ ಅವಳು ತಲೆಗೂದಲು ಹೇಗಿದೆ ನೋಡಿ ನೀಚರ ವರ್ಣನೆ ಮಾಡ್ತಾನೆ ತಯಾ ದಿಯ ದಿವ್ಯಾಮ್ಯಹಂ ಹಂಪಯ ಅದು ಮುಂದೆ ಹತ್ತು ಶ್ಲೋಕ ಇದೆ ಓದೋದು ತುಂಬಾ ಅಸಹ್ಯವಾಗುತ್ತೆ ಸ್ನೇಹಿತರ ಹೊರತು ಬೇರೆಯವರಿಗೆ ಪತ್ನಿಯರನ್ನು ತೋರಿಸಬಾರದು ಅಂತಾರೆ ಮಹಾಭಾರತದಲ್ಲಿಯೇ ನೀತಿ ಇದೆ ತುಂಬ ಆಪ್ತರು ಬಂದರೆ ಮನೆಗೆ ಮಾತ್ರ ಇವರು ನನ್ನ ಪತ್ನಿ ಅಂತ ಪರಿಚಯ ಮಾಡಬೇಕು ಪಶ್ಚಿಮದವ್ರ ಪದ್ಧತಿ ಅದಲ್ಲ ದಿಸ್ ಇಸ್ ಮೈ ವೈಫ್ ಮೊದಲು ಪರಿಚಯ ಮಾಡ್ತಾರೆ ಅವಳೇ ಕಾಫಿ ಟೀ ತೊಗೊಂಡ್ಬರ್ಬೇಕು ನಾಲ್ಕು ದಿವಸ ಮನೆಯಲ್ಲಿ ಅಂತ ಅವಳನ್ನೇ ಹೊಡ್ಕೊಂಡು ಹೋಗ್ತಾರೆ ಅವರು ಎಲ್ಲ ಪತ್ನಿಯನ್ನು ರಕ್ಷಣೆ ಮಾಡಿದರೆ ಪುತ್ರರು ಪುತ್ರರು ಚೆನ್ನಾಗಿದ್ದರೆ ಪರಲೋಕ ಆ ಜೂಜಿನ ಕಟ್ಟೆಯಲ್ಲಿ ಪ್ರಜ್ಞೆ ಧರ್ಮರಾಜನಂತ ಅವನಿಗೆ ಪ್ರಜ್ಞೆ ಹೋಗಿಬಿಡಿತು ಅವಳನ್ನು ಇಟ್ಟಿದ್ದಾನೆ ಅದು ಇಟ್ಟು ದ್ರೌಪದಿಯನ್ನು ಒಡ್ಡಿದ್ದಾರೆ ಅಂತ ಹೇಳಿದ ಕೂಡಲೇ ಧೃತರಾಷ್ಟ್ರ ಹತ್ರ ಬಂದ ಶಕುನಿಗೆ ಹೀಗಂದ ಕಿಂ ಜಿತಂ ಜಿತಮಿತ್ಯಾಹ ಗೆದ್ದನೆ ಏನನ್ಬೇಕ ದ್ರೌಪದಿಯನ್ನು ಗೆದ್ದನೆ ಅಪ್ಪ ಹೊಟ್ಟೆ ಉರಿದು ಹೋಗ್ತದೆ ದುರ್ಯೋಧನೆ ಕೇಳಲಿಲ್ಲ ಮಾತನ್ನ ಧೃತರಾಷ್ಟ್ರ ಕೇಳ್ತಾನೆ ದ್ರೌಪದಿ ಸಿಕ್ಕಳೆ ನನ್ನ ಮಗನಿಗೆ ಸಿಕ್ಕಳೆ ಗೆದ್ದನೆ ಜೂಜಲ್ಲಿ ಏನಾಯಿತು ಕೈ ಕೈ ಇಸ್ಕೊಳ್ತಾ ಕೂತಿದ್ದಾನೆ ಧೃತರಾಷ್ಟ್ರತ್ತು ತಮ್ಮ ಹೃಷ್ಟ ಪರ್ಯಪೃಚ್ಛದ ಪುನಃ ಪುನಃ ಮತ್ತೆ ಮತ್ತೆ ಕೇಳಿದ ಕಿಂಜಿತಂ ಕಿಂಜಿತಮಿತಿ ನಾಭ್ಯರಕ್ಷತ ಮನಸ್ಸಿನ ಕಪಟವನ್ನು ಮುಚ್ಚಿಟ್ಟುಕೊಳ್ಳದೆ ಕೇಳಿಬಿಟ್ಟ ನನ್ನ ಮಗ ಗೆದ್ದನೆ ಗೆದ್ದ ಅಂತ ಹೇಳಿದ ಕೂಡಲೇ ಕರ್ಣ ತೊಡೆಯನ್ನು ತಟ್ಟಿದ ಕುಣಿದಾಡಿದ ಒಂದು ಕ್ರಿಕೆಟ್ ಆಟದಲ್ಲಿ ಗೆದ್ದವರು ಮಾಡೋ ರೀತಿಯಲ್ಲಿ ದುಶಾಸನ ಕರ್ಣ ಉತ್ತರೆಗಳನ್ನು ಬೀಸಿದರು ಪಾಂಡವರ ಸರ್ವಸ್ವನಾಶವಾಯಿತು ದ್ರೌಪದಿಯನ್ನು ಒಡ್ಡಿದ್ದಾನೆ ದೊಡ್ಡ ಕಾಂಪ್ಲಿಕೇಶನ್ ಕ್ರೈಸಿಸ್ ಮಾಡಿಬಿಟ್ಟು ಎಂಬುದಾಗಿ ದುರ್ಯೋಧನ ವಿದುರ್ನನ್ನು ಕರೆದ ಲೇ ತೊತ್ತಿನ ಮಗನೇ ಬಾಯಲ್ಲಿ ಎಂದ ಅವನನ್ನು ಪುತ್ರ ಪ್ರೈಮ್ ಮಿನಿಸ್ಟರ್ ಕೊಡ್ತಾ ಇದ್ದಾನೆ ಅವನ ಜಾತಿಯನ್ನು ಹೇಳಿ ಹೇ ದಾಸಿಪುತ್ರ ಬಾಯಲ್ಲಿ ಹೋಗು ಅರಮನೆಯಲ್ಲಿ ಕೂತಿದ್ದಾಳೆ ದ್ರೌಪದಿ ಅವಳಿಗೆ ಹೇಳು ನಿನ್ನ ಗಂಡಂದರು ತಮ್ಮನ್ನೆಲ್ಲ ಸೋತ್ಕೊಂಡು ನಿನ್ನನ್ನು ಇಟ್ಟು ಸೋತಿದ್ದಾಯಿತು ಸಭೆಗೆ ನೀ ಬರಬೇಕು ಇನ್ಮೇಲೆ ನಮ್ಮ ದಾಸಿ ನಾವು ಹೇಳಿದಾಗ ಕೇಳಬೇಕು ಹೇಳಿದ ಕೇಳೋದು ಅಂದ್ರೆ ದಾಸಿಯನ್ನು ಏನೇನು ಮಾಡ್ಬೋದೋ ಎಲ್ಲವನ್ನೂ ಮಾಡ್ತೇವೆ ಸಿದ್ಧವಾಗಿ ಬರಬೇಕು ಅಂತ ಹೇಳು ಅವನು ಹೇಳ್ದ ಧೃತರಾಷ್ಟ್ರನಿಗೆ ವಿದುರ ಮಹಾರಾಜರೇ ನಾನು ಆಗಲೇ ಹೇಳಿದೆ ನಿಮಗೆ ಇದು ಮನೆ ಹಾಡು ಜೋಜು ಪಾಂಡವರು ದಾಸರಾಗುವುದಕ್ಕೆ ಅರ್ಹರಲ್ಲ ಇದು ಒಡ್ಡಬಾರದ ಪಣಗಳು ಇದು ಒಡ್ಡಬಾರದ ಪಣ ಪತ್ನಿಯನ್ನು ಯಾರೂ ಜೂಜಿನಲ್ಲಿ ಒಡ್ಡುವುದಿಲ್ಲ ಇದು ರದ್ದಾಗಬೇಕು it is not valid point of order ತೆಗೆದ ಅವನು ಪಾರ್ಲಿಮೆಂಟಲ್ಲಿ ಹೇಳುವ ಹಾಗೆ ಇದು ಆಗತಕ್ಕದ್ದಲ್ಲ ನೈವ ತ್ವಮರ್ಹತಿ ಪಾಂಚಾಲಿ ನೈವ ತ್ವಮರ್ಹತಿ ಆಗ ದುರ್ಯೋಧನ ಮೇಲೆ ಕೆದ್ದ ಹೇಳಿದಷ್ಟು ಮಾಡುವಂದ್ರೆ ಮಾಡ್ತಾ ಇಲ್ಲ ಇವನು ಎಂಬುದಾಗಿ ತನ್ನ ರಥದ ಸಾರಥಿಯನ್ನು ಸೂತನನ್ನು ಕರೆದ ಪ್ರಾತಿಕಾಮಿ ಅಂತ ಅವನ ಹೆಸರು ಆ ಪ್ರಾತಿಕಾಮಿಯನ್ನು ಕರೆದ ನೀ ಹೋಗೋ ಇವನು ಹೆದರ್ತಾ ಇದ್ದಾನೆ ಪಾಂಡವರಿಗೆ ಗಡಗಡ ನಡುಗ್ತಾ ಇದ್ದಾನೆ ವಿದುರ ಅಕಸ್ಮಾತ್ ದ್ರೌಪದಿ ನಡ್ಕೊಂಬಂದ್ರೆ ತನಗೇನು ಮಾಡ್ತಾರೆಯೋ ತನ್ನ ಕೆಲಸ ಇಲ್ಲಿ ಹೋಗುತ್ತೋ ಅಂತ ಅವನಿಗೆ ಭಯ ನೀ ಹೋಗೋ ಕರ್ಕೊಂಬಾರೋ ಪ್ರಾತಿಕಾಮಿನ್ನಿ ದ್ರೌಪದೀಯಮಾನಯಸ್ವ ನತೇ ಭಯಂ ವಿದ್ಯತೆ ಪಾಂಡವೇಭ್ಯ ಕ್ಷತ್ತಾಖ್ಯಯಂ ವಿವದತಿ ಏಷ ಭೀತಃ ನ ವೃದ್ಧಿ ಕಾಮಹ ಸದೈವ ನಮ್ಗೆ ಒಳ್ಳೇದಾಗಲಿ ಅಂತ ಅವನಿಗೆ ಚಿಂತನೆ ಇಲ್ಲ ಅವನು ಮಾಡೋದಿಲ್ಲ ಡಿಸೊಬೀಡಿಯೆಂಟ್ ಫೆಲೋ ಪ್ರೈಮ್ ಮಿನಿಸ್ಟರ್ ಇರಬಹುದು ನಮ್ಮನ್ನ ತಿಂದಿದ್ದಾನೆ ನೀ ಹೋಗೋ ಪ್ರಾತಿಕಾಮಿ ಹೋದ ಅಲ್ಲಿ ದ್ರೌಪದಿ ಒಂದು ಕಡೆಯಲ್ಲೋ ಕೂತಿದ್ದಾಳೆ ಅಪ್ಪ ಅವತ್ತು ಅವಳು ರಜಸ್ವಲೆ ಈ ಮಾತನ್ನು ಹೇಳೋದಕ್ಕೆ ಸಂಕಟಪಡ್ತೇವೆ ಸಭೆಯಲ್ಲಿ ರಜಸ್ವಲೆಯರು ಸ್ವಂತ ಗಂಡಂದ್ರ ಕಣ್ಣಕ್ಕೆ ಬೀಳಬಾರದು ಅಂತ ಒಂದು ನಿಯಮ ಯಾತಕ್ಕೆ ಪುರುಷನಿಗೆ ರಜಸ್ವಲೆಯಾದ ಸ್ತ್ರೀಯನ್ನು ಕಂಡ್ರೆ ಉಂಟಾಗುವಷ್ಟು ಆಕರ್ಷಣೆ ಬೇರೆ ಎಲ್ಲಿಯೂ ಉಂಟಾಗೋದಿಲ್ವಂತೆ ಇದು ಸೈಕಾಲಜಿ ಪತ್ನಿಯಾದರೂ ಅವಳನ್ನು ಬಲಾತ್ಕಾರ ಮಾಡಿದರೆ ಅದರಿಂದ ಕಣ್ಣಿಲ್ಲದೆ ಮೂಗಿಲ್ಲದೆ ಕಾಲಿಲ್ಲದೆ ಉಗುರಿಲ್ಲದೆ ಕೆಟ್ಟ ಹುಡುಗರು ಹುಡುಕಬಾರದು ಇದನ್ನು ವೇದದಲ್ಲಿ ಹೇಳಿದ್ದಾರೆ ವೃತ್ರಾಸುರ ವಧೆ ಪ್ರಸಂಗದಲ್ಲಿ ಆದ್ದರಿಂದ ಸ್ತ್ರೀಯರನ್ನು ಹಿಂಸೆ ಮಾಡಬೇಕು ಅಂತಲ್ಲ ಅವರು ಅರಳುವ ಕಾಲದಲ್ಲಿ ಮನೆಯಲ್ಲಿ ಯಾರು ಕಣ್ಣಿಗೂ ಬೀಳಬಾರದು ಮತ್ತು ಮೈಯಲ್ಲಿ ಹೊಲಸು ವಾಸನೆ ಇರ್ತದೆ ಅವರೊಂದು ರೀತಿಯಲ್ಲಿದ್ದು ಆ ದಿವಸಗಳನ್ನು ಕಳೀಬೇಕು ಆಮೇಲೆ ಪತಿಯ ಉಪಯೋಗಕ್ಕೆ ಬರ್ತಾರೆ ಇದು ಬಯೋಲಾಜಿಕಲಿ ಸೈಕಲಾಜಿಕಲಿ ಬಹಳ ಶಾಸ್ತ್ರ ರೀತಿಯಲ್ಲಿ ಮಾಡಿದ್ದಾರೆ ಭಾರತೀಯರು ಯಾವನ್ ಚಾಲೆಂಜ್ ಮಾಡೋ ಇವತ್ತು ಹೇಳೋದಕ್ಕೆ ಕಷ್ಟವಾಗಿ ಯಾಕೆ ಕೇಳದೇ ಇರೋ ಜನ ಮೂರ್ಖ ಜನ ಮೊಂಡು ಜನ ಬಹಳ ಅಲ್ಲೋ ಒಂದು ಕಡೆ ಕೂತಿದ್ದಾಳೆ ತಲೆ ಬೇರೆ ಬಿಚ್ಚಿದೆ ಅವಳಿಗೆ ಪ್ರಾತಿಕಾಮಿ ಹೋದ ಹತ್ರ ಬರ್ತಾ ಏ ದೂರ ಇರು ದೂರ ಇರು ಅಂತ ಹೇಳ್ತಿದ್ದಾಳೆ ಅವನು ಅಲ್ಲಿಂದಲೇ ನಮಸ್ಕಾರ ಮಾಡಿದ ದೂರ ಸೇರಿ ನಮಸ್ಕಾರ ಮಾಡಬಾರದು ಮಾಡಿದವನು ತಾಯಿ ಇಲ್ಲಿ ಒಂದು ಕೆಲಸ ಆಗಿ ಹೋಯಿತು ನಿಮ್ಮ ಯಜಮಾನರು ಸಭೆಯಲ್ಲಿ ಎಲ್ಲವನ್ನೂ ಸೋತರು ನಿಮ್ಮನ್ನೂ ಸೋತಿದ್ದಾರೆ ನಿಮ್ಮನ್ನು ಕರ್ಕೊಂಬ ಅಂತ ಹೇಳಿದ್ದಾರೆ ಸಭೆಗೆ ನೀವು ಬರಬೇಕಂತೆ ದ್ರೌಪದಿ ಕೇಳ್ತಾಳೆ ಮುಂದೆ ಶ್ಲೋಕ ಕೆಲವು ಓದೋದಿಲ್ಲ ಈ ಘಟ್ಟ ಬೇಗ ಬಂದ್ಬಿಡ್ತು ದ್ರೌಪದಿ ಕೇಳಿದಳು ಏನಂದೆಯೋ ನಿಜವಾಗಿ ಹೇಳಿ ಇನ್ನೊಂದ್ಸಲ ಏನಾಯ್ತಲ್ಲಿ ಜೂಜು ಬಾರದೇದು ಮಹಾರಾಜನನ್ನು ಕರೆದು ಅವನಿಗೆ ಯಾರೋ ವಂಚನೆ ಮಾಡಿರಬೇಕು ಪಣವನ್ನು ನೀಡೋದಂದ್ರೇನು ಬದುಕಿರೋರು ನೀಡೋದಂದರೇನು ಸ್ವಂತ ತಮ್ಮಂದರನ್ನು ಹೆಂಡತಿ ನೀಡುವುದಂದ್ರೆ ಏನು ಎಲ್ಲಿ ಕೇಳಿದ ಜಗತ್ತಿನಲ್ಲಿ ಇದು ಕರ್ಕೊಂಬ ಅಂತ ಹೇಳಿದವರು ಯಾರೋ ನಿನಗೆ ಸಭ್ಯಾಸ್ವಮಿ ರಾಜಪುತ್ರಿ ಆಹ್ವಯಂತಿ ಸಭೆಯವರೆಲ್ಲ ಹೇಳಿದರು ದ್ರೌಪದಿ ಹೇಳಿದ್ರು ಸಭೆಯವ್ರಿಗೂ ನನಗೂ ಸಂಬಂಧ ಇಲ್ಲ ನನ್ನ ಗಂಡ ಹೇಳಿದ್ರೆ ಬರ್ತೇನೆ ನಾನು ಅಲ್ಲಿ ನಡೆದದ್ದೇನು ಧರ್ಮಪುತ್ರ ಸೋತ ಅಂತ ಹೇಳಿದೆಯಲ್ಲೋ ನೀ ಅಲ್ಲಿ ಮಹಾರಾಜ ತನ್ನನ್ನಿಟ್ಟು ತಾನು ಸೋತ ಮೇಲೆ ನನ್ನನ್ನಿಟ್ಟನೆ ನನ್ನನ್ನಿಟ್ಟು ಸೋತ ಮೇಲೆ ತನ್ನನ್ನಿಟ್ಟು ಸೋತನೆ ಇದನ್ನು ಕೇಳ್ಕೊಂಬ ಹೋಗು ನೀನು ಪ್ರಶ್ನೆ ಅಂತ ಪ್ರಶ್ನೆ ನೋಡಿ ದಿಟ್ಟ ಹೆಣ್ಣು ಮಗಳು ಅವಳಿಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಆ ಸ್ಥಿತಿಯಲ್ಲಿ ಆ ಇನ್ನೊಬ್ಬರಾಗಿದ್ದರೆ ನರ್ವಸ್ ಆಗ್ತಿದ್ರು ಧರ್ಮರಾಜ ತನ್ನನ್ನಿಟ್ಟು ಸೋತ ಮೇಲೆ ನನ್ನನ್ನಿಟ್ಟು ಸೋತನೆ ನನ್ನನ್ನಿಟ್ಟು ಸೋತ ಮೇಲೆ ತನ್ನನ್ನಿಟ್ಟು ಸೋತನೆ ಈ ಪ್ರಶ್ನೆ ಗೊತ್ತಾಗಿ ಕೇಳ್ಕೊಂಬಾ ಹೋಗು ಆಯ್ತು ತಾಯಿಯಿಂದ ಅವನು ಪ್ರತಿಗಾಮಿ ಬಾಗ್ಲಲ್ಲಿ ನಿಂತ ಯಾಕೋ ಕರ್ಕೊಂಡ್ಬರ್ಲಿಲ್ವೇನೋ ಒಂದು ದುರ್ಯೋಧನ ಅವನ ಹತ್ರ ಬಂದು ಕಿವಿಯಲ್ಲಿ ಹೇಳ್ದ ರಾಣಿಯವರು ಪ್ರಶ್ನೆ ಕೇಳಿದ್ದಾರೆ ಅವರು ಜೂಜ್ ಬರೋದಿಲ್ವಂತೆ ಈ ಯುಧಿಷ್ಠರ ಒಡೆಯರು ಮೊದಲು ತಮ್ಮನ್ನಿಟ್ಟು ತಾವು ಸೋತ್ಕೊಂಡ್ರು ನನ್ನನ್ನಿಟ್ಟು ಸೋತ್ರ ಕೇಳ್ಕೊಂಬ ಅಂತ ಹೇಳಲಾಗಿ ದುರ್ಯೋಧನರಿಗೆ ಹೋಯಿತು ಭೀಷ್ಮ ಸುಮ್ಮನೆ ಕೂತಿದ್ದಾನೆ ಮಂಗಳಾರತಿ ಐತಿ ಅವನಿಗೆ ದ್ರೋಣ ಸುಮ್ಮನೆ ಕೂತಿದ್ದಾನೆ ಮುಸುಡಿಗೆ ಮಂಗಳಾರತಿ ಮಾಡಬೇಕಿವರಿಗೆ ಆ ದೊಡ್ಡ ಸಭೆಯಲ್ಲಿ ಒಬ್ಬರು ಒಂದು ಚಕಾರ ಎತ್ತಲಿಲ್ಲ ಧೃತರಾಷ್ಟ್ರ ಸುಮ್ಮನೆ ಕೂತಿದ್ದಾನೆ ಕೈಗೆ ಬಂದಿದ್ದಲ್ಲಿ ಬಾಯಿ ಬರೋದಿಲ್ವೋ ಅಂತ ದುರ್ಯೋಧನ ಹೇಳಿದ ಅವಳನ್ನು ಸಭೆಗೆ ಬಾ ಸಭೆಯಲ್ಲೇ ಪ್ರಶ್ನೆ ಕೇಳು ಅಂತ ಹೇಳು ಅಂದ ಎಷ್ಟು ಸೊಕ್ಕು ಅವಳಿಗೆ ಇಟ್ಟವನು ಧರ್ಮರಾಜ ಧರ್ಮರಾಜನಿಗೆ ಕೇಳು ಸಭೆಯಲ್ಲಿ ಕೇಳು ಉಳಿದವರನ್ನು ಕೇಳು ನೀ ಪ್ರಶ್ನೆ ಕೇಳುವುದಿದ್ರೆ ಅಲ್ಲಿ ಕೂತು ಜಮಾಯಿಸಿ ನಾವು ಇಲ್ಲಿ ಉತ್ತರ ಹೇಳೋದಲ್ಲ ಸಭೆಗೆ ಬಂದು ಹೇಳು ಅವನು ಬಂದು ಅದನ್ನು ಹೇಳಿದ ಅವನು ಪ್ರಾತಿಕಾಮಿಗೆ ಕಷ್ಟ ನೋಡಿ ಆಗ ದ್ರೌಪದಿ ಹೇಳಿದಳು ಒಂದು ವೇಳೆ ಧರ್ಮರಾಜನೇ ಅಪ್ಪಣೆ ಮಾಡಿದರೂ ನಾನಿವತ್ತು ಸಭೆಗೆ ಬರುವ ಸ್ಥಿತಿಯಲ್ಲಿಲ್ಲ ರಾಜ್ಯಸಭೆಗೆ ದೇವಸ್ಥಾನಕ್ಕೆ ಪವಿತ್ರ ಸ್ಥಾನಗಳಿಗೆ ಸುಲೆ ಹೋಗಬಾರದು ಅಂತ ಶಾಸ್ತ್ರ ಇರೋಣದ್ರಿಂದ ಮತ್ತು ನಾನು ಹುಟ್ಟಿದ್ದು ಒಂದೇ ಒಂದು ಬಟ್ಟೆ ಅದು ರಕ್ತಮಯವಾಗಿದೆ ನಾನು ಬರಲಿಕ್ಕಿಲ್ಲಪ್ಪ ದಯವಿಟ್ಟು ಈ ಪ್ರಶ್ನೆಯನ್ನು ಪ್ರಾಂಜಲ ಬುದ್ಧಿ ಅಂತ ಕೇಳಿದ್ದೇನೆ ಕೇಳ್ಕೊಂಬ ಅಂತ ಹೇಳಲಾಗಿ ತಿರುಗಿ ಬಂದು ಸಭೆಗೆ ಹೇಳಿದ ಕರ್ಣನಿಗಿರೇಗಿತ್ತು ಈ ಸಂದರ್ಭದಲ್ಲಿ ಕರ್ಣ ಹೇಳ್ತಾನೆ ಏ ದುಶ್ಯಾಸನ ನೀ ಇಲ್ಲಿಂದ ದುರ್ಯೋಧನ ಪರವಾಗಿ ಅವನ ಅಧಿಕಾರ ಚಲಾವಣೆ ಮಾಡ್ತಿದ್ದಾನೆ ಮೂಢ ಧೃತರಾಷ್ಟ್ರ ನೀನ್ಯಾರೋ ನಮ್ಮಲ್ಲಿ ಕಣ್ಣು ತಮ್ಮದ ಜಗಳದಲ್ಲಿ ತಲೆ ಹಾಕೋದಕ್ಕೆ ಅಂತ ಇವನು ಮಾತನಾಡಲಿಲ್ಲ Karna is exercising a power which is not in his hands and nobody to prevent it ಅವಳಿಗೆ ಅವಳಿಗೆ ಕೋಪ ಆಯ್ತಲ್ಲ ಬಿಲ್ ಬಿಲ್ಲೆತ್ತಿದ್ರೆ ನಾ ಮದುವೆ ಆಗೋದಿಲ್ಲ ಅಂತ ಹೇಳಿದ್ದಲ್ಲ ದ್ರೌಪದಿ ಆ ಸಂದರ್ಭದಲ್ಲಿ ಆ ಕೋಪಕ್ಕೆ ನೀ ಬಾರೋ ಪ್ರಾತಿಕಾಮಿ ಹೆದರ್ತಾನೆ ಅಂತ ಕಾಣುತ್ತೆ ಅವಳು ಪ್ರಶ್ನೆ ಕೇಳೋದು ನೀವು ಉತ್ತರ ಹೇಳೋದು ಬೇಡ ಮುಂದಲೇ ಹಿಡಿದು ಅವಳನ್ನು ದರ ದರ ದರ ಅಂತ ಹೇಳ್ಕೊಂಬಾರೋ ಸಭೆಗೆ ಅಂತ ಹೇಳಿದಾಗಿ ಅವನಲ್ಲಿ ಹೋದ ಅವನಿಗೂ ಅದನ್ನೇ ಹೇಳಿದ್ಲು ಪ್ರಶ್ನೆಯನ್ನೇ ಕೇಳಿದ್ಲು ಅವನು ಹೊರಟು ಮಾತನ್ನಾಡಿದ ದ್ರೌಪದಿ ಹೇಳಿದ್ಲು ನೀ ಎಷ್ಟಾದರೂ ಭಾವಮೈದ ಮಗ ಇದ್ದ ಹಾಗೆ ನೀ ಕೆಟ್ಟ ಮಾತನ್ನಾಡಿದ್ರು ನಾನು ಅತ್ತಿಗೆಪ್ಪ ಅದನ್ನು ಕ್ಷಮಿಸೋದು ನನ್ನ ಧರ್ಮ ಅಂತ ಹೇಳಿದಳು ಏನು ಹೇಳಿದ ಅವನು ಕುಮಾರವ್ಯಾಸನ ಭಾಷೆಯಲ್ಲಿ ಹೇಳ್ತೇನೆ ಓದೋದು ಭಯವಾಗುತ್ತೆ ನೀ ಪುಷ್ಪವತಿಯಾಗಲ್ಲಿ ಫಲವತಿಯಾಗು ನಡೆಯಂದ ಎಷ್ಟು ಸಂಕಟವಾಗುತ್ತೆ ಇವತ್ತು ಪುಷ್ಪವತಿಯಾಗಿದ್ದೀಯೇ ಸಭೆಯಲ್ಲಿ ನಿನ್ನನ್ನು ಫಲವತಿ ಮಾಡ್ತಾರೆ ಬಾ ಇಲ್ಲಿ ಅಂತ ಕರೀತ ಆ ಮಾತಿಗೆ ಉತ್ತರ ಹೇಳ್ತಾಳೆ ನೀ ಎಷ್ಟಾದರೂ ಭಾವಮೊಯ್ದ ಕಾಣೋ ನಿನ್ನ ಕ್ಷಮಿಸಿದ್ದೇನೆ ಅಂತಾಳೆ ದ್ರೌಪದಿ ಬ್ರದರ್ಸ್ ಅಪಾಯಿಂಟ್ ನೋಡಿ ಆಮೇಲೆ ಅವಳೇನು ಮಾಡಿದ್ಲು ದುಶಾಸನ ಎರಲೆ ಅಂತಃಪುರದ ಮಧ್ಯದಲ್ಲಿ ಸ್ತ್ರೀಯರ ಮಧ್ಯದಲ್ಲಿ ನುಗ್ಗಿಬಿಟ್ಲು ಈ ರಾಕ್ಷಸ ಬರ್ತಾ ಇದ್ದಾನೆ ಅಂತ ಇವನೇನ್ ಮಾಡಿದ ಅಂತಃಪುರದ ಸ್ತ್ರೀಯರನ್ನೆಲ್ಲ ತಳ್ಳಿದ ಕೆಲವರನ್ನ ಒದ್ದ ಅಂತ ಕಾಣುತ್ತೆ ಹೊಡೆದ ಅಂತ ಕಾಣುತ್ತೆ ಕಪಾಳಕ್ಕೆ ದ್ರೌಪದಿಯ ತಲೆಯನ್ನು ಹಿಡಿದ ರಾಜಸು ಯಾಗದಲ್ಲಿ ಯಾವ ಮುಡಿಯ ಮೇಲೆ ಕೃಷ್ಣ ತನ್ನ ಪಾಂಚಜನ್ಯದಿಂದ ಅಭಿಷೇಕ ಮಾಡಿದ್ದನೋ ಆ ಮುಡಿಯನ್ನು ಹಿಡಿದ ಅವಳು ಗೋಳಾಡ್ತಿದ್ದಾಳೆ ಬಿಟ್ಬಿಡೋ ಬಿಟ್ಬಿಡೋ ಬೇಡ ಅಂತ ದರ ದರ ದರ ದರನೆ ಮಾರಿ ಗುಡಿಗೆ ಕುರಿಯನ್ನು ಬರುವಂತೆ ಆ ಸಭೆಗೆ ಎಳ್ಕೊಂಡು ಬಂದಿದ್ದಾನೆ ಸಭಾಸದರು ಒಬ್ಬರೂ ಎದ್ದು ನಿಲ್ಲಲಿಲ್ಲ ತಪ್ಪಾಯಿತು ಮಹಾರಾಣಿ ಹೀಗೆ ಮಾಡ್ತಿದ್ದಾನೆ ಅಯೋಗ್ಯ ಒದ್ದು ತಳ್ಳ್ರಿ ಈ ಮಾತನ್ನು ಹೇಳಲಿಲ್ಲ ಭೀಷ್ಮ ನೀವು ಯಾತಕ್ಕೆ ಪದೇ ಪದೇ ನನ್ನನ್ನು ಭೀಷ್ಮ ಪಿತಾಮಹ ಅಂತ ಹೇಳ್ತೀರಿ I am greatly insulted if you call me Bhishma ನಮಗಿದು ಹೇಳಿದೆ ಧಾರವಾಡದಲ್ಲಿ ಕತೆ ಕೇಳಿ ಒಬ್ಬರು ಬಿಟ್ಟರು ಅನ್ನೋ ರೈಲ್ವೆ ಸ್ಟೇಷನ್ ಮಾಸ್ಟರ್ ಕತೆ ಯಾರಿಗಾಗೋದಿಲ್ಲ ಹೇಳಿ ಆ ಸಭೆಯಲ್ಲಿ ದ್ರೌಪದಿ ಗೋಳಾಡ್ತಾಳೆ ಆಗ ಕರ್ಣ ಮೇಲೆ ಕೆದ್ದ ಇದೊಂದು ಪ್ರಸಂಗ ಇದೊಂದು ಎರಡು ನಿಮಿಷ ಇದನ್ನು ಹೇಳಿ ನಿಲ್ಲಿಸ್ಕೊಳ್ತೇನೆ ಇನ್ನೊಂದು ಐದು ನಿಮಿಷ ಟೈಮ್ ಇದೆ ಕರ್ಣ ಹೇಳ್ತಾನೆ ಹೇ ದುಶ್ಯಾಸನ ಪಾಂಡವರು ನಮ್ಮ ದಾಸರಾದರು ದಾಸರಿಗೆ ಮೈ ಮೇಲೆ ಬಟ್ಟೆ ಹೊದೆಯುವ ಉಟ್ಟುಕೊಳ್ಳುವ ಹಕ್ಕಿಲ್ಲ ತಮಿಳುನಾಡಲ್ಲಿ ಇವತ್ತಿಗೂ ಮಾಡ್ತಾರೆ ಜೀತದಾಳಿದ್ರೆ ತಮಿಳುನಾಡಲ್ಲಿರುವಷ್ಟು ಜೀತದಾಳುಗಳಲ್ಲಿ ಇಲ್ಲ ತಮಟೆ ಹೊಡಿತಾನೆ ಕರುಣಾನಿಧಿ ಕೂತ್ಕೊಂಡು ಅಲ್ಲಿರುವಷ್ಟು ಸಾಮಾಜಿಕ ಅನ್ಯಾಯಗಳು ಕರ್ನಾಟಕದಲ್ಲಿಲ್ಲ ಅಲ್ಲಿವೆ ಒಬ್ಬೊಬ್ಬ ಜಮೀನ್ದಾರ ಹಾಗೆ ಮಾಡ್ತಾರೆ ಆ ಹೊಲದಲ್ಲಿ ಕೆಲಸ ಮಾಡೋನು ಬರೀ ಕೌಪಿನ ಕಟ್ಕೋಬೇಕು ಮೈ ಸೊಂಟಕ್ಕೊಂದು ಬಟ್ಟೆ ಹಚ್ಚುತ್ತರೆ ಯಾಕಲೇ ಮಗನೇ ನಿನಗೆ ಬುದ್ಧಿ ಇಲ್ಲೇನೋ ಯಜಮಾನರ ಹತ್ರಕ್ಕೆ ಪಂಚೆ ಉಡ್ತೀಯ ನೀನು ಇವತ್ತಿಗೂ ಹಾಗೆ ನಡೆಸ್ಕೊಳ್ತಾರೆ ಅಷ್ಟು ಬಡತನದ ಅದು ರಾಮನಾಥ್ ಡಿಸ್ಟ್ರಿಕ್ಟ್ ಹೋಗ್ಬಿಟ್ಟಂತೂ ನೀವು ತುಂಬ ಕಷ್ಟಪಡ್ತೀರಿ ಬರೀ ಕೌಪಿನ ಹಾಕೊಂಡಿರಬೇಕು ಹೇ ದುಶ್ಯಾಸನ ಪಾಂಡವರು ನಮ್ಮ ದಾಸರು ಅವ್ರ ಮೇಲೆ ಬಟ್ಟೆ ಹತ್ತಿ ಕರಿಬೇಕು ತೆಗೆದು ಕಡೆಗಿಡು ಅಂತ ಹೇಳಿದಾಗಿ ಅಯ್ಯೋ ಅವ್ನು ಮುಟ್ಟೋದು ಬೇಡ ಅಂತ ಧರ್ಮರಾಜ ತಾನು ಹುಟ್ಟಿದ್ದ ಬಟ್ಟೆಯನ್ನು ಹೊದ್ದದ್ದನ್ನು ತೆಗೆದು ಕೌಪೀನದಲ್ಲಿ ಕೂತ ಅದನ್ನು ನೋಡಿ ಭೀಮಸೇನ ಹಾಗೆ ಮಾಡಿದ ನಕುಲ ಹಾಗೆ ಮಾಡಿದ ಸಹದೇವ ಹಾಗೆ ಮಾಡಿದ ಅರ್ಜುನ ಹಾಗೆ ಮಾಡಿದ ಅವ್ರಿಗಾದ ದ್ರೌಪದಿಗೆ ಅನ್ವಯ ಆಗಬೇಕಲ್ಲ ಬೈ ಇಂಪ್ಲಿಕೇಶನ್ ದ್ರೌಪದಿ ಮಾನ ಮುಚ್ಕೊಂಡು ನಿಂತಿದ್ದಾಳೆ ಆಗ ಕರ್ಣ ಹೇಳ್ತಾನೆ ಸ್ತ್ರೀಯರಿಗೆ ಒಬ್ಬಳಿಗೆ ಒಬ್ಬ ಗಂಡ ಅನ್ನುವುದು ಶಾಸ್ತ್ರ ಇವಳು ಐದು ಜನ ಮಾಡಿಕೊಂಡಿದ್ದಾಳೆ ಇವಳಿಗೆ ವೇಶ್ಯೆ ಅಂತ ಹೆಸರು ಬಂಧಕಿ ಅಂತ ಹೆಸರು ಇವಳು ಸೂಳೆ ಇವಳು ಸೂಳೆ ಆದವಳಿಗೆ ಬಟ್ಟೆ ಅದಕ್ಕೋ ದುಶಾಸನ ಬಟ್ಟೆಯನ್ನು ತೆಗೆಯೋಂದ ಕರ್ಣ ಹೇಳಿದ ಮಾತು ನಮ್ಮ ಕರ್ನಾಟಕದ ಪಂಪ ಕವಿ ನೆನೆಗೊಡೆ ಕರ್ಣನಂ ನೆನೆಯ ನೆನೆದರೆ ಕರ್ಣನನ್ನ ನೆನೆಯಿರಿ ಯಾವ ಬಾಯಿನ ಕೃಷ್ಣನ ನೆನೆಯಲ್ಲ ಆ ಕರ್ಣನನ್ನ ಹೊಗಳಿ ಕೃಷ್ಣನನ್ನ ಈ ಪಂಪ ಭಾರತ ಅತ್ಯಂತ ಅಚಾಚುರಿಗಳನ್ನು ಮಾಡಿರ್ತಕ್ಕಂಥ ಗ್ರಂಥ ಕರ್ನಾಟಕದಲ್ಲಿ ಕರ್ಣನ ಕೊಂಡಾಟ ಇನ್ನೂ ನಡೀತಾ ಇದೆ ಯಾಕೆ ಕರ್ನಾಟಕದ ಹೆಸರಲ್ಲಿಯೇ ಅರ್ಧ ಭಾಗದಲ್ಲಿ ಕರ್ಣ ಕೂತಿದ್ದಾನೆ ಕರ್ನಾಟಕ ಇದು ನಾವು ಕನ್ನಡ ಭಾಷೆ ಮಾತಾಡ್ತೇವೆ ಪ್ರೇಮ ಇದೆ ಹಾಗೆ ದುಷ್ಟರನ್ನ ಎತ್ತಿ ಹಿಡಿದು ಶಿಷ್ಯರನ್ನ ತುಳಿಯುವಂತಹ ತಿರುಚಿ ಕಥೆ ಬರೆಯುವ ಪರಂಪರೆ ಪಂಪನಿಂದ ಆರಂಭವಾಯಿತು ಪಂಪ ರಾಮಾಯಣವಾಯಿತು ರಾಮನ ಕದಾ ಯುದ್ಧವಾಯಿತು ಜೈನರ ಕಾವ್ಯಗಳೆಲ್ಲ ಹಾಗೆಯೇ ಇವೆ ಕುಮಾರವ್ಯಾಸರು ಹಾಳಕ್ಕೆ ಬಿದ್ದ ಮುಂದೆ ಉದ್ಯೋಗ ಪರ್ವದಲ್ಲಿ ಇವತ್ತ ಕಥೆ ಹೇಳೋದಿಲ್ಲ ಅವಳು ಯಾತಕೋ ಬಟ್ಟೆ ತೆಗಿ ವಿಭಸ್ತಲಾಗಲಿ ಅಂತ ಹೇಳಲಾಗಿ ದುಶ್ಯಾಸನ ನೋಡಿ ಪಾಂಡವಾನಾಂಚ ವಾಸಾಂಸಿ ದ್ರೌಪದ್ಯಾಶ್ಚ ಅಪಿ ಉಪಾಹಾರ ತಚ್ಛುತ್ವ ಪಾಂಡವ ಸರ್ವೇ ಸ್ವಾನಿವಾಸಾಂಸಿ ಭಾರತ ಅವಕೀರ್ಯ ಉತ್ತರೀಯಾಣಿ ಸಭಾಯಾಂ ಸಮಪಾವಿಶನ್ ತಥೋ ದುಶಾಸನೋ ರಾಜನ್ ದ್ರೌಪದ್ಯಾವಸರಂ ಬಲಾತ್ ಸಭಾ ಮಧ್ಯೆ ಸಮಕ್ಷಿಪ್ಯ ವ್ಯಪಾಕೃಷ್ಟಂ ಪ್ರಜಕ್ರಮೆ ಆ ಸೀರೆ ನೆಳೆಯೋ ಪ್ರಾರಂಭ ಮಾಡಿದ ದ್ರೌಪದಿ ನೋಡ್ತಿದ್ದಾಳೆ ಭೀಷ್ಮರೇ ಭೀಷ್ಮರೇ ದ್ರೋಣರೇ ಕೃಪಾಚಾರ್ಯರೇ ನೀವು ಹೆಂಗಸರ ಸ್ಥಿತಿ ಕಂಡಿಲ್ವೇ ನಿಮಗೆ ತಾಯಂದಿರಲಿವೆ ಎಂದಳು ಧೃತರಾಷ್ಟ್ರ ಮಹಾರಾಜರೇ ನಿಮಗೆ ಹೆಂಡತಿ ಇಲ್ವೇ ನಿಮಗೆ ಸೊಸೆ ಇಲ್ವೇ ನಿಮಗೆ ಇಲ್ವೇ ಅಂತ ಕೇಳಿದಳು ಭೀಷ್ಮನಿಗೆಲ್ಲಿ ಹೆಂಡತಿ ಭೀಷ್ಮನಿಗೆಲ್ಲಿ ಸೊಸೆ ದ್ರೋಣನಿಗೆ ಸೊಸೆಯಲ್ಲಿ ಮಗನಿಗೆ ಮದುವೆ ಆಗಿಲ್ಲ ಬ್ರಹ್ಮಚಾರಿಯವನು ಸುಮ್ಮನೆ ಕೂತಿದ್ದ ಶತ್ರುವನ ಮಗಳು ಅಂತ ಭೀಷ್ಮ ಅಲ್ಲೇ ಕೂತಿದ್ದ ಬೆಳ್ಳಿ ಲೋಕಾಚಾರ್ಯರು ಬರೀತಾರೆ ಶ್ರೀವಚನ ಭೂಷಣದಲ್ಲಿ ಇಂಥದೊಂದು ಅನ್ಯಾಯ ಸಭೆಯಲ್ಲಿ ನಡೆಯುವಾಗ ನಿಮಗೆ ಜ್ಞಾನ ಇದ್ದರೆ ಬುದ್ಧಿ ಇದ್ದರೆ ಶಕ್ತಿ ಇದ್ದರೆ ಅದನ್ನು ತಡೆಯಬೇಕು ಜಟಾಯು ಮಾಡಿದ ಹಾಗೆ ಶಕ್ತಿ ಬುದ್ಧಿ ಇಲ್ಲದೆ ಇದ್ದರೆ ಎದ್ದಾರು ಹೋಗಬೇಕು ಮನುಸ್ಮೃತಿಯಲ್ಲಿದೆ ವಾಕ್ಯ ಎದ್ದೂ ಹೋಗಲಿಲ್ಲ ಭೀಷ್ಮಾದಿಗಳು ಅಲ್ಲೇ ಕೂತಿದ್ದಾರೆ ಬುದ್ಧಿ ಹೇಳಿದ ನಾಟಕ ಮಾಡ್ತಿದ್ದಾರೆ ತಪ್ಪು ತಪ್ಪು ತಪ್ಪು ಅಂತ ಹೇಳ್ತಾ ಇದ್ದಾರೆ ಹೇಳಿದ ನಾಟಕ ನಾವು ಹೇಳಲಿಲ್ಲ ಅಂತ ಮಾತು ಬರಬಾರ್ದು ನಾಳೆ ಅಂತ ಯಾರೂ ಎದ್ದು ಹೋಗಲಿಲ್ಲ ದ್ರೌಪದಿ ನೋಡಿದಳು ಎಷ್ಟು ಶ್ರಮಪಟ್ಟರೂ ಅವನು ಬಲವೆಲ್ಲಿ ಇವಳ ಬಲವೆಲ್ಲಿ ಆಗ ಕೊನೆಯಲ್ಲಿ ಯೋಚನೆ ಮಾಡ್ತಾಳೆ ಎಷ್ಟು ಎಷ್ಟು ದೂರ ಪ್ರಯತ್ನ ಮಾಡ್ತಾಳೆ ನಾನು ತುಂಬ ಕಡಿಬಿಡಿಯಲ್ಲಿದ್ದೇನೆ ಇವತ್ತು ದ್ರೌಪದಿಗಿಂತ ನಮ್ಮ ಕಡಿಬಿಡಿ ಹೆಚ್ಚು ಜ್ಞಾತಮ್ಮಯ ವಸಿಷ್ಠೇನ ಪುರಾಗೀತಂ ಮಹಾತ್ಮನ ಐದು ದಿನ ಗಂಡಂದರಿದ್ರೂ ಕಾಪಾಡಲಿಲ್ಲ ಅಲ್ಲಿ ತನಕ ಗಜೇಂದ್ರನಾಗೆ ಹಾಗೆ ಇವರು ರಕ್ಷಣೆಗೆ ಒದಗಿ ಬಂದಾರು ಅಂತ ಆಶೆ ಇಟ್ಕೊಂಡಿದ್ಲು ಆ ನಿರಾಶೆ ಮಾಡಿದ ಪಾಂಡವರು ಒಳ್ಳೇದಾಯ್ತೆ ನೋಡಿ ಆಮೇಲೆ ತನ್ನ ಹಕ್ಕನ್ನು ಕೇಳಿದಳು ಹೆಂಡತಿ ಮಾರ ರಕ್ಷಣೆ ಮಾಡುವುದೇ ಗಂಡನ ಕೆಲಸ ಅದಕ್ಕಿಲ್ಲದ ಗಂಡ ಆಮಿದ್ರೇನು ಸತ್ರೇನು ಮತ್ತೊಂದಿದ್ರೇನು ಪತಿಗಳ ಇವರಿದ್ದರೇನು ಸತಿಯ ಭಂಗಕ್ಕೊದಗಲಿಲ್ಲ ಇದೆಲ್ಲ ನಮ್ಮಲ್ಲಿ ಹರಿದಾಸರುಗಳು ಬೇಕಾದಷ್ಟು ಬರೆದಿದ್ದಾರೆ ಕರಿಮಕರಿಗೆ ಸಿಕ್ಕಿ ಇಡುತ್ತಿರುವಾಗ ಆದಿಮೂಲ ಎಂಬ ನಾಮವೇ ಕಾಯಿತು ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ ನರಹರಿ ಎಂಬ ನಾಮವೇ ಕಾಯಿತೋ ಬಾಲಯ ಸಭೆಯಲ್ಲಿ ಸೀರೆಯ ಸೆಳೆವಾಗ ಕೃಷ್ಣ ಕೃಷ್ಣ ಎಂಬ ನಾಮವೇ ಕಾಯಿತೋ ಯಮನ ದೂತರು ಬಂದು ಅಜಮಿಳನ ಸೆಳೆವಾಗ ನಾರಾಯಣನೆಂಬ ನಾಮವೇ ಕಾಯಿತೋ ಹಸುಳೆ ಆ ಧ್ರುವರಾಯ ಅಡವಿಗೆ ಕೋಪಾಗ ವಾಸುದೇವನೆಂಬ ನಾಮವೇ ಕಾಯಿತೋ ನಿನ್ನ ನಾಮಕ್ಕೆ ಕಾಣಿನೋ ಜಗದೊಳು ಗನ್ನ ಮಹಿಮ ಸಿರಿ ಪುರಂದರ ವಿಠಲ ವಸಿಷ್ಠರು ಹೇಳಿದ್ರಂತೆ ತಾಯಿ ಯಾವತ್ತಾರು ಜೀವನದಲ್ಲಿ ತುಂಟಾದರೆ ಸ್ವರ್ತವ್ಯೋ ಭಗವಾನ್ ಹರಿ ಭಗವಂತನ ನೆನೆಸು ಅಂತ ಹೇಳಿದ್ರಿಂದ ಆ ಹರಿಯನ್ನು ಸ್ಮರಣೆ ಮಾಡ್ತಾಳೆ ಇಲ್ಲಿ ಎರಡು ದಿವ್ಯವಾದ ವಾಕ್ಯಗಳು ಕುಮಾರವ್ಯಾಸ ಅದನ್ನು ಹತ್ತು ಪದ್ಯದಲ್ಲಿ ಬರೆದಿದ್ದಾನೆ ಕುಮಾರವ್ಯಾಸನ ನಾಳೆ ಓದ್ತೇನೆ ಇವತ್ತು ವ್ಯಾಸಭಾರತಕ್ಕೆ ಇಟ್ಕೊಳ್ತೇನೆ ಅಷ್ಟಕ್ಕೆ ನಾವು ಬದುಕಿದ್ದು ಸಾಕಾಗಿದೆ ಗೋವಿಂದೇತಿ ಸಮಾಭಾಷ್ಯ ಒಂದು ಸೆಂಟೆನ್ಸ್ ಪೂರ್ತಿ ಹೇಳಲಿಕ್ಕೆ ಆಗಲಿಲ್ಲ ಅವಳು ಸಂಕಟ ಗೋವಿಂದ ಅಂದಳು ಆ ಮೂರೈದ ತೊಡೆಯ ಪೇರಾಲ್ ಆ ಮೂರಕ್ಷರದ ಹೆಸರು ಗೋವಿಂದ ಮುಂದೆ ಕ್ರಿಯಾಪದ ಬರಲಿಲ್ಲ ಅವಳು ಬಾಯಲ್ಲಿ ಸಮಾಭಾಷ್ಯ ಕೃಷ್ಣೇ ಚಿತ ಪುನಃ ಪುನಃ ಕೃಷ್ಣ ಕೃಷ್ಣ ಗೋವಿಂದ ಎರಡು ಸಲ ಮೂರು ಸಲ ಹೇಳಿದಳು ಮನಸಾ ಚಿಂತೆಯ ಮಾಸಾ ದೇವಂ ನಾರಾಯಣಂ ಪ್ರಭುಂ ಮನಸ್ಸಿಂದ ಧ್ಯಾನ ಮಾಡಿದಳು ಆಪತ್ಸು ಅಭಯದಂ ಕೃಷ್ಣಂ ಆಪತ್ತಲ್ಲಿ ಕಾಪಾಡೋನು ಅವನೊಬ್ಬನೇ ಖಂಡಿತವಾಗಿ ನಾನು ಸೊನ್ನೇನ್ ನಮರು ಮುರೈಮಿನ್ ಅರ್ಥ ಮಾಡಿಕೊಳ್ಳಿ ಅವನೊಬ್ಬನೇ ರಕ್ಷಕ ಶ್ರೀಮನ್ನಾರಾಯಣ ಕಾಪಾಡೋವನು ಜೊತೆಯಲ್ಲಿ ಯಾರು ಬರೋದಿಲ್ಲ ಗಂಡ ಬರೋದಿಲ್ಲ ಹೆಂಡತಿ ಬರೋದಿಲ್ಲ ಐಶ್ವರ್ಯ ಬರೋದಿಲ್ಲ ಎಲ್ಲ ಬಿಟ್ಟು ಹೋಗಿಬಿಡ್ತೇವೆ ಪರಲೋಕಕ್ಕೆ ಹೋಗುವಾಗ ಜೊತೆಯಲ್ಲಿ ಬರೋನು ಅವನೊಬ್ಬನೇ ಆಪತ್ ಸ್ವಭಯದಂ ಕೃಷ್ಣಂ ಲೋಕಾನಾಂ ಪ್ರಭಿತಾಮಂ ಗೋವಿಂದ ದ್ವಾರಕಾವಾಸಿನ್ ಇದು ದ್ರೌಪದಿ ಶ್ಲೋಕ ಕೃಷ್ಣಾವತಾರದ ಕೊನೆಯ ಗಳಿಗೆಯಲ್ಲಿ ತನ್ನ ಮನಸ್ಪಟಲದಲ್ಲಿ ಕೊನೆಯಲ್ಲಿ ಕೃಷ್ಣ ನೀತಾನೆ ಅದನ್ನು ಬರೆದಿದ್ದಾರೆ ಆಚಾರ್ಯರು ನಾತಿ ಸ್ವಸ್ಥಮನಾಯೇ ಮನಸ್ಸು ಅತ್ಯಂತ ದುಃಖಪಟ್ಟುಕೊಂಡು ಕೃಷ್ಣಾವತಾರ ಮುಗಿಸಿದಂತೆ ಸ್ವಾಮಿ ದ್ರೌಪದಿ ಕರೆದಳು ಅವಳಿಗೆ ವಸ್ತ್ರವನ್ನು ಅನುಗ್ರಹ ಮಾಡಿದ್ದಾಯಿತು ಕಾಪಾಡಿದೆ ಸಾಕ್ಷಾತ್ತಾಗಿ ಹೋಗಲಿಲ್ಲ ಅವಳಿಗೆ ಆ ಸ್ಥಿತಿ ಬರದೇ ಇರುವಂತೆ ನಾ ಕಾಪಾಡಲಿಲ್ಲ ನಾನು ಅವತಾರ ಮಾಡಿ ಪ್ರಯೋಜನವೇನು ಅಂತ ಅಳುತ್ತ ಸ್ವಾಮಿ ಅವತಾರವನ್ನು ಮುಗಿಸಿದನಂತೆ ಗೋವಿಂದ ಅಂತ ಕರೆದಳು ಅಮ್ಮ ಹೃದಯದಲ್ಲೇ ಇದ್ದೇನೆ ಅಂತ ಹುಡುಕುವಷ್ಟರಲ್ಲಿ ದ್ವಾರಕಾವಾಸಿನ್ನೇ ಪರೀಶ ಅಂದಳು ಅಲ್ಲೆಲ್ಲ ಹೋಗಿ ಹುಡುಕಿದ್ನಂತೆ ದ್ರೌಪದಿಯನ್ನ ಧ್ವನಿ ಎಲ್ಲಿಂದ ಬರ್ತಾ ಇದ್ದು ನೋಡಬೇಕು ಅಂತ ದ್ವಾರಕೆಯಲ್ಲಿ ಸಿಕ್ಕಲಿಲ್ಲ ಕೃಷ್ಣ ಅಂತ ಹೇಳಿದಳು ಎಲ್ಲಿ ನೋಡ್ತಾ ಇದ್ದಾನೆ ಧ್ವನಿಯನ್ನ ಗೋಪಿ ಜನಪ್ರಿಯ ಗೋಕುಲದಲ್ಲಿ ಕರೀತಾ ಏನೋ ಅಲ್ಲಿ ಹೋಗಿ ನೋಡಿದನಂತೆ ಕೌರವೈ ಪರಿಭೂತಾಂ ಕಿನ್ನ ಜಾನಾಸಿ ಕೇಶವ ನನ್ನ ಕೌರವರು ಮಾಡ್ತಾ ಇದ್ದಾರೆ ನಿನಗಿದು ಗೊತ್ತಾಗಲಿಲ್ಲವೇ ಕೃಷ್ಣ ನಿನಗೆ ಗೊತ್ತಾಗಲಿಲ್ಲವೇ ಗೋವಿಂದ ದ್ವಾರಕಾವಾಸಿನ್ನೇ ಕೃಷ್ಣ ಒಂದೊಂದೇ ಶ್ರೀನಾಮವನ್ನು ಹೇಳ್ತಾ ಇದ್ದಾಳೆ ಅಲ್ಲಿ ಕುಮಾರವ್ಯಾಸ ಬರೀತಾನೆ ಇಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ ದೇವಿ ಜೊತೆಯಲ್ಲಿ ತಾಂಬೂಲವನ್ನು ಮೆಲ್ತಾ ಉಯ್ಯಾಲೆಯಲ್ಲಿ ಉಂಜಲ್ ಸೇವೆ ಅಲ್ಲಿ ಕೂತಿದ್ದ ಕೃಷ್ಣ ಸ್ತಬ್ಧವಾಗಿ ಬಾಯಾಡಿಸೋದನ್ನು ನಿಲ್ಲಿಸಿದ ಯಾಕ್ರಿ ಏನಾಯಿತು ಅಂತ ಕೇಳಿದ್ಲು ಅಯ್ಯೋ ಹೋಯ್ತು ಹೋಯಿತು ಅವಳು ಮಾನ ಹೋಯ್ತು ಅಲ್ಲಿ ಅಂತ ಹೇಳಿ ಸ್ವಾಮಿ ಆ ಕಡೆ ತಿರುಗಿ ಅಕ್ಷಯ ವಸ್ತ್ರವಾಗಲಿ ಅಂತ ಅವಳ ಮಾನ ರಕ್ಷಣೆ ಆಗಲಿ ಅಂತ ಸಂಧಾವನ ಮಾಡುವಾಗ ಪ್ರತಿನಿತ್ಯ ಹೇಳಬೇಕು ದ್ರೌಪದಿ ಹೇಳಿದ ಒಂದು ಮಂತ್ರ ನಮಗೆಲ್ಲರಿಗೂ ದೀಕ್ಷೆ ಕೊಟ್ಟಿದ್ದಾರೆ ಯಾರು ಮಾಡ್ತಾ ಇಲ್ಲ ದಯವಿಟ್ಟು ಮಾಡಿ ಸಂಧಾವನೆ ಮಾಡದೆ ಇದ್ದವರು ಶ್ಲೋಕವನ್ನು ಹೇಳ್ಬೋದು ಶಂಖಚಕ್ರಗದಾಪಾಣೆ ದ್ವಾರಕಾ ನಿಲಯಾಚ್ಯುತ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತಾಂ ಶ್ರೀಲಿಂಗ ಅದು ಶಂಖಚಕ್ರ ಗದಾಪಾಣೆ ನೀನು ನಿರಾಯುಧನಲ್ಲ ಆಯುಧ ಹಿಡಿದವನು ಕೃಷ್ಣ ಹೇಳ್ಬೋದು ಪ್ಲೀಡಿಂಗ್ ಎಕ್ಸ್ಕ್ಯೂಸ್ ಏನಮ್ಮ ಮಾಡಲಿ ಆಯುಧ ಇಲ್ಲವಲ್ಲ ಶಂಖಚಕ್ರ ಕದಾಪಾಣಿ ದ್ವಾರಕಾ ನಿಲಯಾಚ್ಯುತ ನನಗೆ ಇರೋ ಜಾಗ ಇಲ್ಲ ಅಂತ ಹೇಳಿದ್ರೆ ನೀ ನಿರ್ವಾಸಿತ ಅಲ್ಲ ನಿರ್ವಾಸಿತರಿಗೂ ಜಾಗ ಮಾಡಿಕೊಟ್ಟಿದ್ದೀಯೇ ಮುದುರೆಯವ್ರನ್ನೆಲ್ಲ ದ್ವಾರಕೆ ಕರ್ಕೊಂಡು ಹೋಗಿದ್ದೀಯೇ ಅಚ್ಯುತ ನಾನೇ ಶಾಶ್ವತ ಅಲ್ಲ ಅಂತ ಹೇಳೋ ಹಾಗಿಲ್ಲ ಕೃಷ್ಣ ನೀ ಶಾಶ್ವತರಾಗಿದ್ದೀಯೇ ಅಥವಾ ಗೋವಿಂದ ನನ್ನ ಕಷ್ಟ ಗೊತ್ತಿಲ್ಲ ಅಂತ ಹೇಳೋಣವೆ ಇಂದ್ರಿಯಗಳಿಗೆ ಒಡೆಯನಾಗಿದ್ದೀಯೇ ಕಾಕ್ಷ ಅನುಗ್ರಹ ಶಕ್ತಿ ನಿಗ್ರಹ ಶಕ್ತಿ ಇರತಕ್ಕವನು ದುಷ್ಟರನ್ನು ಶಿಕ್ಷೆ ಮಾಡು ನನ್ನನ್ನು ಕಾಪಾಡು ರಕ್ಷಮಾಂ ಶರಣಾಗತ ನಾನು ಪ್ರಪನ್ನಳು ಪ್ರಪನ್ನರನ್ನ ಕೈ ಬಿಟ್ರೆ ಭಗವಾನ್ ಕೃಷ್ಣ ನಿನಗೆ ಮಾನ ಹೋಗ್ತದಾದ್ರಿಂದ ಪ್ರಪನ್ನರು ನಿನ್ನವರಲ್ಲವೇ ನೀನು ರಕ್ಷಿಸು ಎಂಬುದಾಗಿ ಹೇಳಿ ಗೋವಿಂದ ಕೃಷ್ಣ ದ್ವಾರಕಾವಾಸಿನ್ ಅವನ ಶ್ರೀನಾಮಗಳನ್ನು ಉಚ್ಚಾರ ಮಾಡಿದಳು ವಾಚ್ಯ ಪ್ರಭಾವಂ ಪೋಲಂದ್ರ ವಾಚಕ ಪ್ರಭಾವಂ ಪಿಳಿರೇಕಾಚಾರ್ಯರು ಹೇಳ್ತಾರೆ ಭಗವಂತನಿಗಿಂತ ಅವನ ನಾಮವೇ ಶ್ರೇಷ್ಠ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಗೊಂದಾವಲೇಕರ್ ಮಹಾರಾಜರು ಲೋಕದಲ್ಲಿರುವ ಭಕ್ತರು ಅವರ ಕಡೆಗೆ ಬಂದವರು ಎಲ್ಲರಿಗೆ ಭಗವಂತನ ಶ್ರೀನಾಮ ಮಂತ್ರವನ್ನು ಕೊಟ್ಟರು ಏನು ವಿಶೇಷ ಅಂದ್ರೆ ಅವರು ಹೇಳ್ತಿದ್ರು ಅವರದು ಮುನ್ನೂರ ಅರವತ್ತೈದು ದಿವಸಕ್ಕೆ ಬೇಕಾದ ಉಪದೇಶಗಳನ್ನು ಸಂಗ್ರಹ ಮಾಡಿ ಪುಸ್ತಕ ಮಾಡಿ ಪ್ರಕಾಶ ಮಾಡಿದ್ದಾರೆ ನಮ್ಮ ಮಿತ್ರ ಇವತ್ತು ಬಂದಿಲ್ಲ ಬರ್ತಾರೆ ನಾಳೆ ನಾಡಿದ್ರಲ್ಲಿ ವಿಶ್ವನಾಥ್ ದಂಪತಿಗಳು ಮಂಡಾವಲೇಕರ್ ಮಹಾರಾಜರ ಅವಿಚ್ಛಿನ್ನ ಭಕ್ತರು ಭಗವಂತ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಭಗವಂತನ ಶ್ರೀನಾಮ ಅದು ಕಾಡು ಕಿವಿಗೆ ಕೇಳಿಸ್ತದೆ ಹೃದಯಕ್ಕೆ ಮುಟ್ಟುತ್ತದೆ ಅದಕ್ಕೇನು ಶಕ್ತಿ ಇದೆ it has the power to possess you ಒಂದು ಮಂತ್ರವನ್ನು ಒಬ್ಬರು ಕೊಟ್ಟರೆ ವಿಷ್ಣು ಸಹಸ್ರನಾಮದ ಒಂದು ಶ್ರೀನಾಮ ಭಗವಂತನ ಹೆಸರು ನಿಮ್ಮನ್ನು ಹಿಡುಕೊಳ್ಳುವ ಶಕ್ತಿ ಸಲ್ವನಾರಣನೆಂದ ಸೊಲ್ಕೆಟ್ಟಲು ಬಲ್ಹುಂ ಕಣ್ಪನಿ ನಾಳೆ ಹೇಳ್ತೇನೆ ಆಳ್ವಾರರು ಈ ನಾರಾಯಣ ಅಂತ ಶಬ್ದ ಕೇಳಿದ್ರೆ ಹೃದಯದಲ್ಲಿ ವಿಕಾರವಾಗ್ತದಲ್ಲ ಆ ನಾಮಕ್ಕೆ ಆ ಶಕ್ತಿ ಇದೆಯೋ ನಾನೇ ಹುಚ್ಚಾಗಿದ್ದೇನೆ ಅಂತ ಪರೀಕ್ಷೆ ಮಾಡುವುದಕ್ಕೆ ಒಂದು ಕಡೆ ಹೋಗಿ ಪರೀಕ್ಷೆ ಮಾಡಿದರು ಆ ಆ ನಾಮಕ ಆ ಶಕ್ತಿ ಇದೆ ಭಗವನ್ ನಾಮಕ್ಕೆ ನಮ್ಮನ್ನು ಹಿಡಿದುಕೊಳ್ಳುವ ಶಕ್ತಿ ಇದೆ ನೀವು ಬಿಟ್ಟು ಬಿಡೋದಿಲ್ಲ ಒಂದು ಲಕ್ಷ ಸಲ ನೀವು ಜಪ ಮಾಡಿ ಒಂದು ಮಂತ್ರವನ್ನು ಒಂದು ಶ್ರೀನಾಮವನ್ನು ಅದು ನಿಮ್ಮನ್ನು ವಶ ಮಾಡಿಕೊಂಡು ಬಿಡ್ತದೆ you have to surrender your yourself ನಿಮಗೆ ಆಪತ್ತು ಬಂದರೆ ಅದು ಮೊದಲು ಸಿಗ್ನಲ್ ಪತ್ತೆ ಮಾಡಿ ನಿಮ್ಮ ರಕ್ಷಣೆ ಮಾಡುತ್ತೆ ವಾಚ್ಯ ಪ್ರಭಾವಂ ಪೋಲಂದ್ರೆ ವಾಚಕ ಪ್ರಭಾವಂ ಅವನ್ ದೂರ ಸ್ಥಾನಾನಾಲಂ ಇದು ಕೆಟ್ಟಿ ನಿಂದಿರುವುದವಂ ಆ ಭಗವಂತ ದೂರದಲ್ಲಿದ್ರು ಶ್ರೀನಾಮ ಹತ್ತಿರದಲ್ಲಿರುತ್ತೆ ದ್ರೌಪದಿಗೆ ಆಪತ್ತಿಗೆ ಪುಡುವೈ ಚುರಂದದು ತಿರುನಾಮವಿರೆ ಅವಳಿಗೆ ಗೋವಿಂದ ಅನ್ನುವ ನಾಮವೇ ಅಕ್ಷಯ ವಸ್ತ್ರವನ್ನು ಕೊಟ್ಟು ಬಿಡಿತು ಕೃಷ್ಣ ಕೊಟ್ಟನೋ ಗೋವಿಂದ ನಾಮ ಕೊಟ್ಟಿತೋ ಕೃಷ್ಣನಿಗಿಂತ ಅವನ ಶ್ರೀನಾಮವೇ ದೊಡ್ಡದು ತುಂಜುಂಪೋದಗೈಮಿನ್ துயரில் சொல்லிரும் நன்றாம் பெத்ததாயினுமாயினும் சொல்லும் ಆ ನಾರಾಯಣನನ್ನ ಹೆಸರನ್ನ ಕಂಡುಕೊಂಡೆ ನಾರಾಯಣವೆನ್ನನ್ನಾಮಂ ಕಿಡುಮಿಡರಾಯವೆಲ್ಲಾಂ ಕೇಶವವೆನ್ನ ನಾಳೆ ಈ ಚಿರವಾಮಿ ಪಾಶುಗಳನ್ನು ಹೇಳ್ತೇನೆ ಕೆಡುಮಿಡರಾಯವೆಲ್ಲಾಂ ಕೇಶವವೆನ್ನ ಹತ್ತು ಜನ್ಮದಲ್ಲಿ ಸಂಪಾದನೆ ಮಾಡಿರೋ ಪಾಪಗಳನ್ನೆಲ್ಲ ಕೇಶವ ಅಂತ ಒಂದು ಸಲ ಹೇಳಿದರೆ ಇಡರಾಯವೆಲ್ಲ ಕೇಳು ನಾಳುಂ ಕೊಡವಿನೇಶಯ್ಯಂ ಕೂತಿನ್ ತಮರ್ಗಳು ಕುರುಹಿಲ್ಲ ವಿಡಮುಡಿ ಅರವಿಲ್ ಆ ತಿರುವನಂತಪುರದಲ್ಲಿ ಮರಗಿರುವ ಸ್ವಾಮಿ ವಿಷಯದಲ್ಲಿ ಪದ್ಯಗಳು ಹೇಳ್ತಾರೆ ನೂರೆಂಟು ತಿರುಪತಿಗಳಲ್ಲಿ ಒಂದೊಂದು ಹೆಸರಲ್ಲಿ ಭಗವಂತ ಪುಂಡರೀಕಾಕ್ಷ ತಿರುವೆಳ್ಳರೇ ಪೆರುಮಾಳ್ ಪುಂಡರೀಕಾಕ್ಷ ಅಂತ ಆ ಸ್ವಾಮಿಯನ್ನು ನೋಡಿ ಸೇರಿದ ಹತ್ರ ಬಾಚಿ ತಬ್ಬಿಕೊಂಡ್ಬಿಡಬೇಕು ಅಂತ ಅನಿಸುತ್ತೆ ದೇವಸ್ಥಾನ ಬಿಟ್ಟು ಬರೋದಕ್ಕೆ ಮನಸ್ಸಾಗೋದಿಲ್ಲ ರಾಮಾನುಜಾಚಾರ್ಯರಿಗೆ ವಿಷಪ್ರಾಶನವಾದ ಮೇಲೆ ಆಚಾರ್ಯರು ಶಿಷ್ಯರ ಸಲಹೆಯಂತೆ ಶ್ರೀರಂಗವನ್ನು ಬಿಟ್ಟು ಹನ್ನೆರಡು ವರ್ಷ ವಾಸ ಮಾಡಿದ ಕ್ಷೇತ್ರ ಪುಂಡರೀಕಾಕ್ಷ ಪೆರುಮಾಳ್ ದರ್ಶನ ಮಾಡಿ ಕಾಳಮೇಘ ಪೆರುಮಾಳ್ ಏರಿಕಾರ್ಥ ಪೆರುಮಾನ್ ಕರುಣ ಕರುಣಾಕರ ಅಂತ ಹೆಸರು ಮಧುರಾಂತಕದ ರಾಮಚಂದ್ರನಿಗೆ ಕರುಣಾಕರ ಎಂಬುದಾಗಿ ಹೆಸರು ಅರ್ಚಾಮೂರ್ತಿ ವೈಶಿಷ್ಟ್ಯ ಬಾಯಿ ತಪ್ಪಿ ಅಕಸ್ಮಾತ್ ಒಂದು ಶ್ರೀರಾಮವನ್ನು ಹೇಳಿದ್ರೆ ಹಿಡ್ಕೊಳ್ಳುತ್ತದೆ ಎಂಬುದಾಗಿ ದ್ರೌಪದಿ ಪ್ರಸಂಗ ನಮಗೆ ತಿಳಿಸುತ್ತದೆ ದ್ರೌಪದಿ ಓರಲ್ತಾಳೆ ಗೋಪಾಡ್ತಾಳೆ ಭಗವಂತನ ನಾಮ ಅವಳನ್ನು ರಕ್ಷಿಸುವುದು ಎಂಬುದು ಇವತ್ತು ಮಂಗಳಾಶಾಸನ ಒಳ್ಳೆ ಘಟಕ ನಿಲ್ಲಿಸಿದ್ದೇನೆ ನಾಳೆ ಮತ್ತೆ ಇದೇ ಎಳೆ ಕುಮಾರ ಕುಮಾರವ್ಯಾಸ ಭಾರತವನ್ನು ಓದಿ ಇಲ್ಲಿ ಇನ್ನಷ್ಟು ತತ್ವಗಳನ್ನು ಶೋಧಿಸೋಣ ಆಮೇಲೆ ಭೀಮ ಅರ್ಜುನರು ಭಯಂಕರ ಪ್ರತಿಜ್ಞೆಗಳನ್ನು ಮಾಡ್ತಾರೆ ಅದಗಳನ್ನು ತಡೆಯಲಾರದೆ ಧೃತರಾಷ್ಟ್ರ ದ್ರೌಪದಿಯನ್ನು ಸಮಾಧಾನ ಮಾಡಿ ವರಗಳನ್ನು ಕೊಡ್ತಾನೆ ಆಕೆ ಎರಡು ವರಗಳಲ್ಲಿ ತನ್ನ ಪತಿಯರು ದಾಸತ್ವದಿಂದ ಮುಕ್ತವಾಗಬೇಕು ಅಂತ ಅಷ್ಟೇ ಕೇಳಿಕೊಳ್ತಾಳೆ ಅವರ ಆಯುಧಗಳನ್ನು ಕೊಡಬೇಕು ಅಂತ ಕೇಳಿಕೊಳ್ತಾಳೆ ಐಶ್ವರ್ಯ ಕೊಡ್ತೇನೆ ಅಂದ್ರೆ ಬೇಡ ನಮ್ಮ ಯಜಮಾನರು ತಾವೇ ಸಂಪಾದನೆ ಮಾಡಿಕೊಳ್ತಾಳೆ ಎಂದು ಬಿಡ್ತಾಳೆ ದ್ರೌಪದಿ ಉತ್ತಮ ಮಹಿಳೆ ಆಗ ಧೃತರಾಷ್ಟ್ರನೇ ಸ್ವಂತ ಇಚ್ಛೆಯಿಂದ ಭೀಮಾರ್ಜುನರ ಪ್ರತಿಜ್ಞೆ ನಿಜವಾಗುತ್ತೋ ಅನ್ನೋ ಭಯದಿಂದ ತತ್ತರಿಸಿ ಇಲ್ಲಮ್ಮ ಅವರು ಸೋತದ್ದೆಲ್ಲ ವಾಪಸ್ ಕೊಟ್ಟಿದ್ದೇನೆ ಎಲ್ಲ ಸುಖವಾಗಿ ಊರಿಗೆ ಹೋಗಿ ಅಂತ ಹೇಳುವಾಗ ತೊಡೆ ತಟ್ಟಿಕೊಂಡು ಹೆಂಗಸನ ಬಲದಿಂದ ಪಾಂಡವರು ಪಾರಾದರು ಅಂತ ಹಾಳು ಕರ್ಣ ದುಶಾಸನ ಜಂಬುವನ್ನು ಪಡ್ತಾರೆ ನಿನಗೇನು ಗತಿ ಮಾಡ್ತೇನೆ ನೋಡು ಅಂತಾನೆ ಭೀಮ ಅರ್ಧ ದಾರಿ ಹೋದ ಮೇಲೆ ಎರಡನೇ ಸಲ ಜೂಜಿ ಕರೆಸ್ತಾರೆ ಮಹಾರಾಜರೇ ಮಾಡಿದ ಕೆಲಸ ಎಲ್ಲ ಕೆಡಿಸಿಬಿಟ್ರಲ್ಲ ನೀವು ಎಂಬುದಾಗಿ ಶಕುನಿಯು ಕರ್ಣನು ದುರ್ಯೋಧನನು ಧೃತರಾಷ್ಟ್ರನ ತಲೆಯನ್ನು ಕೆಡಿಸಿ ಎರಡನೇ ಸಲ ಅನುದ್ಯೂತಕ್ಕೆ ಕರೀತಾರೆ ಅದರಲ್ಲಿ ವನವಾಸ ಅಜ್ಞಾತವಾಸ ನಾಳೆ ಈ ಕಥೆ ಮುಗಿದ್ರೆ ಸಭಾಪರ್ವಕ್ಕೆ ಮಂಗಳವನ್ನು ಹಾಡಿ ವನಪರ್ವಕ್ಕೆ ಪ್ರವೇಶ ಮಾಡುತ್ತಿದ್ದೇವೆ ಇದು ಈಗ ಮಂಗಳವನ್ನು ಪಾಡೋಣ ಇವತ್ ಹತ್ತು ನಿಮಿಷ ಹೆಚ್ಚಾಯಿತು ದಯವಿಟ್ಟು ಶ್ರಮಿಸಬೇಕು ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಟೇ ಸ ಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾದಿ ಗಚ್ಚತಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂಚನ ಪಂಡಿತಂ ಊರ್ಧ್ವಬಾಹುರ್ವಿರೌಮ್ಯೇಷ ನ ಚ ಕಚ್ಚಿತ್ ಶೃಣೋತಿ ಮೇ ಧರ್ಮಾದತ್ತಚ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೆ ನ ಚಾತು ಕಾಮಾನ್ನ ಭಯಾನ್ನ ಲೋಭಾತ್ ಧರ್ಮಂತಜೇ ಜೀವಿತಸ್ಯಾಭಿಹೇತೋ ನಿತ್ಯೋ ಧರ್ಮ ಸುಖ ಕುಲುಖೇ ತ್ವನಿತ್ಯೆ ಜೀವೋ ನಿತ್ಯ ಹೇತುರಸ್ಯ ತ್ವನಿತ್ಯ ಕಾರ್ಕಂ ವೇದಂ ವಿಮಂ ವಿದ್ವಾನ್ ನಿಯಮಸ್ಥ ಶುಚಿಶ್ರೋತ ಶೃಣ್ವನ್ ಸಬಲಮಶ್ನುತೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ततो जयमुदीरयेत् नारायणम् ಹರಂತೈ ವನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ततो जयमुदीरयेत् स्वस्ति प्रजाभ्य परिपालयन्ताम् न्याय्येन मार्गेण महीम् महिषाः गोब्राह्मणेभ्यः शुभमस्व नित्यम् लोकाः समस्ताः सुखिनो भवन्तु मङ्गलम् मङ्गलम् मङ्गलम् नित्यश्रीर्नित्यमङ्गलम्